आचार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देव व्यासम् वसिष्ठनप्तारम् शक्ते पौत्रमकल्मषम् पराशरात्मजम् वन्दे शुकतातन्तपोनिधिम् सम्यन्यायकलापेन माता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्ण प्रज्वालितो ज्ञानमयप्रदीप जडान्दपचिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृता धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतम् तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतरुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगज्योनिम् नौमि नारायणम् हरिम् अदवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलम् गीतार्थगन्धोत्कटम् नानाख्यानकेसरम् हरिकथा सम्बोधनाबोधितम् लोके सज्जन षट्पदैरहरः पेपीयमानम् मुदा भूयाद्भारतपङ्कजम् करिमलप्रध्वंसिन श्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमथ पापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो कोशतम् करकशङ्गमयम् ददाति विप्राय वेदविदुषे शुभहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरदर्शव यदि हास्ति तदन्यत्र यन्ने हास्ति न कुत्रचित् महत्त्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः युधिष्ठिरो धर्ममयो महाद्रुमः स्कन्धोऽर्जु भीमसेनोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च धम्मो विवर्धति युधिष्ठिरकीर्तनेन ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರು ವಿನಶ್ಯತಿ ಧನಂಜಯ ಕೀರ್ತನೇನ ಮದ್ವೀಸುತೌ ಕಥಯತಾಂ ನ ಭವಂತಿ ಜಲಾ ಗಾಂಧಾರ ನೀಲೋಪಲ ಶಲ್ಯದ್ರಾವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮವಿಕರ್ಣ सोत्तीर्णा खलु पाण्डवैर्णनदि कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തോ ജയമുദീരയേത് ശ്രീകൃഷ്ണായ പരബ്രഹ്മണേ നമ ತಮಗೆಲ್ಲರಿಗೂ അനന്ത ಪ್ರಣಾಮಗಳು ಇಂದಿನ ಪ್ರವಚನದಲ್ಲಿ ಇನ್ನೊಂದು ಧರ್ಮ ಸೂಕ್ಷ್ಮವನ್ನು ವಿವರಿಸ್ತಕ್ಕಂಥ ಪ್ರಸಂಗವನ್ನು ಮೊದಲು ಆರಿಸಿಕೊಳ್ತಾ ಇದ್ದೇವೆ ಅದು ಧರ್ಮವ್ಯಾಧ ಪ್ರಕರಣ ಈ ಕಥೆಯನ್ನು ಸ್ವಲ್ಪ ಮಟ್ಟಿಗೆ ತಾವು ಕೇಳಿರ್ಬೋದು ಅದರಲ್ಲಿ ಅಡಗಿರ್ತಕ್ಕಂತಹ ತತ್ವಗಳೇನು ಅನ್ನೋದನ್ನು ಮಾತನ ಮಾಡಬೇಕು ನಿನ್ನೆ ಸಾವಿತ್ರಿ ಚರಿತ್ರೆ ಕೇಳಿದ್ದೀರಿ ಕಥೆ ಸುಮಾರಾಗಿ ಗೊತ್ತಿದ್ದರು ಒಳಗೆ ಎಷ್ಟೊಂದು ತತ್ವಾರ್ಥಗಳಿವೆ ಆ ಮೂಲ ಶ್ಲೋಕ ಓದಿದರೆ ಮಾತ್ರ ಗೊತ್ತಾಗುತ್ತೆ ನಿನ್ನೆ ಒಬ್ಬರು ಇವತ್ತೊಬ್ಬರು ಅದರ ಬಗೆಗೆ ಮತ್ತೆ ಪ್ರಶ್ನೆಗಳನ್ನು ಕೇಳಿದರು ಸಾವಿತ್ರಿ ಅರ್ಥವನ್ನು ಹೇಳಿದಿರಿ ಗಾಯತ್ರಿ ಅರ್ಥವನ್ನು ಹೇಳಲಿಲ್ಲ ವಿವರಿಸಬೇಕು ಸಂಧ್ಯಾ ವಂದನೆ ಮಂತ್ರಗಳಿಗೆಲ್ಲ ಅರ್ಥ ಹೇಳಿ ಅಂತ ಒಬ್ಬರು ಕೇಳಿದರು ಅಂದ್ರೆ ಮಹಾಭಾರತ ಮುಂದೆ ಪ್ರವಚನ ಮಾಡಬೇಡಿ ಅಂತ ಅದರ ಅರ್ಥ ಗಾಯತ್ರಿ ಅರ್ಥವನ್ನು ಯಾತಕ್ಕೆ ಹೆಚ್ಚು ವಿವರಿಸಲಿಲ್ಲ ಅಂದರೆ ಈ ಹೇಳ್ತಿರೋದೆಲ್ಲ ಅದೇನೆ ನಮ್ಮೆಲ್ಲರ ಬುದ್ಧಿಗಳನ್ನು ಭಗವಂತ ಬೆಳಕಿನತ್ತ ಕರೆದೊಯ್ಯಲಿ ನಮಗೆ ಬೆಳಕು ತೋರಲಿ ಅಂದ್ರೆ ನಾವಿರೋದೆಲ್ಲಿ ಕತ್ತಲೆಯಲ್ಲಿ ಅದು ಮೊದಲು ತಿಳಿದ್ರೆ ಬೆಳಕಿನ ಅರ್ಥ ಆಗುತ್ತೆ ನಾವಿರೋದೇ ಬೆಳಕಿನಲ್ಲಿ ಅಂತ ಭ್ರಮಿಸಿದರೆ ಆವಾಗ ನಿಮಗೆ ಹೆಚ್ಚಿಗೆ ಬೆಳಕು ಬೇಕಾಗೋದಿಲ್ಲ ನಾವಿರುವುದೇ ಬೆಳಕಿನಲ್ಲಿ ನೀವು ಭ್ರಮೆ ಬಿಡಿಸುವುದಕ್ಕೆ ಧರ್ಮವ್ಯಾಸನ ಕತೆ ತುಂಬ ಉಪಕಾರಕವಾಗುತ್ತೆ ಇದರಲ್ಲಿ ನಿಜವಾದ ಬ್ರಾಹ್ಮಣ ಯಾರು ಅನ್ನೋ ಪ್ರಶ್ನೆ ನಿಜವಾದ ಮನುಷ್ಯತ್ವದ ಸ್ವರೂಪ ನಿಜವಾದ ಹಿಂಸೆ ಮತ್ತು ಅಹಿಂಸೆಗಳ ವಿವರಣೆ ಪೂರ್ವಜನ್ಮದ ಸ್ಮರಣೆ ಯಾವಾಗ ಯಾಕೆ ಬರ್ತದೆ ಹೇಗೆ ಬರ್ತದೆ ಅದರ ಪ್ರಯೋಜನವೇನು ಇತ್ಯಾದಿ ಅನೇಕ ಸೂಕ್ಷ್ಮ ವಿಷಯಗಳನ್ನು ಒಳಗೊಂಡಿರುವುದು ಇದನ್ನು ಆದಷ್ಟು ಸಂಗ್ರಹ ಮಾಡಿ ಸಾಧ್ಯವಾದರೆ ಇವತ್ತು ಯಕ್ಷಪ್ರಶ್ನೆಯನ್ನು ದಾಟಿಬಿಟ್ರೆ ನಾಳೆ ಭಾನುವಾರ ನಿರಾಬಾಧವಾಗಿ ವಿರಾಟ ಪರ್ವಕ್ಕೆ ನಾವು ಪ್ರವೇಶ ಮಾಡಬಹುದು ಅಂತ ಹೇಳಿ ಮನಸ್ಸಲ್ಲಿ ಭಾವನೆಯಾಗಿದೆ ಅದು ಹೇಗೆ ನೀವು ಗೊತ್ತಿಲ್ಲ ಭಗವಂತ ಮಾರ್ಕಂಡೇಯ ಮಹರ್ಷಿಗಳು ಪಾಂಡವರ ವನವಾಸದ ಕೊನೆ ಭಾಗದಲ್ಲಿ ಅವರಿಗೆ ದಿಕ್ಕಾಗಿ ನಿಂತುಕೊಂಡು ಅನೇಕ ತೀರ್ಥಕ್ಷೇತ್ರಗಳ ಪರಿಚಯವನ್ನು ಮಾಡಿಸ್ತಾ ಧರ್ಮರಾಜಾದಿಗಳು ಕೇಳುವ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾರೆ ಅದರ ಕೊನೆಯಲ್ಲಿ ಪುರುಷಕಾರ ರೂಪದಲ್ಲಿ ಪಾಂಡವರಿಗೆ ನೀವು ಪ್ರಪತ್ತಿಯನ್ನು ಮಾಡಿ ಕೃಷ್ಣನಲ್ಲಿ ಎಂಬ ಸಲಹೆಯನ್ನೂ ಕೊಡ್ತಾರೆ ಆ ಸಲಹೆಯಿಂದ ಪಾಂಡವರು ಕೃಷ್ಣನಲ್ಲಿ ಪ್ರಪತ್ತಿ ಮಾಡ್ತಾರೆ ಎಂಬಲ್ಲಿಗೆ ವನಪರ್ವ ಮುಕ್ತಾಯವಾಗುತ್ತೆ ಅದರ ಮರ್ಮವನ್ನು ಇವತ್ತು ವಿವರಿಸಬೇಕು ನೋಡೋಣ ತತ್ಪೂರ್ವದಲ್ಲಿ ತುಂಬ ಸುಂದರವಾದ ಕಥೆ ಇದು ಮಾರ್ಕಂಡೇಯರು ಹೇಳ್ತಾರೆ ಕಶ್ಚಿತ್ ದ್ವಿಜಾತಿ ಪ್ರವರಃ ಒಬ್ಬ ಬ್ರಾಹ್ಮಣ ಇದ್ದ ಅವನ ಹೆಸರು ಗೊತ್ತಿಲ್ಲ ಕೌಶಿಕ ಗೋತ್ರದವನು ಅವನಿಗೆ ಕೌಶಿಕ ಕೌಶಿಕ ಚಂಡ ಕೌಶಿಕ ಅಂತ ಕರೀತಾ ಇದ್ರು ಪೂರ್ವ ಕಾಲದಲ್ಲಿ ವೈಯಕ್ತಿಕ ಹೆಸರುಗಳಿಗಿಂತ ಕುಲದ ಹೆಸರನ್ನೇ ಹೇಳುವರು ಭರದ್ವಾಜ ಗೋತ್ರದಲ್ಲಿ ಬಂದವರೆಲ್ಲ ಭಾರದ್ವಾಜರು ಗೌತಮ ಗೋತ್ರದಲ್ಲಿ ಬಂದವರೆಲ್ಲ ಗೌತಮರು ವಸಿಷ್ಠ ಗೋತ್ರದಲ್ಲಿ ಬಂದವರೆಲ್ಲ ವಸಿಷ್ಠರು ಒಬ್ಬ ಬ್ರಾಹ್ಮಣ ಅವನ ಎಷ್ಟಿರ್ಬೋದೋ ಗೊತ್ತಿಲ್ಲ ಚಿಕ್ಕವನು ಅಂತ ಕಾಣುತ್ತೆ ಸುಮಾರು ಯುವಕ ವೇದಾಧ್ಯಾಯಿ ತಪೋಧನ ವೇದ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ತಪಸ್ವೀ ಧರ್ಮಶೀಲಶ್ಚ ಧರ್ಮ ಗೊತ್ತಿಲ್ಲ ಅನ್ಬೇಡಿ ಕೌಶಿಕೋ ನಾಮ ಭಾರತ ಸ್ವಲ್ಪ ಕಡಿಮೆ ಮಾಡಿ ವಾಲ್ಯೂಮ್ ಈ ಕಡೆ ನೋಡೋದೇ ಅಲ್ವಲ್ಲ ನೀವು ಸಾಂಗೋಪನಿಷದೋ ವೇದಾಂ ಅಧೀತೆ ದ್ವಿಜಸತ್ತಮಃ ವೇದ ಓದುವುದು ಅಂದ್ರೆ ಬರೀ ಅಧ್ಯಯನ ಅಕ್ಷರ ರಾಶಿ ಗ್ರಹಣ ಮಾತ್ರವಲ್ಲ ಸಾಂಗ ಉಪನಿಷದ ವೇದಗಳಿಗೆ ಶಿಕ್ಷಾ ವ್ಯಾಕರಣ ನಿರುಕ್ತ ಛಂದಸ್ಸು ನಿರು ಗೌ ಕಲ್ಪ ಆರು ಅಂಗಗಳುಂಟು ಆರು ಅಂಗಗಳನ್ನು ತಿಳ್ಕೊಳ್ಳದೇ ಇದ್ರೆ ವೇದದ ಅರ್ಥ ತಿಳಿಯೋದಿಲ್ಲ ಉಚ್ಚಾರ ಕ್ರಮ ಯಾಗದಲ್ಲಿ ಎಲ್ಲಿ ಉಪಯೋಗಿಸಬೇಕು ವೇದ ಶಬ್ದಗಳ ವ್ಯುತ್ಪತ್ತಿ ಎಟಿಮಾಲಜಿ ವ್ಯಾಕರಣ ಇದೆಲ್ಲ ತಿಳ್ಕೊಂಡ್ರೆ ಆಮೇಲೆ ಉಪಾಸನೆಗೆ ಸಹಾಯಕ ಸಾಂಗೋಪನಿಷದೋ ವೇದಾನಧೀತೆ ದ್ವಿಜಸತ್ತಮಃ ಅವನಿಗೆ ವೇದ ಇನ್ನೂ ಅಧ್ಯಯನ ಮಾಡಬೇಕು ಇನ್ನೂ ಅಧ್ಯಯನ ಮಾಡಬೇಕು ಅನ್ನೋ ಆಸೆ ಅದೇನು ತಪ್ಪಲ್ಲ ಹತ್ತು ಜನ್ಮ ಕೊಟ್ಟರು ಅಧ್ಯಯನ ಮಾಡುವ ರುಚಿ ಆ ಸ್ವರಗಳ ರುಚಿ ಕಿವಿಗೆ ಮನಸ್ಸಿಗೆ ಹತ್ತಿದವನಿಗೆ ಇನ್ನೂ ವೇದವನ್ನೇ ಹೇಳಬೇಕು ವೇದಾಧ್ಯಯನ ಮಾಡಬೇಕು ಅನ್ನುವ ರುಚಿ ಉಂಟಾಗುತ್ತೆ ಭರದ್ವಾಜರಿಗೆ ಇದು ಹೀಗಾಯಿತು ಅಂತಲ್ಲೇ ನಿನ್ನೆ ಹೇಳಿದ ಕಾಟಕ ಭಾಗದಲ್ಲೇ ಹೇಳ್ತಾರೆ ವಯಸ್ಸಾಯಿತು ಭರದ್ವಾಜರು ಮಲಗಿದರು ತಗುಂ ಹಜೀರ್ ನಿಗ್ಗ ಶಯಾನಂ ಮಲಗಿದ್ದಾರೆ ತಲೆದುಂಬು ಇಲ್ಲದೆ ಭಗವಂತ ಪ್ರತ್ಯಕ್ಷವಾಗಿ ಅಯ್ಯ ಭರದ್ವಾಜ ಇಷ್ಟು ಮುದುಕಾಗಿದ್ದೀಯೇ ಇನ್ನೂ ವೇದಾಧ್ಯಯನ ಮಾಡ್ತಾ ಇದ್ದೀಯಲ್ಲ ನಿನಗೆ ಇನ್ನೊಂದು ಆಯುಷ್ಯ ಕೊಟ್ಟರೆ ಏನು ಮಾಡ್ತೀಯ ಅಂತ ಕೇಳಿದ ಅವ್ರು ಹೇಳಿದ್ರು ನಾನು ಮತ್ತೆ ಬ್ರಹ್ಮಚರ್ಯವನ್ನೇ ಮಾಡ್ತೇನೆ ವೇದಾಧ್ಯಯನವನ್ನೇ ಮಾಡ್ತೇನೆ ಎಷ್ಟು ಮಾಡ್ತೀಯೇ ಮಾಡ್ತಾನೇ ಹೋಗ್ತೀನಿ ಬಾಯಲ್ಲಿ ಅಂತ ಕರ್ಕೊಂಡು ಹೋಗಿ ಅವ್ರನ್ನ ಹೊರಗಡೆ ತೋರಿಸ್ತಾರೆ ಮೂರು ಬೆಟ್ಟಗಳನ್ನು ತೋರಿಸ್ತಾರೆ ಏನಿದು ಇದು ಮೂರು ವೇದಗಳು ಏಕೈಕಸ್ಮಾ ಮುಷ್ಟಿನಾದದೆ ಒಂದೊಂದರಿಂದ ಒಂದು ಹಿಡಿಯನ್ನು ತೆಗೆದುಕೊಂಡು ನೀ ಅಭ್ಯಾಸ ಮಾಡಿರೋದು ಇಷ್ಟು ಹಿಡಿಯಷ್ಟು ಅನಂತಾವೈ ವೇದಾ ವೇದಗಳಿಗೆ ಕೊನೆಯ ಇಲ್ಲ ಮಾಡ್ತೀಯಾ ಹೌದು ಮಾಡ್ತೇನೆ ಎಂದು ಎಷ್ಟು ವೇದ ಮಂತ್ರಗಳು ನಷ್ಟವಾಗಿವೆಯೋ ನಮಗೆ ಗೊತ್ತಿಲ್ಲ ಎಷ್ಟು ಪ್ರತ್ಯಕ್ಷವಾಗಿವೆಯೋ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಬೇಕಾಗತ್ತೆ ಹೊಸ ವೇದ ಮಂತ್ರಗಳನ್ನು ಈ ಶತಮಾನದಲ್ಲಿ ಹಿಂದೆ ಗೋಕರ್ಣದ ದೇವರಾತರೆಂಬ ಒಬ್ಬ ಮಹರ್ಷಿಗಳು ಪ್ರತ್ಯಕ್ಷ ಮಾಡಿಕೊಂಡ್ರು ನಾಲ್ಕುನೂರ ಐವತ್ತು ಋಗ್ವೇದ ಮಂತ್ರಗಳನ್ನು ಕಳೆದು ಯಾವಾಗಲೂ ಕಳೆದು ಹೋಗಿದ್ದನ್ನು ಪ್ರತ್ಯಕ್ಷ ಮಾಡಿಕೊಂಡ್ರು ಬಹಳ ಆಶ್ಚರ್ಯವಾದದ್ದು ಶಿರಸಿ ಕಡೆಯವರು ಗೋಕರ್ಣದವರು ಅಂತ ಎಷ್ಟು ವೇದ ಹೋಗಿದೆಯೋ ಗೊತ್ತಿಲ್ಲ Vedas are being eternally lost and rediscovered ಹೋಗಿದ್ದನ್ನು ಮತ್ತೆ ಮತ್ತೆ ಪತ್ತೆ ಮಾಡ್ತಾ ಇದ್ದಾರೆ ಪತ್ತೆ ಮಾಡೋದಂದ್ರೆ ರಿಸರ್ಚ್ ಅಲ್ಲ ತಪಸ್ಸಿನಿಂದ ಆಗಬೇಕು ಇನ್ನು ಆ ವೇದದ ಹುಚ್ಚು ಹಿಡಿದುಬಿಟ್ಟಿದೆ ಸವೃಕ್ಷಮೂಲೆ ಕಸ್ಮಿಂ ಸ್ಥಿತಿ ವೇದ ಏನು ಸ್ಥಿತ ಇದೇ ತಪಸ್ಸು ಒಂದು ಮರದ ಕೆಳಗೆ ಕೂತಿದ್ದಾನೆ ಯಾವುದೋ ಒಂದು ಕಾಡು ಕಾಡಿನ ಹತ್ರ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಹತ್ತೆಂಟು ಕುಟುಂಬಗಳು ಅಗ್ರಹಾರ ಅದು ಬ್ರಾಹ್ಮಣರ ವಸತಿ ಅವನ ಜನಜೀವನ ಹೇಗಿದೆ ಮರದಡಿಯಲ್ಲಿ ಕೂತು ವೇದೋಚ್ಚಾರ ಮಾಡುವುದು ಮಾಧ್ಯಾಹ್ನಿಕವಾಯಿತು ಹೊಳೆ ಹತ್ರ ಹೋಗಿ ಕೆರೆ ಹತ್ರ ಹೋಗಿ ಸಂಧ್ಯಾವನ್ನು ಮಾಡುವುದು ಊರಲ್ಲಿ ನಾಲ್ಕೈದು ಮನೆಯಲ್ಲಿ ಭಿಕ್ಷೆ ಎತ್ತುವುದು ಮತ್ತೆ ಮರದ ಕೆಳಗೆ ಕೂಡುವುದು ಸಾಯಂಕಾಲ ತನಕ ಅಧ್ಯಯನ ಮಾಡುವುದು ಅಲ್ಲೇ ಮಲಗುವುದು ಇದೇ ಅವನ ಟೈಮ್ ಟೇಬಲ್ ಇವನು ಪೂರ್ವೋತ್ತರ ಚರಿತ್ರೆ ಇನ್ನೂ ಹೇಳಿಲ್ಲ ಆಮೇಲೆ ಹೇಳ್ತೇನೆ ಇವನಿಗೆ ತಂದೆ ಒಬ್ಬ ಇದ್ದ ತಾಯಿ ಒಬ್ಬಳಿದ್ದಳು ಮದುವೆ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ವಯಸ್ಸಾದ ತಾಯಿ ತಂದೆಗಳನ್ನು ಬಿಟ್ಟು ಅವರ ಸೇವೆಯನ್ನು ಬಿಟ್ಟು ನನಗೆ ವೇದವೇ ಮುಖ್ಯ ಎಂಬುದಾಗಿ ತಿಳ್ಕೊಂಡು ಅಧ್ಯಯನ ಮಾಡ್ತಾ ಇದ್ದಾನೆ ವೇದ ಮಾಡೋದು ತಪ್ಪಲ್ಲ ತಂದೆ ತಾಯಿಗಳನ್ನು ಬಿಟ್ಟದ್ದು ತಪ್ಪು ಆ ಸೇವೆ ಬಂದು ಬಿಟ್ಟುಬಿಟ್ಟ ಅವನು ಮುಂದೆ ವ್ಯಾಧ ಚಿತ್ತಾನವನನ್ನ ಕಸ್ಮಿನ್ ಸ್ಥಿತಿ ವೇದಾನುಚ್ಚಾರಯನ್ ಸ್ಥಿತ ಉಪರಿಷ್ಟಾಶ್ಚ ವೃಕ್ಷ ಬಲಾಕ ಆ ಮರದ ಮೇಲುಗಡೆಯಲ್ಲಿ ಒಂದು ಕಾಗೆ ಕೂತಿತ್ತು ಇವನು ಕೂತಿದ್ದಾನೆ ಕೆಳಗೆ ಅಂತ ಅದು ಗೊತ್ತಿಲ್ಲ ಗೊತ್ತಿದ್ದರೆ ಅದು ಕಾಗೆ ಆಗ್ತಾ ಇರಲಿಲ್ಲ ಒಂದು ಮರದ ಕೆಳಗೆ ನೀವು ಕೂತ್ರೆ ಕಾಗೆಗಳೆಷ್ಟೋ ಇರ್ತವೆ ಗುಬ್ಬಚ್ಚಿ ಇರ್ತದೆ ಬೇರೆ ಪಕ್ಷಿಗಳಿರ್ತವೆ ಅದರಷ್ಟಕ್ಕೆ ಅವಜೀವನ ಮಾಡ್ತೇವೆ ಅವ್ರಿಗೆ ನೀವು ಸೆನ್ಸ್ ಇರಬಹುದು ನಿಮಗೆ ಅವು ಸೆನ್ಸ್ ಅಂತ ಹೇಳ್ತೀರಿ ಯಾವುದು ನೀವನೋ ಯಾವುದು ಓಲ್ಡೋ ಗೊತ್ತಾಗೋದಿಲ್ಲ ಆ ಪಕ್ಷಿ ಏನು ಮಾಡಿತು ಎಲ್ಲೋ ಏನೋ ಹುಳ ತಿನ್ನುತ್ತೆ ಕಾಗೆ ಮೇಲಿನಿಂದ ವೃಷ್ಟಿ ಮಾಡಿಬಿಡಿತು ತನ್ನ ಶರೀರದ ಕಶ್ಮಲವನ್ನು ಹೊರಗೆ ಚೆಲ್ಲಿತು ತಯಾ ಪುರೀಶಮುತ್ಸೃಷ್ಟಂ ಬ್ರಾಹ್ಮಣ ತದೋಪರಿ ಅವನ ತಲೆ ಮೇಲೆ ಬಿತ್ತು ಕಾಕವೃಷ್ಟಿ ನೀವು ಬೀಜಲ್ಲಿ ಹೋಗ್ತಿರುವಾಗ ಹೀಗಾಗುತ್ತೆ ಎಷ್ಟೋ ಸಲ ಮೇಲಿನಿಂದ ಪಕ್ಷಿಗಳು ವೃಷ್ಟಿ ಮಾಡಿಬಿಡುತ್ತವೆ ನಿಮ್ಮ ತಲೆ ಮೇಲೆ ಬೀಳುತ್ತೆ ಅಂತ ಅವಜ್ಞಾನವಿಲ್ಲ ಕಾಗೆ ಏನಾದ್ರು ವೃಷ್ಟಿ ಮಾಡಿದರೆ ಏನು ಮಾಡಬೇಕು ಒಡನೆಯೇ ಮನೆಗೆ ಹೋಗಿ ಸಚೇಲ ಸ್ನಾನ ಬಟ್ಟೆಯ ಸಮೇತ ಸ್ನಾನ ಮಾಡಬೇಕು ಅಶುದ್ಧಿ ಅಪಶಕುನ ಅದು ಕಾಗೆ ತಲೆಗೆ ಬಡಿಯಬಾರದು ಕಾಗೆ ವೃಷ್ಟಿ ಮಾಡಿದರೆ ಬಟ್ಟೆ ಸಮೇತ ಸ್ನಾನ ಮಾಡಿ ಬಟ್ಟೆ ಬೇರೆ ಬದಲಾಯಿಸ್ಕೋಬೇಕು ಇವನಿಗೆ ಕೋಪ ಬಂತು ಇಷ್ಟೆಲ್ಲ ವೇದ ತಿಳಿದಿದೆ ತಪಸ್ಸು ಮಾಡಿದ್ದಾನೆ ಅಧ್ಯಯನ ಮಾಡಿದ್ದಾನೆ ಭೃಷಂ ಕ್ರೋಧಾಭಿಭೂತೇನ ಬಲಾಕ ನಿರೀಕ್ಷಿತ ಕೋಪದಿಂದ ಅದನ್ನು ಹೀಗೆ ನೋಡಿದ ನಾನು ಕೆಳಗೆ ಕೂತಿದ್ದೇನೆ ಅಂತ ಜ್ಞಾನ ಇಲ್ಲ ಪಕ್ಷಿಗೆ ಇದು ನಾನು ಬೇರೆ ದೃಷ್ಟಿ ಮಾಡಿದೆಯಲ್ಲ ನಾನೆಷ್ಟು ಅದೆಷ್ಟು ಎಂಬುದಾಗಿ ಬಾಯಲ್ಲೇನು ಹೇಳಲಿಲ್ಲ ಶಾಪೋಕ್ತಿ ಹೇಳಲಿಲ್ಲ ಕೋಪದಿಂದ ನೋಡಿದ ಅಪಧ್ಯಾತ ಸವಿಪ್ರೇಣ ಅಪಧ್ಯಾನ ಅಂದ್ರು ಥೂ ಜಾತಕ್ಕೆ ಹೀಗಿದೆ ಅಂತ ಮನಸ್ಸಲ್ಲಿ ಒಬ್ಬರನ್ನು ನೀವು ನಿಮ್ಮ ಜೀವನದ ಪ್ರಗತಿಗೆ ಅಡಚಣೆಯನ್ನಾಗಿ ಭಾವಿಸುವುದು ಇದು ಅಪಧ್ಯಾನ ಎಲ್ಲೋ ಹೋಗ್ತಾ ಇರ್ತೀರಿ ರಸ್ತೆಯಲ್ಲಿ ಈ ಕಡೆ ಒಬ್ಬರು ಆ ಕಡೆ ಒಬ್ಬರು ಬರುತ್ತೆ ಸೋ ಇವರು ಯಾತಕಪ್ಪ ಬಂದರು ಅಂತಲ್ಲ ನಿಮ್ಮಷ್ಟು ಅವರಿಗೆ ರಸ್ತೆ ಅವ್ರಿಗೂ ಮುಖ್ಯವಾಗಿರುತ್ತೆ ರಸ್ತೆ ನಿಮ್ದಲ್ಲ ಬರಬಾರದು ಎಲ್ಲವೂ ನಿಮ್ಮಿಷ್ಟಕ್ಕೆ ಆಗಬೇಕು ರಸ್ತೆ ನಿಮಗೋಸ್ಕರ ಇರಬೇಕು ಪಶು ಪಕ್ಷಿ ಪ್ರಾಣಿಗಳು ಇರಬೇಕು ಎಲ್ಲ ನನ್ನ ದೃಷ್ಟಿಯಿಂದಲೇ ಇರಬೇಕನ್ನೋದು ಮೂರ್ಖತನ ಅದು ದುರಹಂಕಾರ ಜಗತ್ತಲ್ಲಿ ನಾನೂ ಬದುಕಬೇಕು ಪಕ್ಷಿ ಪ್ರಾಣಿಗಳು ಇರಬೇಕು ಮನುಷ್ಯರು ಇರಬೇಕು ಉಳಿದವ್ರಿಗೂ ಹಕ್ಕಿದೆ ಈ ಸಹನೆ ಆ ಸಹನೆ ಇಲ್ಲ ಅವನಿಗೆ ವಯಸ್ಸಿಕ್ಕದು ಅಪಧ್ಯಾಯ ಧ್ಯಾತಾಚ ವಿಪ್ರೇಣ ನೆಪತತಿ ಧರಣಿ ತಲೆ ಆ ಪಕ್ಷಿ ಸುಟ್ಟು ಹೋಯಿತು ಎಲೆಕ್ಟ್ರಿಕ್ ಕರೆಂಟ್ ಬಡಿದ ಹಾಗೆ ಕೆಳಗೆ ಬಿದ್ದು ಸತ್ತು ಹೋಯಿತು ಇವನು ದುಷ್ಟ ಅಲ್ಲ ಆ ಕ್ಷಣದಲ್ಲಿ ಮುಂಗೋಪ ಬ್ರಾಹ್ಮಣನಿಗೆ ವಿಶೇಷವಾಗಿ ಮುಖ್ಯ ಶತ್ರುವಾದದ್ದು ಕೋಪ ಬ್ರಾಹ್ಮಣಾನಾಂ ಕ್ಷಮಾಬಲಂ ವಸಿಷ್ಠಾಶ್ರಮದ ಗೋವು ಏನು ಮಹರ್ಷಿಗಳೇ ವಿಶ್ವಾಮಿತ್ರ ಎಳ್ಕೊಂಡು ಹೋಗ್ತಿದ್ರು ನನ್ನನ್ನು ಉಪೇಕ್ಷೆ ಮಾಡಿದ್ದೀರಲ್ಲ ಅಂತ ಕೇಳಿದ್ರೆ ಏನಮ್ಮ ಮಾಡಲಿ ಅದು ಸರ್ಕಾರ ನಾನು ಒಬ್ಬ ವ್ಯಕ್ತಿ ಗೌರ್ಮೆಂಟ್ ವರ್ಸಸ್ ಇಂಡಿವಿಜುವಲ್ ನಾನೇನು ಮಾಡಲಿ ಅಂದ್ಬಿಟ್ಟು ವಸಿಷ್ಠರು ಉತ್ತರ ಕ್ಷಣದಲ್ಲಿ ಸತ್ತು ಹೋದ ಪಕ್ಷಿಯನ್ನು ನೋಡಿ ಸಂತಪ್ತ ಕಾರುಣ್ಯ ಉಂಟಾಯಿತು ಒಂದು ಕ್ಷಣದಲ್ಲಿ ಕೋಪ ಅಯ್ಯೋ ನಾ ಪಕ್ಷಿಯನ್ನು ಸೊಟ್ಟು ಬಿಟ್ನಲ್ಲ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬ್ರಾಹ್ಮಣ್ಯ ಜಯಿಸಬೇಕು ಮನುಷ್ಯನಿಗೆ ಬೇಡರಾಗಿದ್ದ ವಾಲ್ಮೀಕಿ ಎಷ್ಟೋ ಮನುಷ್ಯರನ್ನು ಕೊಲ್ತಿದ್ರು ತಲೆ ಹೊಡಿತಿದ್ರು ಮಾಡ್ತಿದ್ರು ಅವರ ಪಕ್ಕದಲ್ಲಿಯೇ ಒಂದು ಸಸ್ಯಾಭ್ಯಾಸೇ ಮಿಥುನಂ ಅವರ ಪಕ್ಕದಲ್ಲಿ ಚರಂತ ಮನಪಾಯನಂ ಒಂದು ಜೋಡಿ ಕ್ರೌಂಚ ಪಕ್ಷಿಗಳು ನಾನು ಮರದ ಮೇಲಿನ ಪಕ್ಷಿ ಅಂತ ತಿಳ್ಕೊಂಡಿದ್ದೆ ಶಿರಸಿ ಫಾರೆಸ್ಟ್ ಆಫೀಸರ್ ಒಬ್ಬರು ರಿಸರ್ಚ್ ಮಾಡ್ತಾ ಇದ್ದಾರೆ ಫ್ಲೋರಾ ಫೌನ ಪಕ್ಷಿ ಗಿಡ ಮರಗಳ ಮೇಲೆ ಆ ಕ್ರೌಂಚ ಪಕ್ಷಿ ಚಿತ್ರ ಅದರದ ಹಿಸ್ಟ್ರಿ ಎಲ್ಲ ತಂದು ಒಗೆದ್ರು ನನ್ನ ಎದುರಿಗೆ ಅದು ನಾಲ್ಕೂವರೆ ಅಡಿ ಎತ್ತರದ ಪಕ್ಷಿ ಅದು ಅದು ಹಾರ್ತದೆ ವಕ್ರ ವಕ್ರವಾಗಿ ಹಾರ್ತದೆ ರೆಕ್ಕೆ ಬೆಳ್ಳಿಗಿರ್ತದೆ ಒಳಗಡೆ ಕಪ್ಪಿಗಿರ್ತದೆ ಪರಮಾಶ್ಚರ್ಯ ಕ್ರೌಂಚ ಪಕ್ಷಿಗಳು ಸಾರಸ ಕ್ರೌಂಚ ಪಕ್ಷಿಗಳು ಗಂಡು ಹೆಣ್ಣು ವಿವೇಕ ಇರುವವು ಸಾವಿರ ಇತರ ಹೆಣ್ಣು ಪಕ್ಷಿ ಇದ್ರು ಗಂಡು ಪಕ್ಷಿ ತನ್ನ ಹೆಂಡತಿಯನ್ನು ಪತ್ತೆ ಮಾಡ್ತದೆ ಆ ಹೆಣ್ಣು ಪಕ್ಷಿ ಇದೆ ಗಂಡ ಎಂಬುದಾಗಿ ಪತ್ತೆ ಮಾಡ್ತದೆ ಇಂಥದ್ದು ತೊಂಬತ್ತು ಜಾತಿ ಪಕ್ಷಿಗಳಿವೆಯಂತೆ ಯಾವನೂ ಬರೆದಿದ್ದಾನೆ ಪುಸ್ತಕ ನೋಡಿ ಇದರ ಮೇಲೆ ಸಸ್ಯಾಭ್ಯಾಸೇತು ಮಿಥುನಂ ಚರಂತ ಮನಪಾಯಿನಂ ಒಂದನ್ನು ಬಿಟ್ಟು ಒಂದು ಓಡ್ತಾ ಇಲ್ಲ ಅದನ್ನು ನೋಡಿದ್ರು ವಾಲ್ಮೀಕಿ ಅಯ್ಯೋ ಪಕ್ಷಿಗಳಲ್ಲೆಷ್ಟು ಪ್ರೀತಿ ಇಟ್ಟಿದ್ದಾನೆ ಭಗವಂತ ಜಗತ್ತಲ್ಲಿ ನೀವು ನೋಡಬೇಕಾದ್ದು ಒಳ್ಳೆ ಅಂಶಗಳನ್ನು ನೋಡಿ ಕೆಟ್ಟದ್ದನ್ನು ಯಾಕೆ ನೋಡ್ತೀರಿ ಚರಂಡಿ ಇದೆಯಲ್ಲ ಹೌದು ಬೆಂಗಳೂರಲ್ಲಿ ಚರಂಡಿಯೂ ಇದೆ ಅದನ್ನ ನೋಡೋಕೆ ಬರ್ತೀರಿ ನೀವು ಬೆಂಗಳೂರಿಗೆ ಬೆಂಗಳೂರು ದೇವಸ್ಥಾನ ಇದೆ ನೋಡಬೇಕು ಬೆಂಗಳೂರು ಪ್ರವಚನ ಮಾಡ್ತಾರೆ ಅದನ್ನು ಕೇಳಬೇಕು ಬೆಂಗಳೂರಲ್ಲಿ ಮರ್ಡರ್ ಮಾಡ್ತಾರೆ ರೌಡಿಗಳಿದ್ದಾರೆ ಕೋಚ್ಗಳಿವೆ ಅದನ್ನ ಯಾತಕ್ಕೆ ನೋಡ್ತೀರಿ take the better side of life ನಿಮ್ಮ ದಾರಿ ನೀವು ಹೋಗ್ತಾ ಇರ್ತೀರಿ ಅದು ನೋಬಡಿ ಬಡಿ ಸ್ಟ್ಯಾಟಿಕ್ ಇನ್ ಲೈಫ್ ಅದು ನೋಡ್ತಿದ್ದಾರೆ ಬೆಳಿಗ್ಗೆ ರಾಮಾಯಣ ಕೇಳಿದವರು ತಸ್ಯಾಭ್ಯಾಸೇ ತುಮಿಥುನಂ ಚರಂತ ಮನಪಾಯಿನಂ ದದರ್ಶ ಭಗವಾನ್ ತತ್ರ ಕ್ರೌಂಚಯೋ ಹೋಚಾರು ನಿಸ್ವನಂ ಮಧುರವಾಗಿ ಮಾತನಾಡ್ತಾ ಇವೆ ಅದರ ತತ್ ಅಭ್ಯಾಸೆ ಕೈ ಹಾಕಿದ್ರೆ ಮುಟ್ಟಿದ್ರೆ ಆ ಪಕ್ಷಿಗಳ ಕೈ ಎಟಕ್ತಾ ಇದ್ದು ಅಷ್ಟು ಹತ್ತಿರದಲ್ಲಿ ಪ್ರೀತಿ ಮಾಡ್ತಾ ಇವೆ ಕೊಕ್ಕಲ್ಲಿ ಕೊಕ್ಕನ್ನು ಹಾಕಿ ಕೊರಳನ್ನ ಎಲ್ಲಿಂದಲೋ ಒಬ್ಬ ಬೇಡ ಬ್ರಾಣ ಬಾಣ ಬಿಟ್ಟ ಅದು ಗಂಡು ಪಕ್ಷಿಯ ತಲೆ ಕತ್ತರಿಸು ಕೆಳಗೆ ಬಿತ್ತು ಕುಣಿದಾಡ್ತಾ ಇದೆ ಅದನ್ನು ನೋಡಿ ಮಹರ್ಷೇ ಧರ್ಮಾತ್ಮನಸ್ತಸ್ಯ ಕಾರುಣ್ಯಂ ಸಮಪದ್ಯತ ಅವರ ಮನಸ್ಸಲ್ಲಿ ಕರುಣೆ ಎಂಬ ಭಾವ ಉಂಟಾಯಿತು ದಟ್ ಈಸ್ ರಿಯಲ್ ವಾಲ್ಮೀಕಿ ನಿರ್ದಾಕ್ಷಿಣ್ಯನಾಗಿ ಪಶು ಪಕ್ಷಿಗಳನ್ನು ಕೊಲ್ತಾ ಇದ್ದ ವ್ಯಾಧನಿಗೆ ಅಯ್ಯೋ ಹೀಗಾಯಿತಲ್ಲ ಎಂಬುದಾಗಿ ಬ್ರಾಹ್ಮಣನ ನಿಜವಾದ ಲಕ್ಷಣ ಕಂಪ್ಯಾಷನ್ ಇನ್ನೊಬ್ರು ಕಷ್ಟಪಡುವುದನ್ನು ನೋಡಿದ್ರೆ ಅಯ್ಯೋ ಎಂಬ ಭಾವನೆ ಉಂಟಾಯಿತು ಇವನಿಗೂ ಇತ್ತು ಕೌಶಿಕನಿಗೆ ಆದರೆ ಆ ಪಕ್ಷಿಯನ್ನು ನೋಡೋ ಕ್ಷಣದಲ್ಲಿ ಅದು ಮರೆತಿತ್ತು ಡಿಸ್ಕಂಟಿನ್ಯೂಸ್ ಬ್ರಾಹ್ಮಣಿಸಮ್ ಇದು ಬ್ರಾಹ್ಮಣತ್ವ ಅನ್ನುವುದು ಮನುಷ್ಯನಿಗೆ ಅರ್ಧರಾತ್ರಿಯಲ್ಲಿ ಎಬ್ಬಿಸಿದರೂ ಒಳ್ಳೆ ಶ್ರುತಿ ಮಾಡಿದ ತಂಬೂರಿ ವೀಣೆ ಅದು ಸರಿಯಾದ ನಾದವನ್ನೇ ಕೊಡುವಂತೆ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಎಣಿಸಬಾರದು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಆಶೀರ್ವಾದ ಮಾಡುವುದೊಂದೇ ಬ್ರಾಹ್ಮಣನಿಗಿರುವ ದೊಡ್ಡ ಶಕ್ತಿ ಆಶೀರ್ವಾದದಿಂದ ಎಂಥೆಂಥ ಗಂಡಾಂತರಗಳನ್ನು ಪಾರಾಗ್ತೇವೆ ನಿನ್ನೆ ಸಾವಿತ್ರಿ ಕತೆ ಕೇಳಿದ್ದೀರಿ ಯಮನೇ ಆಶೀರ್ವಾದ ಮಾಡಿದ ಯಮನೇ ಸೋತು ಹೋದ ಆ ತಾಯಿಗೆ ಸರಿಯಾದ ಬ್ರಾಹ್ಮಣ ಆಶೀರ್ವಾದ ಮಾಡಿದರೆ ಅದು ಫಲಿಸದೆ ಹೋಗುವುದಿಲ್ಲ ಸರಿಯಾದ ಇಲ್ಲದೆ ಇರುವಂತಹ ಬ್ರಾಹ್ಮಣ ಅರ್ಧಂಬರ್ಧ ಬ್ರಾಹ್ಮಣ ಕೋಪಿಸಿಕೊಂಡರೆ ಶಾಪ ಹಾಕಿದರೆ ಅದು ಫಲವನ್ನು ಕೊಡ್ತದೆ ಅದನ್ನು ನೋಡಿದ್ದೀರಿ ಹಾಫ್ ಬೇಕು ಬ್ರಾಹ್ಮಿ ವೇದ ಓದಿದ್ದಾನೆ ವೇದಾಂಗ ಓದಿದ್ದಾನೆ ಅಲ್ಲ ಕೋಪವನ್ನು ಗೆದ್ದಿಲ್ಲ ಉತ್ತರ ಕ್ಷಣದಲ್ಲಿ ಕಾರುಣ್ಯಾತ ಅಭಿಸರ್ವ ಅಭಿಸಂತಪ್ತ ಪರ್ಯಶೋಚ ತಥಾನ್ವಿಜ ಅಯ್ಯೋ ಪಕ್ಷಿ ಹೋಯ್ತಲ್ಲ ನನ್ನ ತಪಸ್ಸು ಅರ್ಥವಾಯ್ತಲ್ಲ ತಪಸ್ಸು ಹೇಗೆ ವ್ಯರ್ಥವಾಗ್ತದೆ ದಾನ ಹೇಗೆ ವ್ಯರ್ಥವಾಗ್ತದೆ ದಾನ ಕೊಟ್ಟು ನೋಡಿದ್ಯಾ ಎಂಥ ದಾನ ಕೊಟ್ಟೆ ಅಂದ್ರೆ ಮಾಡಿದ್ದು ಹೋಯಿತು ತಪಸ್ಸನ್ನು ಮಾಡಿ ನೋಡಿದ್ಯಾ ನನಗೆ ಎಷ್ಟು ಇದೆ ಅಂದ್ರೆ ಹೋಯಿತು ಅಂದ್ರೆ ಸೆಲ್ಫ್ ಕಾನ್ಷಿಯಸ್ನೆಸ್ ಬರಬಾರ್ದು ನಿಜವಾದ ಬ್ರಾಹ್ಮಣನಿಗೆ ಇನೋಸೆನ್ಸ್ ಸಣ್ಣ ಮಗುವಿನಂತಿರಬೇಕು ಬಾಲ್ಯ ತಿಷ್ಠಾಸೆ ಪಾಂಡಿತ್ಯಂ ನಿರ್ವಿದ್ಯ very great ideals are place before you ಮನಸ್ಸು ತುಂಬಾ ಕೆಟ್ಟು ಹೋಯಿತು ಅಕಾರ್ಯಂ ಕೃತವಾನಸ್ಮಿ ನಾ ತಪ್ಪು ಮಾಡಿಬಿಟ್ಟೆ ಸರ್ವ ಜೀವಾತ್ಮರಿಗೆ ಲೇಸನೇ ಬಯಸುವುದು ಬಸವಣ್ಣನ ಮಾತು ನಿಜವಾದ ಮನುಷ್ಯತ್ವ ಯಾವುದು ಎಲ್ಲರಿಗೂ ಲೇಸನ್ನ ಬಯಸಬೇಕು ಯಾರಿಗೂ ಕೆಟ್ಟದ್ದಾಗಬಾರದು ಎಲ್ಲರಿಗೂ ಒಳ್ಳೇದಾಗಬೇಕು ಬಸವಣ್ಣನ ತನಕ ಬಂತು ಇದು ವೈದಿಕ ಧರ್ಮ ಅವ್ರು ಹೇಳಿದ್ದು ವೈದಿಕ ಧರ್ಮವೇ ಶತ್ರುವಿಗೂ ಒಳ್ಳೇದಾಗಬೇಕು ಹಾಗೆ ದೇವರವರಿಗೆ ಧಿಯೋ ಯೋನ ಪ್ರಚೋದಯ ಒಳ್ಳೆ ಬುದ್ಧಿಯನ್ನು ಕೊಡಲಿ ಸಬಕೋ ಸನ್ಮತಿ ದೇ ಭಗವಾನ್ ಈ ವಾಕ್ಯ ಚೆನ್ನಾಗಿದೆ ಇದು ರಘುಪತಿ ರಾಘವ ರಾಜಾರ ಅಂತ ಹೇಳ್ತಿರಲ್ಲ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡು ದೇವರೇ ಅದು ಗಾಯತ್ರಿ ಅರ್ಥ ಸದ್ಬುದ್ಧಿ ಇಲ್ಲದೆ ಇದ್ರೆ ಏನು ಮಾಡಬೇಕು ಅಯ್ಯೋ ಅವ್ನಿಗೆ ಬುದ್ಧಿ ಇಲ್ವಲ್ಲ ವಯಸ್ಸಾಗಿಲ್ಲ ಮೆಚೂರ್ ಆಗಿಲ್ಲ ಬ್ರೈನ್ ಇಲ್ಲ ನಿಮ್ಮ ಮನೇಲಿ ಒಂದು ಸಣ್ಣ ಮಗು ಸತ್ ಕೆಲಸ ಮಾಡಿದ್ರೆ ನಿಮ್ಮ ಮನೇಲಿರೋ ದೇವರ ವಿಗ್ರಹ ಸಾಲಿಗ್ರಾಮ ತೆಗೆದು ಮಗು ಬಾವಿಗೆ ಹಾಕಿದ್ರೆ ಏನು ಮಾಡ್ತೀರಿ ಒಳ್ಳೆ ಪುಸ್ತಕ ಭಗವದ್ಗೀತೆ ಮಹಾಭಾರತ ಇಂಪಾರ್ಟೆಂಟ್ ಪೇಜ್ ತಗೊಂಡು ಹರಿದು ಅದನ್ನು ದೀಪದಲ್ಲಿ ಸುಟ್ಟರೆ ಏನು ಮಾಡ್ತೀರಿ ನಿಮ್ಮ ಮಗು ಮಾಡಿದ್ರೆ ಏನು ಮಾಡ್ತೀರಿ ಅಯ್ಯೋ ಬುದ್ಧಿ ಇಲ್ವಲ್ಲ ಅಂತೀರಿ ಅದು ಬುದ್ಧಿ ಥರ ಕೆಲಸ ಮಾಡ್ತಿತ್ತೆ ಅದಕ್ಕೆ ಬುದ್ಧಿ ಇಲ್ಲ ನೀವು ಅದನ್ನೆರಡು ಜಾಡಿಸಿ ಕೊಂದೆ ಬಿಟ್ಟರೆ ನಿಮಗೆ ಬುದ್ಧಿ ಇದೆ ಅಂತ ಅರ್ಥವೇ ಜಗತ್ತಿನ ಅತಿ ದೊಡ್ಡ ಸಮಸ್ಯೆ ಬುದ್ಧಿ ಇಲ್ಲದವರು ಕೂಡ ಬುದ್ಧಿ ಇರೋರು ಗೆಟಾನ್ ಆಗಬೇಕು ಗ್ರೇಟೆಸ್ಟ್ ಪ್ರಾಬ್ಲಮ್ ಆಫ್ ಲೈಫ್ ಒಂದೇ ಬಸ್ಸಲ್ಲಿ ಹೋಗೋರು ಜಗಳ ಮಾಡಿದರೆ ಇಡೀ ಬಸ್ ಎಲ್ಲೋ ಹೋಗ್ಬಿಡುತ್ತೆ ಬೇರೆ ಕಡೆಯಲ್ಲಿ ವಿಮಾನ ಬೇರೆ ಕಡೆ ಹೋಗಿಬಿಡ್ತದೆ ಒಂದೇ ಹಡಗಾದ ಭೂಮಿಯಲ್ಲಿದ್ದೇವೆ ಇದು ನಡೆಸೋನು ಯಾವನು ಬ್ರಾಹ್ಮಣ ಅಕಾರ್ಯಂ ಕೃತವಾನಸ್ಮಿ ರೋಷರಾಗಬಲಾತ್ ಕೃತಃ ತುಂಬ ಚಿಂತನೆ ಮಾಡಿದ ಆಯಿತು ಮೇಲಕ್ಕೆದ್ದ ಗ್ರಾಮೇ ಜೀನಿ ಪ್ರಚರನ್ನಿ ಕುಲಾನಿ ಭರತರ್ಷಭ ಭೈಕ್ಷಾಯ ಸಂಸ್ಥಿತ ಆ ಊರು ಪರಿಚಯವಾಗಿತ್ತು ಹಳ್ಳಿ ಭಿಕ್ಷೆ ಎತ್ತಬೇಕು ಅಂತ ಹೊರಟ ಅದು ಸನ್ಯಾಸಿಯಾಗಿದ್ದನೋ ಗೊತ್ತಿಲ್ಲ ವಾನಪ್ರಸ್ಥ ಇರಬೇಕು ಅಂತ ಕಾಣುತ್ತೆ ವಿವಾಹವಾಗಿತ್ತು ಹೆಂಡತಿ ಬಿಟ್ಟಿದ್ನೋ ಏನು ಕಥೆಯೋ ಅದು ಕೊಟ್ಟಿಲ್ಲ ಇಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದಾನೆ ಬ್ರಹ್ಮಚಾರಿಯಾಗಿದ್ದರೆ ಭಿಕ್ಷೆ ಎತ್ತಿ ಗುರುವಿಗೆ ಕೊಡಬೇಕು ಅವನು ತಿನ್ನೋ ಹಾಗಿಲ್ಲ ಬ್ರಹ್ಮಚಾರಿ ಎಲ್ಲ ವಾನಪ್ರಸ್ಥ ಆಗಿದ್ದಾನೆ ಅಂತ ಕಾಣುತ್ತೆ ಇವನಿಗೂ ಒಂದು ಅರವತ್ತು ವರ್ಷ ಆಗಿತ್ತು ಏನೋ ತೊಂಬತ್ತು ವರ್ಷದ ತಾಯಿ ಇರಿದ್ದಾರೆ ಅವರನ್ನು ಬಿಟ್ಟು ಆಶ್ರಮ ಅಂತ ಬಂದಿದ್ದಾನೆ ಪೂರ್ವಂ ಚರಿತ ಚರಿತವಾಂಸ್ತು ಸಹ ಯಾರ ಮನೆಯಲ್ಲಿ ಭಿಕ್ಷೆ ಎತ್ತಿದ್ದನೋ ಅಲ್ಲಿಗೆ ಬಂದ ಭಿಕ್ಷೆ ಎತ್ತವ್ರಿಗೆ ಅಭ್ಯಾಸವಿರ್ತದೆ ಯಾರ ಮನೆಯಲ್ಲಿ ಭಿಕ್ಷೆ ಕೊಡೋದಿಲ್ಲ ಅಭ್ಯಾಸವಾಗಿರ್ತದೆ ಮುಂದೆ ಹೋಗು ಅಂತ ಹೇಳ್ತಾರೆ ಆ ಮನೆಗೆ ಹೋಗೋದೇ ಇಲ್ಲ ಅವರು ಮುಂದೆ ಹೋಗುವಂತ ಅಲ್ಲಿ ಹೋಗಿ ಅಳಿಸ್ ಆಡಿಸ್ಕೋಬೇಕು ಮುಂದೆ ಹೋಗಿ ಬಿಡೋದು ಯಾರು ಭಿಕ್ಷೆ ಕೊಡ್ತಾರೆ ಅವ್ರ ಮನೆ ಹತ್ರ ನಿಲ್ಲುವುದು ಅಂಥದ್ದೊಂದು ಮನೆಯಲ್ಲಿ ನಿಂತ ದೇಹಿ ಇತಿಹಾಸಮಾನೋಸವು ಭವತಿ ಭಿಕ್ಷಾನ್ ದೇಹಿ ಇದು ಹೆಂಗಸರನ್ನೇ ಕೇಳಬೇಕು ಭಿಕ್ಷೆ ಗಂಡಸರನ್ನು ಕೇಳೋ ಹಾಗಿಲ್ಲ ಭವತಿ ಪೂಜಳೆ ಭಿಕ್ಷಾನ್ ದೇಹಿ ಮಧ್ಯಾಹ್ನ ಆ ಮನೆ ಯಜಮಾಂತಿ ತಿಷ್ಠ ಇತ್ಯುಕ್ತ ಸ್ತ್ರೀಯ ತತಃ ನಿಂತ್ಕೊಳ್ಳಿ ಬ್ರಾಹ್ಮಣರೇ ಇದು ಬಂದೆ ಅಂದಳು ಒಳಕ್ಕೆ ಹೋದಳು ಆ ಬ್ರಾಹ್ಮಣನಿಗೆ ಏನು ಕೊಡಬೇಕು ಎಂಬುದಾಗಿ ಶೌಸಂತು ಯಾವತ್ ಕುರುತೆ ಭಾಜನಸ್ಯ ಕುಟುಂಬಿನಿ ಯಾವ ಪಾತ್ರೆಯಲ್ಲಿ ಭಿಕ್ಷೆ ಒಳಗಿಂದ ತರಬೇಕೋ ಅದನ್ನು ಚೆನ್ನಾಗಿ ತೊಳಿತಾ ಇದ್ದಾಳೆ ಅದರಲ್ಲಿ ಅನ್ನ ಸಾರು ಹುಳಿ ಏನೇನು ಇಟ್ಕೊಂಡು ತರಿಸಿದ್ಲೋ ದಿವಸ ಅದನ್ನು ಸಿದ್ಧ ಮಾಡುವಷ್ಟರಲ್ಲಿ ಭರ್ತ ಪ್ರವಿಷ್ಟ ಸಹಸ ಗಂಡ ಬಂದ ಅವನೆಲ್ಲೋ ಹೋಗಿದ್ದ ಹೋಗಿದ್ದವನ ತಲೆ ಮೇಲೆ ಸವಿತೋ ಮೂಟಿಯೋ ದರ್ಭಿಯೋ ಪೌರೋಹಿತ್ಯೋ ಎಲ್ಲಿ ಹೋಗಿದ್ನೋ ಸಾಮಾನೆಲ್ಲ ತಗೊಂಡು ಬಂದು ತುಂಬ ಹಸಿವಾಗ್ತಾ ಇದೆ ಕಾಣೆ ಬೇಗ ಊಟ ಬಡಿಸು ಅಂದ್ರೆ ಅವನು ನಿಂತಿದ್ದಾನೆ ಅವನೋ ಯಾಚಕ ಬಂದಿದ್ದಾನೆ ಕೊಡ್ತಾರೆ ಮಾಮೂಲು ಅದು ನನಗೇನು ಸಂಬಂಧ ಹೆಂಡತಿ ನೋಡ್ಕೊಳ್ತಾಳೆ ಅಂತ ಒಳಗೆ ನುಗ್ಗಿದ ಯಜಮಾನ ಸಾತು ದೃಷ್ಟ ಪತಿಂ ಸಾಧ್ವಿ ಪಾತ್ರೆ ತಟ್ಟೆಯಲ್ಲಿ ಇಟ್ಕೊಂಡಿದ್ದಾಳೆ ಭಿಕ್ಷೆ ಹಾಕೋದಕ್ಕೆ ಗಂಡ ಬಂದನಲ್ಲ ಅಂತ ಅದನ್ನು ಅಲ್ಲೇ ಇಟ್ಟಳು ಬಾಳೆಯಲ್ಲಿ ತೆಗೆದು ಚೆನ್ನಾಗಿ ತೊಳೆದು ಹಾಕಿದಳು ಪೀಠವನ್ನ ಯಜಮಾನನಿಗೆ ಕೂತ್ಕೊಳ್ಳಿ ಅಂತ ಹೇಳಿ ಸಾತು ಪತಿಂ ಸಾಧ್ವಿ ಬ್ರಾಹ್ಮಣಂ ವ್ಯವಹಾಯತಂ ಆ ಬ್ರಾಹ್ಮಣ ಸ್ವಲ್ಪ ಹೊತ್ತು ಸನ್ನೆ ಮಾಡಿ ನಿಂತ್ಕೋ ಅಂತ ಹೇಳಿ ಪ್ರಹ್ವ ಪರ್ಯಚರದ್ಯ ಅತ್ಯಂತ ನಮ್ರ ಭಾವನೆಯಿಂದ ಗಂಡ ಹಸ್ಕೊಂಡು ನೆನೆ ತಾನೇ ಪಚವ್ರತ ಧರ್ಮ ಎಲ್ಲ ಹೇಳಿದ್ದೇನೆ ಇಪ್ಪತ್ತೆಂಟು ಪಾಯಿಂಟ್ ಜ್ಞಾಪಕ ಮಾಡಿಕೊಳ್ಳಿ ಗಂಡ ಹೆಚ್ಚೋ ಅತಿಥಿ ಹೆಚ್ಚೋ ಪ್ರಶ್ನೆ ಗಂಡ ಹೆಚ್ಚೋ ಅತಿಥಿ ಹೆಚ್ಚೋ ಗಂಡ ಯಾತಿ ಹೆಚ್ಚು ದೈಹ ಸಂಬಂಧವುಳ್ಳವನು ಇಹಪರದ ಗತಿಗೆ ಈ ವಿವಾಹವೆಂಬುದು ಸಾಧಕ ಅತಿಥಿ ದೇವೋಭವ ಹೇಳಿದ್ದಾರೆ ಹೊರತು ಭರ್ತೃದೇವೋಭವ ಇಲ್ಲಾರು ಹೇಳಿದ್ದಾರೆ ನೋಡಿ ಮಾತೃದೇವೋಭವ ಹೇಳಿದ್ದಾರೆ ಪಿತೃದೇವೋಭವ ಹೇಳಿದ್ದಾರೆ ಪತಿ ದೇವಾಭವ ಹೇಳಿಲ್ಲ ಪತ್ನಿ ದೇವೋಭವ ಅದನ್ನು ಹೇಳಿಲ್ಲ ಭರ್ತೃದೇವೋ ಅದನ್ನು ಹೇಳಿಲ್ಲ ಅತಿಥಿ ದೇವೋಭವ यान्यनवद्यानि ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಅದರಲ್ಲಿ ಬಂತು ಇದೆಲ್ಲ ಅನವದ್ಯವಾದವು ದೂಷಣೆಗೆ ಅರ್ಹವಲ್ಲದ ಒಳ್ಳೆಯ ಕರ್ಮಗಳೇನೇನಿದೆಯೋ ಅದನ್ನೆಲ್ಲ ಮಾಡು ಧರ್ಮಶಾಸ್ತ್ರಕಾರರು ಹೇಳ್ತಾರೆ ಅತಿಥಿ ಮನೆಗೆ ಬಂದ ಯಜಮಾನನು ಇದ್ದಾನೆ ಒಟ್ಟಿಗೆ ಕೂರಿಸಿ ಬಡಿಸುವಾಗ ತಿಳ್ಕೊಳ್ಳಿ ಗೊತ್ತಿಲ್ಲದೆ ಇದ್ರೆ ಬೆಳಗ್ಗೆ ಹೊತ್ತು ಬಡಿಸುವಾಗ ಅತಿಥಿಗೆ ಮೊದಲು ಅನ್ನವನ್ನು ಬಡಿಸಿ ಆಮೇಲೆ ಗಂಡನಿಗೆ ಬಡಿಸಬೇಕು ಏನು ಪದಾರ್ಥ ಬರೀ ಅನ್ನ ಮಾತ್ರ ಅಲ್ಲ ಪ್ರತಿಯೊಂದು ದೇವರ ತೀರ್ಥ ಮೊದಲುಗೊಂಡು ಅತಿಥಿಗೆ ಮೊದಲು ಕೊಟ್ಟು ಯಜಮಾನಿ ಕೊಡಬೇಕು ರಾತ್ರಿ ಊಟ ಮಾಡುವಾಗ ಗಂಡನಿಗೆ ಮೊದಲು ಬಡಿಸಬೇಕು ಉಳಿದದ್ದು ಆಮೇಲೆ ಮಾಡಬೇಕು ಇದು ಶಾಸ್ತ್ರಗಳು ಸಾರು ಹೇಳಿದ್ದಾರೆ ಅದು ಆ ರೀತಿಯಲ್ಲಿ ಮಾಡಿದ್ರೆ ಏನಾಗುತ್ತೆ ನೀವು ನೋಡಿ ನೋಡಿ ಗೊತ್ತಾಗುತ್ತೆ ಯಜಮಾನ ಬಂದಲ್ಲ ಒಟ್ಟಿಗೆ ಬರಲಿಲ್ಲ ಭಿಕ್ಷುಕ ನಿಂತಿದ್ದಾನೆ ಗಂಡ ಬಂದರಲ್ಲ ಎಂಬುದಾಗಿ ಅವನು ಎಲ್ಲೋ ಹೋಗಿದ್ದಾನೆ ಕಾಲು ಚಪ್ಪಲಿ ಇಲ್ಲ ಮತ್ತೊಂದೆಲ್ಲ ಕಾಲೆಲ್ಲ ಧೂಳು ಮರಳು ಎಲ್ಲೆಲ್ಲೋ ಒಂದೇ ದಿಗಿ ಹಾಯ್ಕೊಂಡು ಬಂದಿದ್ದಾನೆ ಪಾದ್ಯಮ್ಮ ವೈ ವೈದದು ಭಕ್ತು ತಥಾಸನಂ ಕಾಲು ತೊಳೆದಳು ಎಲ್ಲೋ ಕೈ ತೊಳ್ಕೊಳ್ಳಿ ಒಳಗೆ ಬಂದಿನ ಕರ್ಕೊಂಡು ಹೋದ್ಲು ಮಣೆ ಹಾಕಿದಳು ಆಚಮನವನ್ನು ಮಾಡಿಸಿದಳು ಪ್ರಸ್ವ ಪರಿಯಚರಚ್ಚಾಪಿ ಭರ್ತಾರಮಸಿತೆ ಕ್ಷಣ ಆಹಾರೇಣಾದ ಭಕ್ಷೈಶ್ಚ ಭೋಜ್ಯೈ ಸುಮಧುರೈ ತಥಾ ಪಂಚಾಮೃತ ಬಡಿಸಿದ್ಲು ಕೋಸಂಬರಿ ಬಡಿಸಿದ್ಲು ಭಕ್ಷ ಭೋಜ್ಯ ಬಡಿಸಿದ್ಲು ಅನ್ನ ತೊವೆ ಪಾಯಸ ಎಂದಿನಂತೆ ಎಲ್ಲ ಬಡಿಸಿದ್ರು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾಳೆ ಗೃಹಿಣಿಯ ಲಕ್ಷಣ ಗಂಡ ಊಟ ಮಾಡೋ ತನಕ ಎಲ್ಲೋದಿಯೇ ಬಾರೆ ಅಂತ ಕರ್ಸ್ಕೋಬಾರ್ದು ಕೈಯಂ ಕರಂಡಿಯುಮ ಹಂಗೆಯೇ ನಿಕ್ಕಣು ಕೋಪ ಬರ್ತಿಲ್ದಿದ್ರೆ ಪದಾರ್ಥ ಸೌಟ ಒಂದೊಂದ್ಸಲೂ ಅನ್ನ ಮುಗಿದೋಗಿದೆ ತಗೊಂಬಾ ಎಲ್ಲಿ ಹೋಗಿಯೇ ಇಲ್ಲೇ ಇದ್ದೇನೆ ಅಯ್ಯೋ ತುಪ್ಪ ಬೇಕಾಗಿದೆ ಖಾರ ಆಗ್ಬಿಡ್ತಲ್ಲ ಅವನು ಕಿರುಚೋ ಹಾಗೆ ಮಾಡಿದ್ರೆ ಅನ್ನವೇ ಬೇಡ ಅಂತ ಎರಚಿ ಬಿಡ್ತಾನೆ ಹೋಗ್ಬಿಡ್ತಾನ ಅವನು ಪತಿವ್ರತೆಯ ಲಕ್ಷಣ ಅಲ್ಲೇ ನಿಂತಿರಬೇಕು ಎಲ್ಲ ಒಟ್ಟಿಗೆ ಇಟ್ಕೋಬೇಕು ಅನ್ನ ಗಿನ್ನ ಮೊಸರು ಗಿಸರು ಎಲ್ಲಿ ಏನೇನು ಬಡಿಸ್ಬೇಕು ಉಪ್ಪಿನಕಾಯಿ ಮೊದಲುಕೊಂಡು ಅಲ್ಲೇ ನಿಲ್ಲಬೇಕು ಅವನು ಕೇಳೋದಕ್ಕೆ ಮುಂಚೆ ಎಲೆಯನ್ನು ನೋಡಿ ಇವರಿಗೆ ಇದು ಬೇಕಾಗಿದೆ ಅಂತ ಕಾಣುತ್ತೆ ಇನ್ನು ಸ್ವಲ್ಪ ಬಡಿಸ್ಲೆ ಇನ್ನು ಸ್ವಲ್ಪ ಬಡಿಸ್ಲೆ ಸಾಕೆ ಸಾಕೆ ಅನ್ಬಾರದು ಸಾಕೆ ಅನ್ನೋದಕ್ಕೂ ಬೇಕೆ ಅನ್ನೋದಕ್ಕೂ ವ್ಯತ್ಯಾಸ ಎಷ್ಟಿದೆ ನೋಡಿ ತಿಳ್ಕೋಬೇಕು ಆ ಬಡಿಸುವಾಗ ಕೊಟ್ಟ ಕೊಟ್ಟ ಅಂತ ನಾಲ್ಕು ಸಲ ಶಬ್ದ ಮಾಡಿದ ಸಯ್ಯೋ ಮಹಾರಾಜಿ ಸಾಕು ಬಿಡಪ್ಪ ಅಂತ ಬಡಿಸೋದು ಬಹಳ ದೊಡ್ಡದ ಜಾಣತನ ಅಡಿಗೆ ಮಾಡೋದು ಜಾಣತನವಲ್ಲ ಪ್ರಸ್ವ ಪರಿಯಚರಚ್ಚಾಪಿ ಭರ್ತಾರ ಮಸಿತೆ ಕ್ಷಣ ಅವನು ಊಟ ಮಾಡೋದು ನೋಡಿ ತುಂಬಾ ಸಂತೋಷಪಟ್ಟಿದ್ದಾಳೆ ಆಹಾರೇಣಾತ ಭಕ್ಷೈಸ ಭೋಜ್ಯೈ ಮಧುರೈ ಸದಾ ಉಚ್ಚಿಷ್ಟಂ ಭಾವಿತ ಭರ್ತು ಭೂಂತೆ ನಿತ್ಯಂ ಯುಧಿಷ್ಠಿರ ಆ ಎಲೆಯಲ್ಲಿ ಅವನೇನಾದರೂ ಸ್ವಲ್ಪ ಬಿಟ್ಟದ್ದನ್ನು ಸೇರಿಸಿಕೊಂಡು ತಾನು ಊಟ ಮಾಡ್ತಿದ್ಲು ಇದು ಪತಿವ್ರತ ಸ್ತ್ರೀಗೆ ಹೇಳಿರೋದು ಪತಿಯ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಬೇಕು ನಳಾಯಿನಿ ಕಥೆ ಅವತ್ತು ಹೇಳಿ ತೋರಿಸಿದ್ದೇನೆ ಉಚ್ಚಿಷ್ಟ ಅಂದ್ರೆ ಯಜಮಾನ ಯೋಚನೆ ಮಾಡಬೇಕು ಬಡವರ ಮನೆಯಾಗಿದ್ರೆ ಇಷ್ಟೊಂದನ್ನ ನನಗೆ ಬಡಿಸಿದ್ದೀಯಲ್ಲ ನಿನಗಿದೆಯೇ ನಮ್ಮ ತಂದೆ ಕೇಳೋರು ಇದೇ ಊಟ ಮಾಡಿ ಎಲ್ಲಿದೆ ತಗೊಂಬ ಪಾತ್ರೆ ತೋರಿಸು ಇಲ್ಲ ನೀವು ಊಟ ಮಾಡಿ ಇಲ್ಲ ಇಲ್ಲ ಪಾತ್ರೆ ತೋರಿಸು ಪಾತ್ರೆ ತೋರಿಸದೆ ಎದ್ದು ಬಿಡ್ತೇನೆ ಪಾತ್ರೆ ತೋರಿಸಿದ ಮೇಲೆ ಇದು ನಿನ್ನ ಭಾಗ ಅಂತ ತೆಗೆದಿಟ್ಟು ತುಂಬ ಬಡತನದಲ್ಲಿ ಬೆಳೆದವರು ಆಗಿನ ಕಾಲದಲ್ಲಿ ಅವರ ಅನ್ಯೋನ್ಯತೆ ಅವರ ಪ್ರೀತಿ ಅವರ ವಾತ್ಸಲ್ಯ ಅದನ್ನು ಅನುಭವಿಸ್ತವ್ರಿಗೆ ಗೊತ್ತದು ನಿನಗೂ ಇರಲಿ ಮಾಡಿದ್ದೆಲ್ಲ ನನಗೆ ಇರಲಿನೋ ಅಧಮಗಂಡ ನಿನ್ನೆ ಕೆಲವರು ಪ್ರಶ್ನೆ ಕೇಳ್ಬೋದು ಯಾಕೋ ಪುಣ್ಯ ಕೇಳಲಿಲ್ಲ ಪ್ರತಿವತ ಸ್ತ್ರೀಗೆ ಮಾತ್ರ ಹೇಳಿದ್ರಲ್ಲ ಪುರುಷನಿಗೆ ಧರ್ಮ ಇಲ್ಲವೇ ಅಂತ ಪುರುಷನಿಗೂ ಧರ್ಮವಿದೆ ಆ ಪುರುಷನು ಪತ್ನಿಯು ಪರಸ್ಪರ ಹೊಂದಿಕೊಂಡಿರಬೇಕು ಅಡ್ಜಸ್ಟ್ಮೆಂಟ್ ಪುರುಷನ ಕಡೆಯಲ್ಲಿ ಒಂದು ಸ್ವಲ್ಪ ಕಡಿಮೆ ಇದ್ದರೂ ಪತ್ನಿ ಹೆಚ್ಚು ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಇದು ಭಾರತೀಯ ತಕಡಿ ಇದು male dominated society female dominated society bury and throw away those concept Arabian ನಮ್ದಲ್ಲ ಇದು ಲಿಬರ್ಟಿ ಫ್ರೆಟರ್ನಿಟಿ ಈಕ್ವಾಲಿಟಿ ಫ್ರೆಂಚ್ ದರಿದ್ರ ಫ್ರೆಂಚ್ ರೆವಲ್ಯೂಷನ್ ಬಂದ ಶಬ್ದಗಳು ಗುರುಮೂರ್ತಿಯವರು ಬರೆದಿದ್ದಾರೆ ಇದರ ಮೇಲೆ ಅನೇಕ ಲೇಖನಗಳನ್ನು ನಮ್ಮ ದೇಶದ ಜೀವನ ಕ್ರಮಕ್ಕೆ ಹೊಂದದೇ ಇರುವಂತಹ ವಿಷ ಸ್ಟ್ಯಾಂಡರ್ಡ್ಸ್ ಸಂದಿಟ್ಟು ಇಟ್ಟು ನಾವು ಹಾಳಾಗಿದ್ದೇವೆ ಕೂಡಿ ಬಾಳುವುದು ನಮ್ಮ ಪ್ರಶ್ನೆ ಹಕ್ಕುಗಳನ್ನು ಚಲಾಯಿಸೋದಲ್ಲ ವಾಟ್ ಆರ್ ಯುವರ್ ರೈಟ್ಸ್ ನಿಮ್ಮ ಅಲ್ಲಿ ಬರೀ ರೈಟ್ಸ್ ಹಾಕಿದ್ದಾರೆ ಒಬ್ಬ ಮಹನೀಯರು ತೋರಿಸಿದ್ರು ಎಲ್ಲೆಲ್ಲಾದರೂ ಆರ್ಡಿನರಿ ಸಿಟಿಸನ್ಸ್ ಡ್ಯೂಟೀಸ್ ಅಂತೆಲ್ಲ ಹಾಕಿದ್ದಾರೆ ತೋರಿಸಿ ಬರೀ ರೈಟ್ಸ್ ಅಂತ ಮಾತಾಡ್ತೀರಿ ಡ್ಯೂಟಿ ಎಲ್ಲ ನಿಮಗೆ ಹಕ್ಕುಗಳು ಬಾಧ್ಯತೆಗಳು ಕೂಡು ಕೂಡುವೆ ಇರ್ತವೆ ಅದನ್ನು ಹೇಳಬೇಕು ಆದ್ದರಿಂದ ಇವಳು ಅಲ್ಲೇ ನಿಂತಿದ್ದಾಳೆ ಗಂಡನಿಗೆ ಬಡಿಸ್ತಾ ಇದ್ದಾಳೆ ದೈವ ತಂಚಪತಿಂಬೇನೆ ಬರ್ತು ಚಿತ್ತಾನುಸಾರಿಣಿ ಗಂಡನೇ ದೈವ ಅಂತ ತಿಳ್ಕೊಂಡಿದ್ದಾಳೆ ನಿಂತಿದ್ದಾಳೆ ಆ ಬಾಗಿಲಲ್ಲಿದ್ದ ಅತಿಥಿಯನ್ನು ಮರೆತೇ ಬಿಟ್ಲು ಬಹಳ ಹೊತ್ತು ಇವನು ಎದ್ದ ಆಶ್ಭೋಷಣವಾಯಿತು ಕೈ ತೊಳ್ಕೊಂಡ ಅವನು ಉಯ್ಯಾಲ ಮನೆಯಲ್ಲಿ ಕೂತಾಗ ತಾಂಬೂಲ ಪೆಟ್ಟಿಗೆ ಎಲ್ಲ ತಂದು ಮಡಿಸಿಕೊಟ್ಟು ವಿಶ್ರಾಂತಿ ತಗೊಳ್ತೇನೆ ಅಂತ ಅವನು ಮಲಗಿದಾಗ ಅವನಿಗೆ ಹೊದ್ದಿಸಿ ಅಯ್ಯೋ ಆ ಅತಿಥಿ ನಿಂತಿದ್ದಾನಲ್ಲ ಬಾಗಲಲ್ಲಿ ಎಂಬುದಾಗಿ ಕೂರ್ವತಿ ಪತಿ ಶುಶ್ರೂಷಾಂ ಸಸ್ಮಾರಾತ ಶುಭೇಕ್ಷಣ ಇದು ಒಂದು ಮುಕ್ಕಾಲು ಗಂಟೆ ಆಗಿರ್ಬೋದು ನಿಧಾನವಾಗಿ ಗಂಡನ ಬಡಿಸ್ಬೇಕು ಊಟ ಮಾಡಿ ಬೇಗ ಮಾಡಿ ಬೇಗ ಮಾಡಿ ಅವರು ಅತಿಥಿ ನಿಂತಿದ್ದಾರೆ ಅತಿಥಿ ನಿಂತಿದ್ದಾರೆ ತಗೊಂಡೋಗಿ ಅವರಿಗೆ ಸುರಿ ಅಂತ ಅವನು ಎದ್ದು ಹೋಗ್ಬಿಟ್ಟು ಏನು ಮಾಡ್ತೀರಿ ಯಾರು ಹೆಚ್ಚು ಅನ್ನೋ ಪ್ರಶ್ನೆ ಆ ಪ್ರಶ್ನೆ ಹೇಳದಂತೆ ನಡೆದುಕೊಂಡು ಹೋಗಬೇಕು ಯಾರು ಹೆಚ್ಚು ಪ್ರಶ್ನೆ ಅಲ್ಲ ಇದು ಅವನು ದಿವಸ ಬರೋನೆ ಈ ಮನೆಗೆ ಬಂದು ಭಿಕ್ಷೆ ಇತ್ತು ಅವನು ಬೇರೆ ಮನೆಗೆ ಹೋಗ್ತಿರ್ಲಿಲ್ಲ ಮುಂದೆ ಹೋಗ್ಬಿಡೋರಲ್ಲ ಕೂರ್ವತಿ ಪತಿ ಶುಶ್ರೂಷಾಂ ಸಸ್ಮಾರಾತ ಸುಭೇಕ್ಷಣ ಭವತ್ ಲಜ್ಜೆಯಿಂದ ತಲೆಗೆ ಅವಗುಂಠನ ಮಾಡಿಕೊಂಡು ಅಯ್ಯೋ ಬ್ರಾಹ್ಮಣರೇ ತಪ್ಪಾಯ್ತಪ್ಪ ತುಂಬ ಹೊತ್ತು ನೆನೆಸ್ಬಿಟ್ಟೆ ಕ್ಷಮಿಸಿ ಅವಳು ಮಾಡಿದ ತಪ್ಪೇನಲ್ಲ ಆದರೂ ಆ ಬ್ರಾಹ್ಮಣನ ನಿಲ್ಲಿಸಿದ್ದು ಅಂತ ಸ್ವಲ್ಪ ಮನಸ್ಸಿಗೆ ವ್ರೀಡಿತ ಲಜ್ಜೆಯುಂಟಾಗಿ ಸಾಧ್ವಿ ತದಾ ಭರತ ಸಪ್ತಮ ಭಿಕ್ಷಾ ಮಾತಾ ಅಭಿಪ್ರಾಯ ನಿರ್ಜಕಾಮ ಯಶಸ್ವಿನಿ ಆ ತಟ್ಟೆಯಲ್ಲಿದ್ದದನ್ನೆಲ್ಲ ತೆಗೆದಿಟ್ಟು ನೀವು ತಗೊಂಡು ಊಟ ಮಾಡಿ ಅಂತ ಹೇಳಿ ಒಳಕ್ಕೆ ಹೋದಳು ಬಾಯಲ್ಲಿಂದ ಈ ಧೂರ್ತ ಬ್ರಾಹ್ಮಣ ನೋಡಿ ಆ ಕಾಗೆ ಸುಟ್ಟವನು ಅಲ್ಲಿ ಪರಿತಾಪ ಪಟ್ಟ ಇಲ್ಲಿ ಅದೇ ತಪ್ಪು is repeating the same mistake ಆ ಮುಂಗೋಪವನ್ನೇ ಮಾಡ್ತಿದ್ದಾನೆ the fellow has not conquered himself ಮನುಷ್ಯರಿಗೆ ಎಲ್ಲಿ ತಪ್ಪು ಮಾಡ್ತಾರೆ ನಮ್ಮಲ್ಲಿ ಆ ತಪ್ಪಿದೆ ಅಂತ ಗೊತ್ತಿಲ್ಲದೆಯೇ ಮಾಡ್ತಾರೆ ಒಬ್ಬರು ಹೇಳಿದ್ರೆ ಮೂಗು ಮೇಲೆ ಕೋಪ ಬಂದ್ಬಿಡುತ್ತದೆ ಹೇಗಿರುತ್ತೆ ನೋಡಿ ಇದು ಮೋಸ್ಟ್ ಅನ್ರೀಸನಬಲ್ ಹ್ಯೂಮನ್ ನೇಚರ್ ಅಯ್ಯ ನಿಮ್ಮಲ್ಲಿ ದೋಷವಿದೆ ಆಗ ಹೊರಟಾಗಿ ಮಾತಾಡ್ತೀರಿ ಆಮೇಲೆ ಪಶ್ಚಾತ್ತಾಪ ಮಾಡ್ತೀರಿ ಅಂತಂದ್ರೆ ಹೌದಾ ಓ ಈ ದೋಷ ಇರಬಹುದು ಏನು ಯಾವನಲ್ಲಿ ಆತ್ಮಶೋಧನೆ ಮಾಡಿಕೊಳ್ಳುವ ಶಕ್ತಿ ಇದೆಯೋ ಅವನಿಗೆ ಪ್ರಗತಿ ಸಾಧ್ಯ ಜೀವನದಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಚಕ್ರ ಇದ್ದ ಹಾಗೆ ಭಗವಂತ ಹೋಗಬೇಕಾದ್ರೆ ಪ್ರತಿಯೊಂದು ಮೆಟ್ಲನ್ನು ಹತ್ತಬೇಕು ಹೆಜ್ಜೆ ಹತ್ತಬೇಕು we must change ourselves Uddhava ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಮನುಷ್ಯ ತನ್ನನ್ನು ತಾನು ತಿದ್ದುಕೊಳ್ಳಬೇಕು ತಿದ್ದುಕೊಳ್ಳುವುದೇ ಬಹಳ ದೊಡ್ಡ ಯೋಗ ಭಗವದ್ಗೀತೆಯಲ್ಲಿ ಹೇಳದೇ ಇದ್ದ ಯೋಗ ಇದು ಯು ಮಸ್ಟ್ ಚೇಂಜ್ ಅಂತ ನಾವು change is ill of life ಏ ನಾವು ಹೀಗೆ ಇರೋದು ನಮ್ಮ ಸ್ವಭಾವ ಹಾಗೆ ಸ್ವಭಾವಸ್ತು ಪ್ರವರ್ತತೆ ಇದು ಮೆಕ್ಯಾನಿಕಲ್ ಸ್ವಭಾವ ಸ್ವಭಾವವನ್ನು ತಿದ್ದುಕೊಳ್ಳಬೇಕು ಕೋಪವನ್ನು ಗೆಲ್ಲಬೇಕು ಅವತ್ತು ಅಷ್ಟು ಶಾರ್ಟ್ ಟೆಂಪರ್ಡ್ ಇದ್ರಿ ಇವತ್ತು ಯಾಕೆ ಇಷ್ಟು ಮಧುರವಾಗಿ ಮಾತಾಡ್ತೀರಿ ಮೆಲ್ಲಗೆ ಮಾತನಾಡ್ತೀರಿ ಅಪ್ಪ ಅದರ ಅನರ್ಥಗಳೆಲ್ಲ ಗೊತ್ತಾಯಿತು ಹೀಗೆ ತಿದ್ದುಕೊಂಡಿದ್ದೇನೆ is this is same changed man ಹುಡುಗರು ಬದಲಾಗ್ತಾರೆ ತುಂಬಾ ಹರಡ್ತಾ ಇದ್ದ ಹುಡುಗರು ಒಂದು ಕಾಲದಲ್ಲಿ ಇನ್ನೊಂದು ಕಾಲದಲ್ಲಿ ತುಂಬಾ ಸಾಧುಗಳಾಗ ನಮ್ಮ ನಮ್ಮಮ್ಮಗ ಒಬ್ಬ ಮೂರನೇ ಮಗಳ ಮಗ ಸ್ಕೂಲ್ಗೆ ಸೇರಿಸಿದ್ರೆ ಮೇಸ್ಟ್ರು ಮೇಡಮ್ ಕಂಪ್ಲೇಂಟು ಉಳಿದವರೆಲ್ಲ ಬೆಂಚ್ ಮೇಲೆ ಕೂತು ಬರೀತಿರ್ತಾರೆ ಇವನೊಬ್ಬ ಇದ್ದ ನೋಡ್ರಿ ಉಡಾಳ ಬೆಂಚ್ ಮೇಲೆ ಕೂಡೋದ್ರು ಸುಮ್ಮನೆ ಸುತ್ತಾಡ್ತಿರ್ತಾನೆ ಅವರು ಚೇಷ್ಟೆ ಮಾಡಿದ ಇವನ್ ಇವ today he's the most silent child in our family ತುಂಬ ಬುದ್ಧಿವಂತ ಯಾಕೆ ಹೇಳ್ತೇವೆ ಅಂದ್ರೆ ಸ್ವಭಾವ ಎಂಬುದು ಪರಿವರ್ತನೆ ಆಗುತ್ತೆ ಅದು ಯಾತರಿಂದ ಆಗುತ್ತೋ ಗೊತ್ತಿಲ್ಲ ವಯಸ್ಸಿಂದ ಆಗುತ್ತೋ ಕುಟುಂಬದಿಂದ ಆಗುತ್ತೋ ಸಂದರ್ಭದಿಂದ ಆಗ್ತದೆಯೋ ಗುರುಗಳಿಂದ ಆಗ್ತದೆಯೋ ಶಾಲೆ ಕಾಲೇಜಿನ ಸ್ನೇಹಿತರಿಂದ ಆಗ್ತದೆಯೋ ಆ ಪರಿವರ್ತನೆಗೆ ಒಳಗಾಡದೆ ಇದ್ದವನು ಕಲ್ಲು ಅಂತ ಹೇಳಬೇಕು ಕಲ್ಲಿಗೆ ಮೋಕ್ಷವನ್ನು ನಾವು ಕೊಡುವುದಕ್ಕಾಗೋದಿಲ್ಲ man must change can change for the better ಒಳ್ಳೆಯದಕ್ಕಾಗಿ ಪರಿವರ್ತನೆ ಆಗಬೇಕು ಅಲ್ಲ ಕಾಗೆಯನ್ನು ಸುಟ್ಟಿದ್ದಾನೆ ಇವನೇ ಕೊಂದಿದ್ದಾನೆ ಆದರೆ ಇಲ್ಲಿ ಆ ಸ್ತ್ರೀಯನ್ನು ಒಳಗೆ ಹೋಗಿ ಭಿಕ್ಷೆ ಇಟ್ಟು ಹೋದವಳನ್ನ ಬಾಯಿಲಿ ಅಂತ ಕರೆದು ಕಿವಿದಂಭವತಿ ತ್ವಮ್ಮಾಂ ಅವರ ನವರಾಂಗನೆ ಉಪರೋಧಂ ಕೃತವತಿ ನ ವಿಸರ್ಜಿತವತ್ಯಸಿ ಏನಮ್ಮ ನಿಂತುಕೋ ಅಂತ ಹೇಳಿದೆ ಮುಂದೆ ಹೋಗು ಅಂದಿದ್ರೆ ನೀನೇನು ಪ್ರಶ್ನೆ ನಾ ಹೋಗ್ತಿದ್ದ ಮುಂದಕ್ಕೆ ನಿಂತ್ಕೊ ಅಂತಂದ್ಬಿಟ್ಟು ನಾ ವಿಸರ್ಜಿತವತ್ತೆ ನಾ ವಿಸರ್ಜನೆಯನ್ನು ಮಾಡಲಿಲ್ಲ ಮುಂದೆ ಹೋಗೋದಕ್ಕೂ ಬಿಡಲಿಲ್ಲ ನಿಂತ್ಕೋ ಅಂತ ಹೇಳಿದೆ ಭಿಕ್ಷೆಯನ್ನೂ ಕೊಡಲಿಲ್ಲ ನನಗೆ ಹಸಿವಾಗೋದಿಲ್ವೇ ಎಷ್ಟೊತ್ತಿನಲ್ಲೂ ನೀನು ಆ ಮನೆಯಲ್ಲಿ ಇದಕ್ಕೆ ಅತಿಥಿ ಕೇಳೋ ಪ್ರಶ್ನೆ ಸ್ವಾಮಿ ಇದು ಭಿಕ್ಷೆ ಹಾಕ್ತಿರೋ ಆ ಊರಲ್ಲಿ ಮಾಡ್ದಾಗ ಮಾಡಲು ಅನ್ನಂತೆ ಒಬ್ಬ ಏನ್ ಮಾಡ್ತಾನೋ ಅಂತ ಭಿಕ್ಷೆ ಹಾಕಿದ್ರು ಒಂದೊಂದು ಮನೆಯಲ್ಲಿ ಕೊಟ್ಟರು ಕೊನೆಯ ಮನೆಯವರು ಕೇಳಿದ್ರು ಆ ಊರಲ್ಲಿ ಏನ್ ಮಾಡಿದೆ ಬ್ರಾಹ್ಮಣ ಏನು ಕೊಡಲಿಲ್ಲ ಹಾಗೆ ಹೋದೆ ಅಂದಂತೆ ಅವನು ಇದು ಬೆದರಿಸೋದು ಹೇಗಿದೆ ನೋಡಿ ಇದು ಧೂರ್ ತಮಸ್ಕರಿ ನ್ಯಾಯ ಇದು ಕಥಾ ಸಾಗರ ಅಂತ ಕದೈ ಆ ತಮಿಳಿಂದು ಪೈಶಾಚ ಭಾಷೆಯಲ್ಲಿ ಗುಣಾಢ್ಯ ಬರೆದದ್ದು ಸಂಸ್ಕೃತಕ್ಕೆ ಮಾಡಿದ್ದಾನೆ ಸೋಮದತ್ತ ಕವಿ ಒಬ್ಬ ಮನೆಗೆ ಅತಿಥಿ ಬಂದ ಮಲಗಿದ್ದಾನೆ ರಾತ್ರಿ ಊಟ ಈಟ ಎಲ್ಲ ಆಯಿತು ಇವತ್ತಿದ್ದು ನಾಳೆ ಹೋಗ್ತೇನೆ ಸನ್ಯಾಸಿ ಮಸ್ಕರಿ ಮಸ್ಕರಿ ಅಂದ್ರೆ ಕೈಯಲ್ಲಿ ದಂಡ ಹಿಡಿದಿದ್ದಾನೆ ಸನ್ಯಾಸಿ ರಾತ್ರಿ ಮಲಗುವಾಗ ಮೇಲೆ ಛಾವಣಿಯಲ್ಲಿ ಎಷ್ಟೊಂದು ಗಳು ಕೋಲುಗಳಿವೆ ಅಂತ ಎಣಿಸಿದ ಬೆಳಗ್ಗೆ ಎದ್ದು ಆರ್ನಿಕ ಮುಗಿಸಿದ ಮೇಲೆ ಇನ್ನು ಮುಂದಿನ ಊರು ಯಾವುದೋ ಗೊತ್ತಿಲ್ಲ ತಾವು ಎಲ್ಲಿ ಹೋಗ್ತಿದ್ದೀರೋ ಅಂತ ಯಜಮಾನರು ಕೇಳಿದ್ರೆ ಎಲ್ಲಿ ಹೋಗೋದು ಬಂತು ನಂದೇ ಮನೆಯಿಂದ ಅವನು ನಿಮ್ದೇ ಮನೆಯೇ ಅಯ್ಯೋ ಏನು ಸ್ವಾಮಿ ಅಕ್ಕಪಕ್ಕದವ್ರನ್ನೆಲ್ಲ ಕರೆದ್ರು ದಾಖಲೆ ಮಾಡಿದ್ರು ಪಂಚಾಯಿತಿ ಹಾಕಿದ್ರು ನಿನ್ನೆ ರಾತ್ರಿ ಬಂದಿದ್ದ ನಂದೇ ಮನೆ ಅಂತಾನಲ್ಲ ನೋಡಿ ಯತಿ ಹೇಳಿದ ಇದು ಇವರದೇ ಮನೆ ಆದ್ರೆ ಈ ಎಷ್ಟು ಗಳು ಇದೆ ಹೇಳಂತ ಕೇಳಿ ಅವರು ಅಂತ ಆ ಯಜಮಾನ ಎಣಿಸಿರಲಿಲ್ಲ ಇವನು ಎಣಿಸಿದ್ದಾರೆ ರಾತ್ರಿ ಅದೇ ಕತೆ ಉಂಡು ಮನೆ ಗಳ ಎಣಿಸೋದು ಅಂತಾರಲ್ಲ ಕರೆಕ್ಟ್ ಫಿಗರ್ ಹೇಳಿಬಿಟ್ಟ ಊರ್ನವ್ರು ತೀರ್ಮಾನ ಕೊಟ್ಟರು ಪಂಚಾಯತಿಯವರು ಈ ಹೊಸ ಯತಿ ಇದೆ ಈ ಮನೆ ಯಜಮಾನೇ ಬಿಟ್ಟು ಹೋಗಬೇಕು ಅಂತೇಳಿ ಪಂಚಾಯತಿ ಕಟ್ಟೆ ಇದು ಇವತ್ತಿನ ನ್ಯಾಯ ಲಂಡ ಅಂಡ ಬಂಡ ಅವತ್ತು ಐದು ಸಾವಿರ ವರ್ಷದ ಹಿಂದಿನ ಕತೆ ನಾ ಹೇಳೋದು ಭಿಕ್ಷುಕರೆಲ್ಲ ಒಂದೇ ರೀತಿ ಇರೋದಿಲ್ಲ ಸಾತ್ವಿಕರು ಇರ್ತಾರೆ ಅದ್ರಲ್ಲಿ ತಾಮಸ ಜನಗಳು ಇರ್ತಾರೆ ರಾಜಸರು ಇರ್ತಾರೆ ಕಾಷಾಯ ನೋಡಿ ಭಿಕ್ಷೆ ಇತ್ತು ಅವರೆಲ್ಲ ಲೋಕಕ್ಷೇಮವನ್ನೇ ಕೋರ್ತಾರೆ ಅಂತ ತಿಳ್ಕೋಬೇಡಿ ಆ ಆ ಹೆಣ್ಣು ಮಗಳನ್ನು ಕೇಳ್ತಾನೆ ಈ ಬ್ರಾಹ್ಮಣ ನನ್ನನ್ನು ನಿಲ್ಲಿಸದೆ ಮುಂದೆ ಹೋಗು ಅಂತ ಹೇಳಲಿಲ್ಲ ನೀನು ಕೊಡಲಿಲ್ಲ ಇವಳು ಹೋಗಿದ್ದವಳು ವಾಪಸ್ ಬಂದಳು ಆಹಾ ಬ್ರಾಹ್ಮಣಂ ಕ್ರೋಧ ಸಂತಪ್ತಂ ಜ್ವಲಂತಮಿಮತೆ ತೇಜಸ ಮುಖ ಕೆಂಪಾಗಿದೆ ಉರಿತಾ ಇದೆ ಮಾತು ಮಾತ್ರ ಯಾಕಮ್ಮ ಹೀಗೆ ನಿಲ್ಲಿಸಿದೆ ಅಂತ ಕೇಳಿದ್ದನ್ನು ನೋಡಿ ಕೋಪ ಬಂದಿದೆ ಅವರಿಗೆ ಅಂತ ಕಾಣುತ್ತೆ ದೃಷ್ಟ ಸಾಧ್ವಿ ಮನುಷ್ಯೇಂದ್ರ ಸಾಂತ್ವ ಪೂರ್ವಂ ವಚೋ ಬ್ರವೀತ್ ಅವನಿಗೆ ಸಾಂತ್ವನ ಮಾಡುವ ರೀತಿಯಲ್ಲಿ ಮಾತನಾಡಿದಳು ಕ್ಷಂತುಮರ್ ಹಸಿಮೇ ವಿದ್ವನ್ ನನ್ನನ್ನು ಕ್ಷಮೆ ಮಾಡು ಒಂದು ಅಲ್ಲಿಗೆ ಬಿಡಬೇಕೋ ಇಲ್ವಾ ತಪ್ಪಾಯಿತು ಕ್ಷಮಿಸಿ ಅಂದ್ರೆ ಎಂಥವನ ಅಪರಾಧ ಮಾಡಿದ್ರು ಅಲ್ಲಿಗೆ ಬಿಟ್ಬಿಡಬೇಕು ಬೆಳೆಸ್ಕೊಂಡು ಹೋಗಬಾರ್ದು ದೀರ್ಘ ಸೂತ್ರಧಾರ ಬಹಳ ದೊಡ್ಡ ಕೆಟ್ಟ ಗುಣ ಯಾವತ್ತೋ ಮಾಡಿದ್ದನ್ನು ಬೆಳೆಸಿ ಎಳೆದು ಎಳೆದು ಎಳೆದು ನಮ್ಮ ಕುಟುಂಬದಲ್ಲಿ ಒಬ್ಬರಿದ್ರು ಐವತ್ತು ವರ್ಷದ್ದು ಅರವತ್ತು ವರ್ಷದ್ದು ಅವ್ರ ಮನೆಗೆ ಹೋದ್ರು ನಮಗೆ ಅದ್ರ ತಾಂಬೂಲ ಕೊಡಲಿಲ್ಲ ಬರೀ ಜಗಳ ಜಗಳ ಜಗಳ ಹೋದ ಕಡೆಯಲ್ಲ ನಾ ದೊಡ್ಡವನು ನಾ ದೊಡ್ಡವನು ನರಕದಲ್ಲಿ ಯಾರು ಕೇಳ್ತಾರೆ ನೀನು ದೊಡ್ಡವನು ಅಂತ ಅಲ್ಲಿ ಸೀನಿಯಾರಿಟಿ ಕೇಳಿ ನರಕದಲ್ಲಿ ನೀ ದೊಡ್ಡವನು ಹತ್ತು ಜನ ಹೇಳಬೇಕು ನಾ ದೊಡ್ಡವನು ನಾ ಹೇಳೋದಲ್ಲ ಅವರು ಸುಖ ಪಡಲಿಲ್ಲ ಯಾರೂ ಸುಖ ಪಡಲಿಲ್ಲ ಅಲ್ಸರ್ ಬಂದು ಹೋಯ್ರು ಹೊಟ್ಟೆ ಅಲ್ಸರು ಅಲ್ಸರು ಯಾಕೆ ಹೇಳ್ತೇವೆ ಅಂದ್ರೆ ಈ ಕೋ ಕ್ರೋಧದಿಂದ ಕೋಪದಿಂದ ಯಾರಿಗೂ ಹಿತವಾಗುವುದಿಲ್ಲ ಶತ್ರುವನ್ನು ಯಾತಕ್ಕೆ ಬೆಳೆಸ್ತೀರಿ ಮನಸ್ಸಿನಲ್ಲಿ ಊಟ ಮಾಡುವಾಗ ಕೂಡುವಾಗ ಹಾಲು ಕುಡಿಯುವಾಗ ಕೂಡ ಅವ್ರು ಹೀಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು ಅದು ನೆನೆಸ್ಕೊಂಡು ನೆನೆಸ್ಕೊಂಡು ಹಿಂಸೆ ಬಡುವುದು ಕ್ಷಂತುಮರ್ ರಹಸಿ ಇದು ವಾಲಿ ಸುಗ್ರೀವರ ಜಗಳದಲ್ಲಿ ಇದು ರಾಮಚಂದ್ರ ಯಾತಕ್ಕೆ ವಾಲಿಯನ್ನ ದೊಡ್ಡ ಯುದ್ಧ ಬರ್ಬೋದು ಅಂತ ತಿಳ್ಕೊಂಡಿದ್ದವನು ಒಂದೇ ಬಾಣದಿಂದ ಕೊಂದ ಅನ್ನೋದಕ್ಕೆ ಇದು ಕಾರಣ ದೀರ್ಘ ಸೂತ್ರದ ಆ ತಮ್ಮನ ಮೇಲೆ ಎಷ್ಟು ವೈರ ಕಾದಿದ್ದಾನೆ ಹಾಳು ಹಾಲಿ ಅವನು ಮಾಡಿ ತಪ್ಪೇನು ಗುಹೆ ಕಣ್ಣ ಅಣ್ಣ ಯಾರನ್ನು ಹೋದ ರಕ್ತ ಹೊರಗೆ ಬಂತು ಅವನೇ ಸತ್ತು ಹೋದ ಅಂತ ತಿಳ್ಕೊಂಡ ಗುಹೆ ಬಾಗಲಿಟ್ಟ ತಿಳಿಲಿಲ್ಲ ಪಾಪ ಮಾಡಿದ ಇವನು ಪಟ್ಟಾಭಿಷೇಕ ಮಾಡ್ತಿದ್ರು ಬಂದ ಗುಹೆಯನ್ನು ಬಾಗಿಲು ಹೊಡ್ಕೊಂಡು ಏನೋ ನಾ ಸಾಯೋದು ನಿನಗೆ ಇಷ್ಟವಿತ್ತೋ ಇಲ್ಲ ಅಣ್ಣ ತಪ್ಪಾಯಿತು ಮುಡಿಯನ್ನು ತೆಗೆದು ಅಣ್ಣನ ಪಾದದಲ್ಲಿಟ್ಟು ತಪ್ಪಾಯಿತು ಅಂದ್ರೆ ಅಲ್ಲಿ ಬಿಡದೇ ಇದ್ದವನು ಜಗತ್ತೆಲ್ಲ ಅಟ್ಟಿಸ್ಕೊಂಡು ಹೋಗಿ ನಿಂತ ಕಡೆ ನಿಲ್ಲದೆ ಅಯ್ಯೋ ಪಾಪ ಅವನ ಹೆಂಡತಿನ ಬೇರೆ ಕಿತ್ತಿಟ್ಕೊಂಡು ಎಷ್ಟು ದೂರ ಅಯೋಧ್ಯ ಸಂಸ್ಕೃತಿಗೆ ಇದು ತುಂಬ ವಿದೂರವಾದದ್ದು ಇದು ಪಶು ಅಂತ ತಿಳ್ಕೊಂಡು ಒಂದು ಬಾಣದಿಂದ ಸಂಹಾರ ಮಾಡಿದ ರಾಮಚಂದ್ರ ಅಯೋಧ್ಯ ಸಂಸ್ಕೃತಿ it was condition by lord Ramachandra ರಾಮನ ಆ ರಾಜನ ಗುಣದಿಂದ ಪ್ರಜೆಗಳು ಹಾಕಿದ್ರು ರಾಮೋ ರಾಮೋ ರಾಮ ಇತಿ ಪ್ರಜಾನಾಮ ಭವನ್ ಕಥಾ ರಾಮಭೂತಂ ಜಗದಭೂತಿ ರಾಮೇ ರಾಜ್ಯಂ ಪ್ರಶಾಸತಿ ಆ ದೊರೆಗಳ ಗುಣದಿಂದ ಪ್ರಜೆಗಳ ಗುಣ ದೊರೆಗಳೇ ಅಯೋಗ್ಯರಾದ್ರೆ ಏನಾಗುತ್ತೆ ಯೋಚನೆ ಮಾಡಿ ಆದ್ದರಿಂದ ಕ್ಷಮಿಸು ಅಂತ ಕೇಳಿದ್ದಾಳೆ ಭರ್ತಾಮೇ ದೈವತಂ ಮಹತ್ ಧರ್ಮಶಾಸ್ತ್ರ ಗೊತ್ತಿದೆಯಪ್ಪ ನನಗೆ ನನಗೆ ಗಂಡನೇ ದೈವ ಸಕಾಪಿ ಕ್ಷುಧಿತಃ ಅವನೆಲ್ಲೋ ಈ ಕಡೆ ಹೋಗಿ ಆ ಕಡೆ ಬಂದಿದ್ರು ಬೇರೆ ವಿಷಯ ನಿನಗೆ ಭಿಕ್ಷೆ ಕೊಡ್ತಿದ್ದ ಹಸಿವು ಅಂತ ಬಾಯ್ಬಿಟ್ಟು ಹೇಳಿದ್ದಾನೆ ಗಂಡ ಅವರಿಗಿಂದ ಬಂದು ಶ್ರಾಂತ ಆಯಾಸಪಟ್ಟಿದ್ದಾನೆ ಪ್ರಾಪ್ತ ಶುಶ್ರೂಷಿತೋಮಯ urgent need is the husbands ಅದಕ್ಕೋಸ್ಕರ ಕೈ ತೊಳೆದು ಕಾಲು ತೊಳೆದು ಅವನ ಹಸಿವನ್ನೀಯೇ ಸ್ವಲ್ಪ ಸೇವೆ ಮಾಡಿ ಬಂದಿದ್ದೇನೆ ಏನೊಂದು ಹತ್ತು ಹದಿನೈದು ನಿಮಿಷ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾಗ ಇವನು ಬಿಡಲಿಲ್ಲ ಅವನಿಗೆ ಮಂಡು ಬೆಳೆಸ್ತಾನೆ ಬ್ರಾಹ್ಮಣನ ಗರಿಯಾಂಸ ಗರಿಯಾಂಸೆ ಪತಿ ಕುತಃ ನಿನ್ನ ಗಂಡನೇ ಹೆಚ್ಚಾಯಿತೋ ಬ್ರಾಹ್ಮಣರಿಗಿಂತ ಅಂದ ಅಬ್ಬಾ ದಗಾಬಾಜಿತನ ನೋಡಿ ಇದು ಬ್ರಾಹ್ಮಣರು ಅತಿಥಿಗಳಿಗಿಂತ ಅವನ ಜಾತಿ ಜಾತಿಯಲ್ಲಿ ದುರ ದುರಭಿಮಾನ ದುರಹಂಕಾರ ಸುಳ್ಳು ಹೇಳ್ತಾರೆ ಯಾವನು ಜಾತಿಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ನಾನೆಲ್ಲರಿಗಿಂತ ಶ್ರೇಷ್ಠ ಅಂತ ತಿಳ್ಕೊಳ್ತಾನೋ ಅವನು ನಿಜವಾಗಿ ಚಂಡಾಳನಿಗಿಂತ ಕಡೆ ಎನ್ನುವ ಅರ್ಥದಲ್ಲಿ ಸೂತ್ರವನ್ನು ಬರೆದಿದ್ದಾರೆ ಶ್ರೀ ವಚನಭೂಷಣ ಅನ್ನುವ ಗ್ರಂಥದಲ್ಲಿ ಅವನಿಗಾದರೂ ಪ್ರಾಯಶ್ಚಿತ್ತ ಉಂಟು ಜಾತಿ ಚಂಡಾಳನಿಗೆ ಇವನಿಗಿಲ್ಲ ದುರಹಂಕಾರ ಪಟ್ಟು ಶ್ರೇಷ್ಠ ಅನ್ನೋನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತಾರೆ ಏಕೆ ಲೋಕ ಅನರ್ಥಕ್ಕೆ ಒಳಗಾಗ್ತದೆ ಇವತ್ತು ಮುಂದಕ್ಕೆ ಬ್ರಾಹ್ಮಣ್ಯ ಯಾತ್ರೆಯಿಂದ ಬರುತ್ತೆ ಅದೆಲ್ಲ ಚರ್ಚೆ ಎಷ್ಟು ಅವತ್ತು ನಹುಷನ ಗೀತೆಯಲ್ಲಿ ಕೂಡ ಕೇಳಿದ್ದೀರಿ ನೀವು ಬ್ರಾಹ್ಮಣರು ಶ್ರೇಷ್ಠ ಅಲ್ಲ ಗಂಡ ಹೆಚ್ಚಾಯಿತೋ ಗೃಹಸ್ಥ ಧರ್ಮೇ ವರ್ತಂತಿ ಬ್ರಾಹ್ಮಣ ಅನವಮನ್ಯದೆ ನೀನೇನು ಸನ್ಯಾಸಿನ ಗೃಹಸ್ಥ ಧರ್ಮದಲ್ಲಿರ್ತಕ್ಕವಳಿಗೆ ಭಿಕ್ಷುಕರಾಗಿ ಬಂದ ಯತಿಗಳಿಗೆ ವಾನಪ್ರಸ್ಥರಿಗೆ ಭಿಕ್ಷೆ ಹಾಕೋದೇ ಮೊದಲನೇ ಕರ್ತವ್ಯ ಅಂತ ನನಗೆ ಗೊತ್ತಿಲ್ಲವೇ ಇಂದ್ರೋಪ್ಯೇಷಾಂ ಪ್ರಣಮತೆ ಕಿಂ ಪುನಃ ಮಾನವೋ ಮಾನವೋಭವಿ ಇಂದ್ರನು ಬ್ರಾಹ್ಮಣರಿಗೆ ನಮಸ್ಕಾರ ಹಾಕ್ತಾರೆ ಅದರಲ್ಲಿ ಯತಿಗಳಿಗೆ ನಮಸ್ಕಾರ ಮಾಡ್ತಾನೆ ಅವಲಿಪ್ತೆ ನಜಾನೀಷೆ ಅವಲಿಪ್ತೆ ಎಲೆ ಗರ್ವಿಯಿಂದ ಅವಳ ಇವನಿಗ ಗರ್ವ ಅವಳಿಗ ಗರ್ವ ಯಾರಿಗೆ ಜಂಬ ನೋಡಿ ಅವಲಿಪ್ತೆ ನಜಾನೀಷೆ ವೃದ್ಧಾನ ಶ್ವತಂತ್ವಯ ಹಿರಿಯರು ಹೇಳಿದ ಮಾತು ನನಗೆ ಗೊತ್ತಿಲ್ಲವೇ ಬ್ರಾಹ್ಮಣ ಹಿ ಅಗ್ನಿ ಸದೃಶಾ ದಹೇಯು ಪೃಥಿವೀಮಪಿ ಬ್ರಾಹ್ಮಣ ಕೋಪ ಬಂದರೆ ಭೂಮಿಯನ್ನು ಸುಟ್ಟು ಬಿಟ್ಟಾರು ಅಂದ ಅಂದ್ರೆ ಏನರ್ಥ ನಾನಿನ್ನು ಸುಡ್ತೇನೆ ಅಂತ ನನ್ನ ಕೋಪ ಬಂದು ಸುಟ್ಟು ಬಿಡ್ತೇನೆ ದೂರ್ವಾಸರ ಕಥೆ ಅವತ್ತು ಯಾತಕ್ಕಾದ್ರೂ ಹೇಳಿದನು ದೂರ್ವಾಸರು ಪ್ರತ್ಯಕ್ಷ ಆಗಿಬಿಟ್ಟಿದ್ರು ಸ್ವಲ್ಪದಲ್ಲಿ ನಮಗೆ ಹೇಗೋ ಉಪಶಾಂತವಾಯ್ತು ನನ್ನ ಮೇಲೆ ಬರಲಿಲ್ಲ ಎಲ್ಲೋ ಬಂದಿದ್ರು ಅದು ಉಪಶಾಂತವಾಯಿತು ಆಮೇಲೆ ದೂರ್ವಾಸರು ಇಡೀ ಬ್ರಾಹ್ಮಣ ಕುಲಕ್ಕೆ ಕಳಂಕವಾದ ಕೆಲಸವನ್ನು ಅನೇಕ ಕಡೆ ಮಾಡಿದ್ದಾರೆ ಅದು ಮುಚ್ಚಿಡುವಂತಹ ವಿಷಯವಲ್ಲ ಹೋದ ಕಡೆ ಹಸಿವು ನನಗೆ ಅನ್ನ ಹಾಕಿ ಅನ್ನೋದು ಜಗಳ ಮಾಡೋದು ಭೂಮಿ ಒಡೆಯೋದು ಪರೀಕ್ಷೆ ಮಾಡುವುದು ಅದು ಮುಚ್ಚಿಡುವಂತ ಒಂದು ಕಡೆ ಅಲ್ಲ ಎಲ್ಲ ಕಡೆ ಇದೆ ಅಂಬರೀಷನ್ ಕಥೆ ನೋಡಿ ರಾಮಾಯಣ ಕಥೆ ನೋಡಿ ಮಹಾಭಾರತ ನೋಡಿ ಭಾಗವತ ನೋಡಿ ದೂರ್ವಾಸರು ಹೋದ ಕಡೆ ಎಲ್ಲ ಈ ಜಗಳ ಬ್ರಾಹ್ಮಣರು ಅಗ್ನಿಕಲ್ಪರು ಬೇಕಾದ್ದನ್ನು ಸುಟ್ಟು ಬಿಡುವಲ್ರು ಅಂತ ಗೊತ್ತಿಲ್ಲವೇ ಅಂದಾಗ ಆ ಹೆಣ್ಣು ಮಗಳು ಮುಂದಕ್ಕೆ ಬಂದಳು ಬ್ರಾಹ್ಮಣನನ್ನು ಸುಡುವಂತ ಕಣ್ಣಿಂದ ನೋಡಿದಳು ಅಯ್ಯ ಬ್ರಾಹ್ಮಣ ನಾ ಮರದ ಮೇಲೆ ಕಾಗೆ ಅಲ್ಲ ಅಂದಳು ಅಲ್ಲಿ ತನಕ ಸುಮ್ಮನೆ ಇದ್ದಳು ನಾಹಂ ಬಲಾಕಾವ್ಯ ತ್ಯಜಕ್ರೋ ತ್ಯಜಕ್ರೋಧಂ ತಪೋಧನ ಈ ಮಾತು ಕೇಳಿ ಅವನಿಗೆ ಏನನ್ಸಿರ್ಬೇಕು ಹೇಳಿ ಆ ಮರದ ಮೇಲೆ ಕಾಗೆಯನ್ನು ಸುಟ್ಟೆ ಅಂತ ಇವಳಿಗೆ ಯಾಕೆ ಗೊತ್ತಾಯಿತು ಕೆಲವರು ತಪ್ಪು ಮಾಡ್ತಾರೆ ಸುತ್ತಮುತ್ತ ನೋಡ್ತಾರೆ ಯಾರು ನೋಡಲಿಲ್ಲ ತಾನೆ ಅಂತ ಇದು ಆತ್ಮವಂಚನೆ ಇನ್ನೊಬ್ರು ನೋಡದೇ ಇದ್ರೆ ತಪ್ಪು ಮಾಡಲಿಲ್ಲ ಇನ್ನೊಬ್ರು ನೋಡಿದ್ದ ಮಾತ್ರ ತಪ್ಪು ಇದೆ ಅಂತ ಆತ್ಮವಂಚನೆ ತಪ್ಪು ತಪ್ಪೇ ನಿಮ್ಮ ಮನಸ್ಸು ಚುಚ್ಚುತ್ತೆ ಅಲ್ಲಿ ಪಶ್ಚಾತ್ತಾಪ ಆಗಿದೆ ಇಲ್ಲಿ ಬಂದು ತಿರುಗಿ ನೀನು ಸುಟ್ಟು ಬಿಡ್ತೇನೆ ಅಂತ ಮಾತಾಡ್ತಾನೆ ನಾನು ಮರದ ಮೇಲಕ್ಕಾಗಲ್ಲ ತ್ಯಜಕ್ರೋಧಂ ಬಹಳ ಶಾಂತವಾಗಿ ಹೇಳಿದ್ದಾಳೆ ವಿತ್ ಗ್ರೇಟ್ ಸೆಲ್ಫ್ ಕಂಟ್ರೋಲ್ ಕೋಪವನ್ನು ಬಿಡಯ್ಯ ಅನಯ ಕ್ರುದ್ಧಯ ದೃಷ್ಟ ಕ್ರುದ್ಧ ಕಿಮ್ಮ ಕರಿಷಸಿ ಒಂದು ವೇಳೆ ನಿನ್ನ ಕೋಪ ಬಂತು ಅಂತ ಇಟ್ಕೋ ನಾನು ಏನಯ್ಯ ಮಾಡ್ತೀಯ ಅಂತ ಕೇಳಿದ್ವಿ ನಾನು ಗಂಡನ ಪೂಜೆಯಲ್ಲಿ ನಿರತಲಾಗಿದ್ದೇನೆ ನನಗೆ ತಿಳಿದಷ್ಟು ಪಾತಿವ್ರತ್ಯ ಧರ್ಮದಲ್ಲಿದ್ದೇನೆ ನನ್ನ ನನ್ನ ಪಾತಿವ್ರತ್ಯ ರಕ್ಷಿಸಿದೆ ವಜ್ರ ಕವಚದಂತೆ ನಿನ್ನ ನೀನೂ ಮಾಡಲಾರದು ಬ್ರಾಹ್ಮಣ ನಾವು ಜಾನಾಮ್ಯಹಂ ವಿಪ್ರಾಣ ನಾನು ಯಾವತ್ ಬ್ರಾಹ್ಮಣರಿಗೆ ಅವಮಾನ ಮಾಡಿದ್ದೇನೆ ನೀವು ಬಂದಾಗ ಯಾವತ್ತಾದರೂ ಭಿಕ್ಷೆ ಇಲ್ಲ ಅಂದಿದ್ದೇನೆ ಸಂದರ್ಭ ನೋಡು ಯಜಮಾನ ನೀನು ಒಟ್ಟಿಗೆ ಬಂದಿದ್ದಿ ಅವನಿಗೂ ಅವನು ಅವರು ಬ್ರಾಹ್ಮಣರು ಮೊದಲು ಬಡಿಸ್ಬಿಡು ಆಮೇಲೆ ಊಟ ಮಾಡ್ತೀನಿ ಅಂತ ಅವ್ರ ಬಾಯಲ್ಲಿ ಬಂದಿದ್ರೆ ಬೇರೆ ಮಾತು ಅವರು ಹಸಿವಿನಿಂದ ಬಂದಿದ್ದಾರೆ ಅವರು ಮೊದಲು ಬಡಿಸಿ ಆಮೇಲೆ ನಾನು priority question of priority and priorities do change in life ಜೀವನದಲ್ಲಿ ಪ್ರಯಾರಿಟಿ ಅಂತ ಇರ್ತೀವಿ ನಾನು ಬಂದು ಕೂತಿರ್ತೇನೆ ಇಲ್ಲಿ ವ್ಯಾಸಾವಾಹನೆ ಪೀಠದಲ್ಲಿ ಕೂತು ಪ್ರವಚನ ಮಾಡುವಾಗ ಯತಿಗಳನ್ನು ಬಿಟ್ಟು ಗುರುಗಳನ್ನು ಬಿಟ್ಟು ಬೇರೆ ಯಾರು ಬಂದರೂ ಹೇಳಬಾರದು ಅಂತ ನನಗೆ ನಿಯಮ ಇದೆ ಯಾರೋ ಯಾರೊಬ್ರು ಹಳೆ ಸ್ನೇಹಿತರು ಬಂದರು ಬಾಗಿಲಲ್ಲಿ ನಿಂತರು ಇವರು ಪ್ರವಚನ ಹೆಚ್ಚಾಯಿತು ಹಳೆ ಸ್ನೇಹ ಮರ್ತೋಯ್ತು ಹಿಡಿ ಶಾಪ ಆದ್ರೆ ಏನು ಮಾಡಲಿ ನಾನು ನಿಮ್ಮ ಶಾಪ ಏನು ಮಾಡೋದಿಲ್ಲ ವ್ಯಾಸ ನನ್ನ ರಕ್ಷಣೆ ಮಾಡ್ತಾರೆ ನಾನು ಕರ್ತವ್ಯದಲ್ಲಿ ಕರ್ತವ್ಯ ತತ್ಪರರಾಗಿರುವಾಗ ನಿಮಗೆ ಯಾರು ಏನು ಮಾಡಲಾರು ಕರ್ತವ್ಯವೇ ವಜ್ರ ಕವಚ ಅಪರಾಧಮಿಮಂ ವಿಪ್ರ ಕೆಂತು ಮರಹಸಿಮಿ ಏನಗ ನಾನು ಅವಮಾನ ಮಾಡೋ ಕೊಟ್ಟಿಲ್ಲ ಕಾಣಿಯ ನಮ್ಮ ಯಜಮಾನ ಬಂದ ಅಷ್ಟು ಇಷ್ಟು ವಿಳಂಬದ ಕಾಲ ಇದು ಏನು ಮಾಡೋಕೆ ಬರಲಿಲ್ಲ ಐ ಕುಡ್ ನಾಟ್ ಹೆಲ್ಪ್ ಕ್ಷಮಿಸು ಅಂತ ಹೇಳಿದ ಮೇಲೆ ದಾನ ತೇಜೋ ವಿಪ್ರಾಣ ಬ್ರಾಹ್ಮಣರ ಕೋಪ ಏನು ಮಾಡುತ್ತೆ ಅದು ನನಗೆ ಗೊತ್ತಿದೆ ಅಪೇಯ ಸಾಗರ ಕ್ರೋಧಾತಿ ಕೃತೋ ಹಿ ಲವಡೋದಕ ಬ್ರಾಹ್ಮಣರು ಕುಡಿಯಬಾರದ ನೀರನ್ನು ಕುಡಿದರು ಗೊತ್ತೇ ನಿನಗೆ ಎಂದ್ಲು ಏನಿದು ಕಥೆ ಸಮುದ್ರದ ನೀರನ್ನೆಲ್ಲ ಆಪೋಸ್ನ ತಗೊಂಡ್ಬಿಟ್ರಲ್ಲ ಅಗಸ್ತ್ಯರು ನನಗೆ ಆ ಕಥೆ ಗೊತ್ತು ಅಪೇಯ ಉಪ್ಪು ನೀರದು ಯಾರು ಕುಡಿತಾರಿಯೇ ಅಷ್ಟೊಂದು ಉಪನೀರನ್ನು ಕುಡಿದ್ರು ಬ್ರಾಹ್ಮಣರು ಅಗಸ್ತರು ಕೋಪದಿಂದ ತಥೈವ ದೀಪ್ತ ತಪಸಾಂ ಮುನೀನಾಂ ಭಾವಿತಾತ್ಮನಾಂ ಯೇಷಾಂ ಕ್ರೋಧಾಗ್ನಿರದ್ಯಾಪಿ ದಂಡಕೆ ನೋಪಶಾಮ್ಯಸಿ ಇಕ್ಷಾಕ ದಂಡಕನೆಂಬ ದಂಡಕನೆಂಬ ದೊರೆಯಿದ್ದ ಪ್ರಜೆಗಳನ್ನು ಪೀಡೆ ಮಾಡ್ತಾ ಇದ್ದ ರಾಮನಿಗಿಂತ ಹಿಂದಿನವನು ನೀ ರಾಕ್ಷಸನಾಗು ಹೋಗು ಅರಣ್ಯಕ್ಕೆ ನೀರೋ ಕಾಡಿಗೆ ದಂಡಕಾರಣ್ಯ ಅಂತ ಹೆಸರಾಗಲಿ ಅಂತೇನು ಶಾಪ ಕೊಟ್ಟರು ಇವತ್ತಿಗೂ ಆ ದಂಡಕಾರಣ್ಯದಲ್ಲಿ ಆ ದಂಡಕ ಸತ್ತೆಷ್ಟೋ ವರ್ಷವಾದರೂ ಕಾಡಿನ ಫಲ ಹೋಗಿಲ್ಲ ಇದು ಬ್ರಾಹ್ಮಣದ ಕೋಪ ನನಗೆ ಗೊತ್ತಿದೆ ಬ್ರಾಹ್ಮಣಾನಾಂ ಪರಿಭವಾಪಿ ವಾತಾಪಿ ಸುಧುರಾತ್ಮವಾನಿ ಅಗಸ್ಯಂ ಋಷಿಮಾಸಾಧ್ಯ ಜೀರ್ಣ ಕ್ರೂರೋಪಿ ಮಹಾಸುರ ಬ್ರಾಹ್ಮಣರನ್ನು ಕೆಣಕಿ ಅಗಸ್ಯರನ್ನು ವಾತಾಪಿ ಇಲ್ವಲ್ಲರೂ ಜೀರ್ಣ ಆಗಿಬಿಟ್ಟು ಅವರ ಹೊಟ್ಟೆಯಲ್ಲಿ ನಾನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ನಾ ಬ್ರಾಹ್ಮಣರ ಕೈ ಮುಗಿತೇನಪ್ಪ ಪತಿ ಶುಶ್ರೂಷಯ ಧರ್ಮ ಯಸ್ಸಮೇ ರೋಚತೆ ದ್ವಿಜ ದೈವತೇಶ್ವರಿ ಸರ್ವೇಶು ಭರ್ತಾಮೇ ದೈವತಂಬರಂ ಮೂವತ್ಮೂರು ಕೋಟಿ ದೇವತೆಗಳು ನನ್ನ ಎದುರಿಗೆ ನಿಂತುಕೊಂಡ್ರು ನಾನು ಮೊದಲು ಗಂಡನಿಗೆ ಸೇವೆ ಮಾಡುವುದು ಆಮೇಲೆ ಇಂದ್ರ ಅವರುಣಾದಿಗಳು ಆದ್ರಿಂದ ಬಲಾಕಾಯಿತ್ವಯ ದಗ್ಧ ರೋಷಾತಿ ತಮ್ಮಯ ನನಗೆ ಈ ಕಾಗೆ ಸುಟ್ಟ ಕಥೆ ನಿಂದು ಹೇಗೆ ತಿಳಿತು ಅಂತ ಹೇಳ್ತೀಯ ನನ್ನ ಪತಿ ಸೇವೆ ನನಗೆ ಈ ತಪಸ್ಸನ್ನು ತಂದುಕೊಟ್ಟಿತು ತಪಸ್ಸನ್ನುವುದು ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಂಡು ಮಾಡೋದಲ್ಲ ಕರ್ತವ್ಯ ಕರ್ಮವನ್ನು ನಿಷ್ಠೆಯಿಂದ ಮಾಡುವುದೇ ತಪಸ್ಸು ನೀವು ರಾಮಕೋಟಿ ತಪ್ಪದೆ ಎಲ್ಲಿದ್ರು ರೈಲಲ್ಲಿದ್ರು ಬಸ್ಸಲ್ಲಿದ್ರು ಬೇರೆ ಊರಲ್ಲಿದ್ರು ಒಬ್ರು ಬರಿತೇವೆ ಅಂತ ಸಂಕಲ್ಪ ಮಾಡಿಕೊಂಡ್ರು ಅದು ತಲೆ ಮೇಲೆ ತಲೆ ಬೀಳಲಿ ಪ್ರಳಯವಾಗಲಿ ಬೇಕಾದ್ದಾಗಲಿ ಮಾಡ್ತೇವೆ ಅದು ತಪಸ್ಸು ಜಪ ಮಾಡಬೇಕು ಅದೇ ರೀತಿಯಲ್ಲಿ ನಿಷ್ಠೆ ಅಂತ ಹೇಳ್ತೇವೆ ನಿಷ್ಕೃಷ್ಟವಾಗಿ ನಿಲ್ಲುವುದು ತಪಸ್ಸು ಅದು ಡ್ಯೂಟಿ ಒಂದು ದಿವಸ ಮಾಡಿದ್ರು ಒಂದು ದಿವಸ ಬಿಟ್ಟರು ಅಲ್ಲ ಏಕಾದಶಿ ನಿಷ್ಠೆ ಅಯ್ಯೋ ಹೋದ ಸಲ ಎಲ್ಲ ಮಾಡಿ ಇದೊಂದು ಏಕಾದಶಿ ಬಿಟ್ರೆ ಅಂತೆ ರೈಲಲ್ಲಿ ಇರ್ತೀರಿ ಮನಸ್ಸಿಗೆ ಬಂದಾಗ ಮಾಡೋದು ಮನಸ್ಸಿಗೆ ಬಂದಾಗ ಬಿಡೋದಕ್ಕೆ ನಿಷ್ಠೆ ಅನ್ನೋದಿಲ್ಲ ಅದಕ್ಕೆ ಜ್ಯೇಷ್ಠೆ ಅಂತಾರೆ ಜ್ಯೇಷ್ಠಾಲಕ್ಷ್ಮಿ ಅದು ಮೂದೇವಿ ಮಾಡೋ ಕೆಲಸ ಅದು ಅಧ್ಯಯನವೆಂಬುದನ್ನು ಬ್ರಾಹ್ಮಣ ಯಾವತ್ತೂ ಬಿಡಬಾರದು ಉಸಿರು ಬಿಡ್ತೀರಾ ನೋಡಿ ಪ್ರಾಣಾಯಾಮ ಮಾಡುವಾಗ ಉಸಿರು ತಗೊಳ್ಳೋದು ಬಿಡೋದು ಯಾವತ್ತಾರು ಬಿಟ್ಟಿದ್ದೀರಾ ನಿದ್ದೆಯಲ್ಲಿ ಬಿಟ್ಟಿದ್ದೀರಾ ಸ್ವಪ್ನದಲ್ಲಿ ಬಿಟ್ಟಿದ್ದೀರಾ ಅಷ್ಟು ಸಹಜವಾದ ವ್ಯಾಪಾರವಾಗಿ ನಿಮಗೆ ಪರಮಾತ್ಮ ಸಾಧನೆಗೆ ಯಜ್ಞ ದಾನ ತಪಸ್ಸು ಉಪಯೋಗವಾದರೆ ಅದೆಲ್ಲವೂ ತಪಸ್ಸು ಯಜ್ಞೋದಾನಂ ತಪಸ್ಸೈವ ಪಾವನಾನಿ ಮನೀಷಣ ಗೀತೆಯಲ್ಲಿ ಹೇಳ್ತಾರೆ ಭಗವಂತ ತಪಸ್ಸು is not an abnormal activity it is an activity which goes with you and in which you stand steadfast ಭದ್ರವಾಗಿ ದೇವರ ಪೂಜೆ ಅದು ಒಂದು ತಪಸ್ಸು ಎಷ್ಟೇ ಹೊತ್ತಾಗಲಿ ರೈಲ್ ಪ್ರಯಾಣವಿರಲಿ ರೈಲ್ ಹೋದ್ರೂ ಪರವಾಗಿಲ್ಲ ಮಿಸ್ ಆದರೂ ಪರವಾಗಿಲ್ಲ ಅದು ಮಾಡಿಯೇ ತೀರ್ತಿ ಬೇಳೆ ತಲೆ ಮೇಲೆ ತಲೆ ಬೀಳಲಿ ಸಂಘವನ್ನು ಬಿಡೋದಿಲ್ಲ ದೇವರ ಜಪವನ್ನು ಮರೆಯೋದಿಲ್ಲ ತಂದೆ ತಾಯಿಗಳ ಸೇವೆಯನ್ನು ಮರೆಯೋದಿಲ್ಲ ಮರೆಯಬಾರದು ಅಂತ ಕೆಲವಿರ್ತದೆ ಜೀವನದಲ್ಲಿ ಅದನ್ನು ತಪ್ಪದೇ ಮಾಡುವುದೇ ತಪಸ್ಸು ನಾನೇನು ಬೇರೆ ತಪಸ್ಸು ಮಾಡಿಲ್ಲ ನಿನ್ನ ಹಾಗೆ ಮರದ ಕೆಳಗೆ ಕೂತಿಲ್ಲ ನಾನೇನು ಅಧ್ಯಯನ ಮಾಡಿಲ್ಲ ನಾ ಮಾಡೋದು ಒಂದೇ ತಪಸ್ಸು ಗಂಡನ ಸೇವೆ ಅವನ ಮನಸ್ಸನ್ನು ಸೇವೆ ಮಾಡ್ತಿದ್ದೇನೆ ಯ ಕ್ರೋಧ ಮೋಹೋ ತ್ಯಜತಿ ಇನ್ನೊಂದು ಮಾತನ್ನು ಹೇಳ್ತೇನೆ ಕೇಳು ಬ್ರಾಹ್ಮಣ ನಾ ವಯಸ್ಸಲ್ಲಿ ಹಿರಿಯಳು ನೀನಿನ ಚಿಕ್ಕವನು ಕ್ರೋಧ ಶತ್ರು ಶರೀರಸ್ಥ ಉಪದೇಶ ಕೊಟ್ಟರು ಗುರು ಸ್ಥಾನದಲ್ಲಿ ಶರೀರದಲ್ಲಿರುವ ದೊಡ್ಡ ಶತ್ರು ಕ್ರೋಧವೆಂಬುದು ಕಾಣಪ್ಪ ಆ ಕ್ರೋಧವನ್ನು ನೀನೇ ಬೆಳೆಸ್ತಾ ಇದ್ದೀಯೇ ತಿನ್ನಬಾರದಷ್ಟು ಖಾರ ತಿಂದು ತಿನ್ನಬಾರದಷ್ಟು ಎಣ್ಣೆ ಪದಾರ್ಥ ತಿಂದು ತಿನ್ನಬಾರದ ಪ್ರಮಾಣದಲ್ಲಿ ತಿಂದು ಶರೀರಕ್ಕೆ ಯಾವ ಬೇಡ ಅಂತೇವೆ ಅದನ್ನೆಲ್ಲ ತಿನ್ನಿಸಿದರೆ ಕಾಮಕ್ರೋಧಗಳೇ ವೃದ್ಧಿಯಾಗ್ತವೆ ಮೆಣಸಿನಕಾಯಲ್ಲಿ ಏನು ವಿಟಮಿನ್ ಇದೆ ದಯವಿಟ್ಟು ಹೇಳಿ ನೋಡೋಣ ಯಾರೊಬ್ರು ಹೇಳ್ತೀರಾ ಅದು ನಮ್ಮ ದೇಶದ್ದಲ್ಲ ಮೆಣಸಿನಕಾಯಿ ನಮ್ಮ ದೇಶದ್ದಲ್ಲ ಎಲ್ಲಿಂದ ಬಂತು ದಕ್ಷಿಣ ಅಮೆರಿಕೆಯಿಂದ ಬಂತು ಚಿಲ್ಲಿ ಅಂತ ಒಂದು ದೇಶ ಅದಕ್ಕೆ ಇಂಗ್ಲಿಷಲ್ಲಿ ಚಿಲ್ಲೀಸ್ ಅಂತ ಹೇಳ್ತಾರದು ಆ ಮೆಣಸಿನಕಾಯಿ ನಿಷಿದ್ಧ ಶಾಸ್ತ್ರ ನಿಷಿದ್ಧ ಮೆಣಸು ಶಾಸ್ತ್ರ ಸೂಕ್ತವಾದದ್ದು ಯಾಕೆಂದ್ರೆ ಅದು ಅಗ್ನಿಯನ್ನು ಉದ್ದೀಪನ ಮಾಡ್ತದೆ ಹಾಗಂತ ಹಿಡಿ ಹಿಡಿ ಮೆಣಸು ತಿನ್ನಬೇಕು ಅಂತಲ್ಲ ಅದು ಬಾಯಿ ರುಚಿಗೆ ತಿಂತದೆ ಮೆಣಸಿನಲ್ಲಿ ವಿಟಮಿನ್ ಇಲ್ಲ ಖಾರವನ್ನು ಮನುಷ್ಯ ಬಿಟ್ಟರೆ ಸತ್ತು ಹೋಗೋದಿಲ್ಲ ಉಪ್ಪು ಸ್ವಲ್ಪ ಮಟ್ಟಿಗೆ ಮೂಳೆ ಗಟ್ಟಿಯಾಗೋದಕ್ಕೆ ಬೇಕು ಹುಳಿ ಎಂಬುದು ಸ್ವಲ್ಪ ಮಟ್ಟಿಗೆ ಜೀರ್ಣಕ್ಕೋಸ್ಕರ ಬೇಕು ಖಾರವೆಂಬುದು ಯಾತಕ್ಕೂ ಉಪಯೋಗ ಬರೋದಿಲ್ಲ ಅದಕ್ಕೆ ಚಾತುರ್ಮಾಸಗಳನ್ನು ಮಾಡಿ ತೋರಿಸ್ತಾರೆ ಉಪ್ಪಿಲ್ಲದೆ ದೇವಂತಿಗಳು ಹುಳಿ ಇಲ್ಲದೆ ಬೇಳೆ ಇಲ್ಲದೆ ಇದ್ದು ಒಂದು ತಿಂಗಳು ತರಕಾರಿ ಇಲ್ಲದೆ ಒಂದು ತಿಂಗಳು ಗೃಹಸ್ಥರು ಮಾಡಬೇಕು ನ್ಯಾಯವಾಗಿ ಬರೀ ಸನ್ಯಾಸಿಗಳು ಮಾತ್ರ ಅಲ್ಲ ಸನ್ಯಾಸಿಗಳಿಗೆ ವಿಶೇಷ ಹೇಳಿದ್ರು ಅವಳಲ್ಲಿ ಕೋಪ ಇರಬಾರದು ಟಾಯ್ಲೆಟ್ ಕಂಟ್ರೋಲ್ ನಾವು ಮಾಡಿ ನೋಡ್ಬೇಕು ಸಪ್ಪೆ ಊಟ ಮಾಡಿ ನೋಡಿ ಆದಷ್ಟು ಸಪೆ ಬರೀ ಬೇಳೆ ಕಟ್ಟು ಒಂದು ಸ್ವಲ್ಪ ಅದು ಉಪ್ಪು ಭೂಮಿಯಲ್ಲಿ ಹುಟ್ಟಿದ ಉಪ್ಪು ತುಂಬ ಶ್ರೇಷ್ಠ ಅದು ಲವಣ ಭೂಮಿಯಲ್ಲಿ ಸಿಕ್ಕಿದ್ದು ಅದನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಬಿಸಿಯನ್ನ ಶರೀರ ಧಾರಣೆಗೆ ಒಳ್ಳೆ ಮೊಸರು ಹಾಲು ಆಗ್ತಾನೆ ನಿಮ್ಮ ಮನೆ ಗೋವಿನಿಂದ ತೆಗೆದಂತಹ ಪದಾರ್ಥ ಇದು ಸಾಕು ಮನುಷ್ಯ ಬದುಕುವುದು ಗ್ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದ್ಯಾಹ ಆಹಾರ ಸಾತ್ವಿಕ ಪ್ರಿಯ ಇದೆಲ್ಲ ಡೀಟೇಲ್ಸ್ ಮೊನಾಟನಸ್ ಡೀಟೇಲ್ಸ್ ಎಂಥ ಊಟ ಮಾಡಬೇಕು ಯಾವುದನ್ನು ಬಿಡಬೇಕು ನಮ್ಮಪ್ಪ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ ಜಾತಿ ಹೇಳಿದ ಅರ್ಜುನನಿಗೆ ಇಂದು ಭೂಮಿಯಲ್ಲಿ ಇಂಥ ಪದಾರ್ಥ ತಿನ್ನು ಇಂಥ ತಿನ್ನಬೇಡ ಇದು ಇಮ್ಮಿಟೀರಿಯಲ್ ನೀವು ಹೇಳ್ತೀರಿ ಇಲ್ಲ ಅಲ್ಲಿಂದಲೇ ಬರೋದು ಆಹಾರದಿಂದಲೇ ರೋಗ ಬರೋದು ಆಹಾರ ಶುದ್ಧವು ಸತ್ವಶುದ್ಧಿ ಸತ್ವಶುದ್ಧವು ಧ್ರುವ ಸ್ಮೃತಿ ಸ್ಮೃತಿ ಲಂಬೆ ಗ್ರಂಥೀನಾಂ ವಿಪ್ರಮೋಕ್ಷ ಪ್ಯೂರಿಟಿ ಆಫ್ ಫುಡ್ ಫಸ್ಟ್ ಆದ್ದರಿಂದ ನೀನು ಮೊದಲು ಕ್ರೋಧವನ್ನು ಬಿಡು ಕ್ರೋಧಮೌಹು ತ್ಯಜತಿ ತಂದೇವ ವಿದುಹು ಅಜ್ಞಾನವನ್ನು ಕೋಪವನ್ನು ಬಿಟ್ಟವನನ್ನ ದೇವತೆಗಳು ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ದಾರೆ ಯೋ ವದೇ ಜಿಹ ಸತ್ಯಾನಿ ಗುರುಂ ತಚ ಯಾವನಿಗೆ ಸಾತ್ವಿಕ ಆಹಾರ ಸೇವನೆ ಮಾಡುವ ಒಂದು ರುಚಿ ಉಂಟಾಗ್ತದೆ ಅವನಿಗೆ ಸತ್ಯವನ್ನು ಹೇಳುವುದು ಸ್ವಭಾವವಾಗ್ತದೆ ನಾವು ಬರೀ ಸತ್ಯ ಹೇಳು ಸತ್ಯ ಹೇಳು ಸತ್ಯ ಹೇಳು ಅದು ಸತ್ಯ ಹೇಳಿದ್ರೆ ಏನಾಗ್ತದೆಯೋ ಏನಾಗ್ತದೆಯೋ ಈ ಗಾಬರಿ ಉದ್ವೇಗ ಉದ್ವೇಗ ಅದಕ್ಕೆ ಬರುತ್ತೆ ಕೋಪದ ಆಹಾರ ತಿಂತಿದ್ದೀರಿ ಸತ್ಯ ಹೇಳುವುದು it depends on the kind of food that you eat ಸಾತ್ವಿಕ ಆಹಾರ ಇರಬೇಕು ಸಾತ್ವಿಕ ಕಾಲದಲ್ಲಿ ತಗೋಬೇಕು ಸಾತ್ವಿಕ ಪ್ರಮಾಣದಲ್ಲಿ ತಗೊಳ್ಬೇಕು ಸಾತ್ವಿಕ ಸಂಸರ್ಗದಲ್ಲಿರಬೇಕು ಹಾಗಿದ್ರೆ ಕೋಪವನ್ನು ಗೆಲ್ತೀಯೇ ಹಿಂಸೆ ನ ಹಿಂಸೇತ ಇನ್ನೊಬ್ಬರು ಹಿಂಸೆ ಮಾಡಿದ್ರು ಅವರನ್ನ ಇವನು ಹಿಂಸೆ ಮಾಡಬಾರದು ತಂದೇವ ಬ್ರಾಹ್ಮಣಂ ವಿದು ಜಿತೇಂದ್ರಿಯ ಧರ್ಮಪರಃ ಸ್ವಾಧ್ಯಾಯ ನಿರತ ಶುಚಿ ಬ್ರಾಹ್ಮಣ ನಿಜ ಹೇಳಯ್ಯ ಮರದ ಕೆಳ ಕೂತು ಅಧ್ಯಯನ ಮಾಡಿದ್ದೀಯಲ್ಲ ನಿನಗೆ ವೇದ ಶಬ್ದಗಳ ಮೇಲೆ ಕಾನ್ಸಂಟ್ರೇಷನ್ ಇದೆಯೇ ಅಂತ ಕೇಳಿದ್ಲು ಅವರು ವೇದ ಓದಿದ್ದೀಯೇ ಇಷ್ಟು ಕೋಪ ಇಟ್ಕೊಂಡು ಒಳಗಡೆ ನೀನೇನಯ್ಯ ಓದ್ತೀಯ ವೇದವನ್ನ ವೇದ ಮಂತ್ರ ನಿನಗೆ ಏನಯ್ಯ ಅರ್ಥವನ್ನು ಕೊಡುತ್ತೆ ಎಂಬುದಾಗಿ ಹೇಳುವುದಾಗಿ ಅಮ್ಮ ನಾನಲ್ಲಿ ಆ ಪಕ್ಷಿಯನ್ನು ಸುಟ್ಟದ್ದು ನಿನಗೆ ಹೇಗೆ ತಿಳಿಯಿತು ಅಂತ ಕೇಳಿದ ಅವನು ಕಾಲಿಗೆ ಬಿದ್ದ ತಪ್ಪಾಯಿತು ತಾಯಿ ಅಷ್ಟು ಸಾತ್ವಿಕತೆ ಇತ್ತು ಅವನಲ್ಲಿ ಮುಂಗೋಪ ಈ ಕೋಪ ಮಾಡ್ಕೊಳ್ತಿದ್ದೇನೆ ಅನ್ನೋದು ಗೊತ್ತಿಲ್ಲ ಸ್ವಭಾವ ಅದು ಹ್ಯಾಬಿಟ್ ಆಗಿದೆ ಟೆಂಪರ್ಮೆಂಟ್ ಆಗಿದೆ ಆ ಕತ್ರಾವಣೆ ಮಾಡ್ಕೊಳ್ತಾ ಇಲ್ಲ ತಪ್ಪಾಯಿತು ತಾಯಿ ಇದು ನಿನಗೆ ಹೇಗೆ ತಿಳಿಯಿತು ಅವಳು ಹೇಳಿದ್ಲು ನನಗಿದು ಹೇಗೆ ತಿಳಿಯಿತು ಅನ್ನೋದನ್ನ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗು ಮಿಥಿಲಾ ಅಂತ ಒಂದು ಪಟ್ಟಣ ಇದೆ ಜನಕರಾಜನ ಊರು ಆ ಊರಿನ ಹೊರವಲಯದಲ್ಲಿ ಒಬ್ಬ ವ್ಯಾಧ ಮಾಂಸವನ್ನು ವಿಕ್ರಯಣೆ ಮಾಡ್ತಾನೆ ಅವನನ್ನು ಕೇಳು ನನಗಿದು ಹೇಗೆ ತಿಳಿಯಿತು ಅಂತ ಅವನು ಹೇಳ್ತಾನೆ ನಿನಗೆ ಎಂಬುದಾಗಿ ಅಯ್ಯೋ ಪರಮಾಷ್ಟ ನಡುಗೋದ ಬ್ರಾಹ್ಮಣ ಅದು ಮಾಂಸ ವಿಕ್ರಯ ಮಾಡುವವನೊಬ್ಬ ವ್ಯಾಧ ಹೆಸರು ಗೊತ್ತಿಲ್ಲ ನನಗೆ ಎಂದು ಅವನು ಹೇಳ್ತಾನೆ ನಿನಗೆ ನಾನು ಪಕ್ಷಿಯನ್ನು ಸುಟ್ಟದ್ದು ಹೇಗೆ ತಿಳಿಯಿತು ಎಂಬುದಾಗಿ ಹೋಗಿ ಕೇಳು ಎಂಬುದಾಗಿ ಹೇಳಿದಾಗಿ ಪ್ರೀತೋಸ್ಮಿ ತವ ಭದ್ರಂತೆ ಗತ ಕ್ರೋಧಶ್ಚ ಶೋಭನೆ ಅಮ್ಮ ಕೋಪವನ್ನು ಬಿಟ್ಟೆ ಎಂದ ಅಂದ್ರೆ ಆ ಹೊತ್ತಿಗೆ ಬಿಟ್ಟ ಅಂತ ಮತ್ತೆ ಅವರು ಬರುತ್ತೆ ಸ್ವಭಾವದಲ್ಲಿ ಅದು ಪರೀಕ್ಷೆ ಇಲ್ಲದೆ ಇದ್ರೆ ಬಂದ್ಬಿಡುತ್ತಲ್ಲ ಬಿಟ್ಟೆ ಅಂತ ಅಲ್ಲಿಂದ ನೇರವಾಗಿ ನಡ್ಕೊಂಡು ಹೋದ ಅವತ್ತ ಭಿಕ್ಷೆ ತಿಂದನೋ ಬಿಟ್ಟನೋ ಏನಾಯ್ತೋ ಗೊತ್ತಿಲ್ಲ ಇದು ಮಿಥಿಲಾಪಟ್ಟಣದ ಹತ್ತಿರದಲ್ಲಿಯೇ ಇದೆ ಊರು ಅಗ್ರಹಾರ ಜನಕರಾಜನ ಕಾಲ ಅಲ್ಲಿ ಹೋದ ಊರಾಚೆಗೆ ಒಂದು ಮಾಂಸದ ಅಂಗಡಿ ಒಬ್ಬ ಕೂತಿದ್ದಾನೆ ಮಧ್ಯ ವಯಸ್ಸಿನವನು ದಷ್ಟಪುಷ್ಟವಾಗಿದ್ದಾನೆ ಆ ಕೆಳಗಡೆ ಅಡಗಲ್ಲಿನ ಮೇಲೆ ಕುರಿ ಕೋಣ ಅವಳು ಮಾಂಸ ಏನಿದೆಯೋ ಒಂದು ಕೆ ಜಿ ಎರಡು ಕೆ ಜಿ ಕೊಡ್ರಿ ಅಂತ ಕೇಳಿದ ಕ್ಯೂ ನಿಂತಿದ್ದಾರೆ ಕತ್ತರಿಸ್ತಾನೆ ತುಂಡು ಮಾಡ್ತಾನೆ ಕೊಡ್ತಾ ಇದ್ದಾನೆ ನಿಮಗೆ ಎಷ್ಟು ಬೇಕು ನಿಮಗೆ ಬೇಕು ಬ್ರಾಹ್ಮಣ ಬಂದದ್ದನ್ನು ನೋಡಿದ ನೋಡಿ ಆ ತಪಸ್ವಿನಿ ಹೆಂಗಸು ನಿನ್ನನ್ನು ಕಳಿಸಿದ್ಲಲ್ವಾ ಅಂತ ಕೇಳಿದ ಅವನು ಸಾಕೆ ವೇದವ್ಯಾಸರು ನಾನು ಶ್ರೇಷ್ಠ ಅಂತ ತಿಳ್ಕೊಳ್ಳೋ ಬ್ರಾಹ್ಮಣನ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ಕಥೆಯಲ್ಲಿ ನಿನ್ನ ಕರ್ತವ್ಯ ನೀ ಮಾಡಿದರೆ ನಿನ್ನ ಜಾಗದಲ್ಲಿ ನೀ ತುಂಬ ಶ್ರೇಷ್ಠವಪ್ಪ ಯಾರೂ ಹೆಚ್ಚಲ್ಲ ಯಾರೂ ಕಮ್ಮಿ ಈ ಮಹಾಭಾರತ ಸಂದೇಶಕ್ಕಿಂತ ನಾವೇನು ಕೊಡೋದು ಬರುತ್ತೆ ಅದು ತಯಾ ವಿಸೃಷ್ಟೋ ನಿರ್ಗಮ್ಯ ಸ್ವಮೇವ ಭವನಂ ವ್ಯಯೌ ವಿನಿಂದನ್ ಸ್ವಮಾತ್ಮಾನಂ ಕೌಶಿಕೋ ದ್ವಿಜ ಸತ್ವಮಃ ಚಿಂತಯಿತ್ವ ತದಾಶ್ಚರ್ಯಂ ಶ್ರಿಯಾ ಪ್ರೋಕ್ತಂ ವಿಶೇಷತಃ ವಿನಿಂದನ್ನೇ ಸಮಾತ್ಮಾನಂ ಆಗ ಸ್ಕೃತ ನಾನು ಯಾತ ಕೋಪ ಬಂತು ದಾರಿ ಉದ್ದಕ್ಕೂ ಚಿಂತನೆ ಮಾಡ್ತಾ ಮಾಡ್ತಾ ಆ ಧರ್ಮವ್ಯಾಧನ ಹತ್ರ ಹೋದ ಧರ್ಮವ್ಯಾಧಮ್ಮ ಪರಿಚ್ಛತ್ ಸಹ ಸಚಾಸ್ಯ ಮಾರ್ಗ ಮಾಹಿಷ ಸಮಾಂಸಾನಿ ವಿಕ್ರೀಣಂತಂ ತಪಸ್ವಿನಂ ಅವನೂ ಒಬ್ಬ ತಪಸ್ವಿ ವ್ಯಾಸನೂ ಒಬ್ಬ ತಪಸ್ವಿ ನಾನಾ ಜಾತಿಯ ಪಶುಗಳನ್ನ ಅಲ್ಲಿ ಮಾಂಸವನ್ನು ಮಾರ್ತಾ ಇದ್ದಾನೆ ಆ ಕುಲತ್ವಾಚ ಕ್ರಯತ್ರೀಣಾಂ ಏಕಾಂತೆ ಸಂಸ್ಥಿತೋ ದ್ವಿಜ ಮೂಗು ಮುಚ್ಚಿಕೊಂಡು ವಾಸನೆ ಸಹಿಸಲಾರದೆ ಬಹಳ ರಶ್ ಅಂಗಡಿಯಲ್ಲಿ ವಿಕ್ರೇತಗಳು ತಗೊಳ್ಳೋರ್ದು ರಕ್ಷಿತ್ತು ಎಲ್ಲ ಮುಗಿಲಿ ರಶ್ ಕಡಿಮೆ ಆಗಲಿ ಅಂತ ದೂರ ಕಡೆ ನಿಂತ ವ್ಯಾಧೋ ವಾಚ ವ್ಯಾಧ ಕೇಳಿದ ಅಭಿವಾದಯೇ ತ್ವಾಂ ಭಗವನ್ನೇ ಸ್ವಾಗತಂತೆ ದ್ವಿಜೋತ್ತಮ ಅಹಂ ವ್ಯಾಧೋ ಹಿ ಭದ್ರಂತೆ ಕಿಂಕರೋಮಿ ಪ್ರಸಾದಿ ಮಾಂ ಏಕಪತ್ನಾಯುಕ್ತೋಸಿ ಆ ಪತಿವ್ರತೆ ನಿನಗೆ ಹೇಳಿ ಕಳಿಸಿದ್ಲಲ್ಲ ಅವಳು ತಾನೇ ಕಳಿಸಿದ್ದು ನನ್ನ ಹತ್ರ ನಿನ್ನ ಸ್ವಲ್ಪ ತಾಳು ಜಾನಮ್ಯೇತತಿ ಸರ್ವಮ್ಯದತ್ ಆಗತಃ ನೀ ಯಾತಕ್ಕೆ ಬಂದೆ ಅಂತ ನನಗೆ ಗೊತ್ತಿದೆ ಸ್ವಲ್ಪ ಹೇಳ್ತೇನೆ ಸ್ವಲ್ಪ ಗಿರಾಕಿ ಕಡಿಮೆ ಆಗಲಿ ಅಂತ ನಿನಗೇನು ಬೇಕೋ ನನ್ನ ಕುರಿ ಮಾಂಸ ನಿನಗೇನು ಬೇಕೋ ನನಗಿನ್ನೊಂದು ಮಾಂಸ ನಿನಗೇನು ಬೇಕೋ ಅದು ಮಾಂಸ ಕತ್ತರಿಸಿ ಕತ್ತರಿಸಿ ಕೊಟ್ಟ ದ್ವಿತೀಯ ಆಶ್ಚರ್ಯಂ ಈ ಬ್ರಾಹ್ಮಣ ನೋಡಿದ ಇದು ಒಂದು ಆಶ್ಚರ್ಯ ವೇದ ಓದಿಲ್ದೇ ಇದ್ದವಳು ನಾ ಅಂತ ಪತ್ತೆ ಹಚ್ಚಿದ್ರು ಮಾಂಸ ಮಾಡುವವನು ಆ ಹೆಣ್ಣು ಮಗಳು ಹೇಳಿ ಕಳಿಸಿದ್ದಾಳೆ ಅಂತ ಇವ್ರಿಗೆ ಉಂಟಾಯಿತು ಜ್ಞಾನ ಇಷ್ಟು ಜ್ಞಾನ ನನಗೇ ಬರಲಿಲ್ಲವಲ್ಲ ಆದೇಶ ಸಂಹಿತೆ ಸ್ಥಾನಂ ಅವನು ಈ ಜಾಗ ಬಿಟ್ಟು ಎಲ್ಲೂ ಹೋಗಿಲ್ಲ ನಾನು ಅಲ್ಲಿ ಹೀಗೆ ಮಾಡಿದೆ ಅಂತ ಅವನು ಯಾಕೆ ಗೊತ್ತಾಯಿತು ಆಶ್ಚರ್ಯಪಟ್ಟು ನಿಂತಿದ್ದಾನೆ ಮೂಗು ಮುಚ್ಚಿಕೊಂಡು ಅಂಗಡಿ ಮುಚ್ಚುವ ವೇಳೆ ಆಯಿತು ಸಾಯಂಕಾಲ ಆಗಿತ್ತು ಅಂತ ಕಾಣುತ್ತೆ ಕೈ ಕಾಲೆಲ್ಲ ತೊಳ್ಕೊಂಡವನು ಬ್ರಾಹ್ಮಣನ ಬನ್ನಿ ದಯಮಾಡಿಸ್ಬೇಕು ನಮ್ಮ ಮನೆ ಕರ್ಕೊಂಡು ಹೋಗ್ತೇನೆ ಬನ್ನಿ ಎಂಬುದಾಗಿ ಹೇಳಿ ಬಾಢಮಿತ್ಯೇವತಂ ವಿಪ್ರೋ ಹೃಷ್ಟೋ ವಚನಮಬ್ರವೀತಿ ಅಗ್ರತತ್ವ ದ್ವಿಜಂಕೃತ್ವ ಆ ಧರ್ಮ ಬಿಡಲಿಲ್ಲ ಬನ್ನಿ ಅಂತ ತಾನು ಮುಂದೆ ನಡೆದು ಹಿಂದೆ ಬ್ರಾಹ್ಮಣನನ್ನು ಕರ್ಕೊಂಡು ಹೋಗಲಿಲ್ಲ ವ್ಯಾಸನಾದ್ರಿಂದ ಹೀಗೆ ದಯಮಾಡಿಸ್ಬೇಕು ನೀವು ಮುಂದೆ ನಾನು ಹಿಂದೆ ಅಂತ ಬ್ರಾಹ್ಮಣನ ಮುಂದಿಟ್ಟುಕೊಂಡು ದಾರಿ ತೋರಿಸ್ತಾ ಮನೆ ಕರ್ಕೊಂಡು ಹೋದ ಆ ಧರ್ಮ ಕೂಡ ಹೇಗಿದೆ ನೋಡಿ ಅದು ರಸ್ತೆಯಲ್ಲಿ ಇಬ್ಬರು ನಡಿಬೇಕಾದ್ರೆ ಯಾರು ಮುಂದೆ ಯಾರು ಹಿಂದೆ ಅದರಲ್ಲಿ ಮರ್ಯಾದೆ ತೋರಿಸ್ಬೇಕು ಯಾರ ನೆರಳನ್ನು ಯಾರು ತೊಳಿಬಾರದು ಯಾರ ನೆರಳನ್ನು ಯಾರು ತೊಳಿಬೇಕು ಬೇರೆ ಯಾವ ದೇಶದಲ್ಲಿ ಇಂಥ ನಿಯಮಗಳಿಲ್ಲ ಬೇರೆ ದೇಶಗಳವರು ನಮ್ಮನ್ನ ಇದನ್ನು ವಿಕೃತಿ ದೃಷ್ಟಿಯಿಂದ ನೋಡ್ತಾರೆ ಅವರು ಜನ ಹೆಚ್ಚು ಅವ್ರು ಮಾಡಿದ್ದೇ ಸ್ಟ್ಯಾಂಡರ್ಡ್ ರೇಷನೇಲ್ ಬೇಕಾಗಿಲ್ಲ ಅವರಿಗೆ ಅಗ್ರತಸ್ತು ದ್ವಿಜಂಕೃತ್ವ ಸದಗಾಮ ಗೃಹಂ ಪ್ರತಿ ಮನೆ ಕರ್ಕೊಂಡು ಹೋದ ಪ್ರವಿಶ್ಯತು ಗೃಹಂ ರಮ್ಯಂ ಆಸನೇನ ಅಭಿಪೂಜಿತ ಆ ಮನೆ ಸ್ವಚ್ಛವಾಗಿಟ್ಟಿದ್ದಾರೆ ಅದು ನಾಲ್ಕು ತೊಟ್ಟಿಯ ಮನೆ ಅದು ಅರಮನೆ ಇದ್ದಾಗಿದೆ ನೋಡಿದರೆ ಇಲ್ಲಿ ಕೂತ್ಕೊಳ್ಳಿ ಎಂಬುದಾಗಿ ಕೂರಿಸಿದ ಆ ಮನೆಯಲ್ಲಿ ಎಲ್ಲಿ ನೋಡಿದರೂ ದೇವರ ಪಟಗಳು ಎಲ್ಲಿ ನೋಡಿದರೂ ಧೂಪ ದೀಪ ಇದು ಋಷಿಗಳ ಆಶ್ರಮವೋ ಇದು ವ್ಯಾಸನ ಮನೆಯೋ ಪರಮಾಶ್ಚರ್ಯವಾಗುವಂತಿದೆ ಇವನು ಬೆಳಗಾಗಿ ಹೀಗೆ ಹಾಗೆ ಹಾಗೆ ನೋಡ್ತಾ ಇದ್ದಾನೆ ಇಲ್ಲಿ ಕಾಲು ತೊಳ್ಕೊಳ್ಳಿ ಕಾಲು ತೊಳೆದ ಬ್ರಾಹ್ಮಣನಿಗೆ ಕೈಗರ್ಘ್ಯವನ್ನು ಕೊಟ್ಟ ನಿಮಗೇನು ಆಕ್ಷೇಪ ಇಲ್ಲ ಅಂದ್ರೆ ಸ್ವಲ್ಪ ಒಳಕ್ಕೆ ಬನ್ನಿ ಅಯ್ಯೋ ವ್ಯಾಸರ ಮನೆ ಒಳಕ್ಕೆ ಹೋಗಬೇಕಲ್ಲ ಏನು ಪರವಾಗಿಲ್ಲ ಬನ್ನಿ ಅಂತ ಮುಂದಕ್ಕೆ ಕರ್ಕೊಂಡು ಹೋದ ಆ ಮನೆಯ ನಾಲ್ಕನೆಯ ತೊಟ್ಟಿ ಹಿಂದೆಯಲ್ಲಿ ಅತ್ಯಂತ ಮೃದುವಾದ ಹಾಸಿಗೆಯಲ್ಲಿ ಒಂದು ಜೋಡಿ ವೃದ್ಧ ದಂಪತಿಗಳು ಕೂತಿದ್ದಾರೆ ನಡುಗುವ ತಲೆಯ ವೃದ್ಧರು ಇವರೇ ನನ್ನ ದೇವರು ಅಂತ ತೋರಿಸ್ತಾ ತಂದೆ ತಾಯಿಗಳನ್ನು ವ್ಯಾಧ ನಾನು ಮಾಡೋದಿಷ್ಟೇ ಸ್ವಾಮಿ ಆ ತಂದೆ ತಾಯಿ ಮನಸ್ಸು ನೋಯಿಸದೇ ಇರೋ ಹಾಗೆ ಅವರಿಗೆ ಪ್ರೀತಿಯಾಗುವ ಹಾಗೆ ಇದು ಕುಲಕ್ರಮವಾದ ಕಸುಬು ಬಂದಿರೋಣದಿಂದ ಮಾಡ್ತೇನೆ ಆದರೆ ಬ್ರಾಹ್ಮಣರೇ ಇದು ಹಿಂಸೆ ಅಂತ ನೀವು ತಿಳ್ಕೋಬೇಡಿ ನಾನು ಮಾಂಸವನ್ನು ತಯಾರು ಮಾಡುವುದಿಲ್ಲ ಪಶು ಪಕ್ಷಿಗಳನ್ನು ನಾನು ಕೊಲ್ಲುವುದಿಲ್ಲ ಯಾರೋ ಕೊಲ್ತಾರೆ ಯಾರೋ ತಂದು ಕೊಡ್ತಾರೆ ಅದನ್ನಾದರೂ ಯಾಕೆ ಮಾರಾಟ ಮಾಡ್ತೀಯ ಅಂದ್ರೆ ಜನಗಳು ಅದನ್ನು ಬಯಸೋರಿರೋ ತನಕ ಒಂದು ವೃತ್ತಿ ಇರ್ತದೆ ನೀವೇನು ಮಾಡ್ತೀರಿ ಅಂತ ಕೇಳಿದ ಅವನು ಎಂಥ ಕ್ವಶನ್ ನೋಡಿ ಇದು ಯಾವುದೇ ಒಂದು ಪದಾರ್ಥವನ್ನು ನೀವು ಬ್ಯಾನ್ ಮಾಡೋದ್ರಿಂದ ಹೋಗೋದಿಲ್ಲ ಬ್ಯಾನ್ ಮಾಡೋದ್ರಿಂದ ಕಂಟ್ರೋಲ್ ಆಗ್ತದೆ ಸರ್ಕಾರದವರು ದುಡ್ಡು ಅಷ್ಟೇ ಅದು ನೀವು ಕಂಟ್ರೋಲ್ ಸಿಸ್ಟಮ್ ಎಲ್ಲಿ ತರ್ತೀರಿ ಸರ್ಕಾರದವರು ಬ್ಲ್ಯಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಾರೆ ಅದನ್ನು ಕಂಟ್ರೋಲ್ ಆಗಬೇಕಾದ್ರೆ ಇಡೀ ಸಮಾಜದಲ್ಲಿ ಪರಿವರ್ತನೆ ಏರ್ಪಡಬೇಕು ಇಡೀ ಪರಿವರ್ತನೆ ಏರ್ಪಟ್ರೆ ಅದು ಬರ್ತದೆ ಎಂದು ಇಲ್ಲಿವರೆಗೂ ಜಗತ್ತಿನಲ್ಲಿ ಬಂದಿಲ್ಲ ಬ್ರಾಹ್ಮಣರು ಬೇಕು ಕ್ಷತ್ರಿಯರು ಬೇಕು ವ್ಯಾಧರು ಬೇಕು ಹೀನವೃತ್ತಿ ಅಂತ ಯಾವುದನ್ನು ಹೇಳ್ತೇವೆ ಆ ಹೀನವೃತ್ತಿಗಳಿಗೂ ಒಂದೊಂದು ಅವಕಾಶವಿದೆ ಜನ ಅದನ್ನು ಬಯಸೋ ತನಕ ಏನೂ ಮಾಡೋಕೆ ಬರೋದಿಲ್ಲ ಮನುಸ್ಮೃತಿಯಲ್ಲಿ ಮನು ಮಹರ್ಷಿಯೇ ಹೇಳಿದ ಮದ್ಯಂ ಅಪೇಯಂ ಅದೇಯಂ ಮದ್ಯವನ್ನು ಕುಡಿಯಬಾರದು ಇನ್ನೊಬ್ಬರಿಗೂ ಕೊಡಬಾರದು ಮಾಂಸವನ್ನು ಬಿಟ್ಟರೆ ಒಳ್ಳೆಯದು ಇಷ್ಟೇ ಹೇಳಿದ್ದಾರೆ ಅವರು ಮನುಸ್ಮೃತಿ ಬರದ ಕಾಲದಲ್ಲಿ ಮಾಂಸಾಹಾರವಾಗಿತ್ತು ಬ್ರಾಹ್ಮಣರು ಕೂಡ ಇತ್ತು ಒಂದು ಕಾಲದಲ್ಲಿ ಗೊತ್ತಿಲ್ಲ ಅಗ್ರಿಕಲ್ಚರ್ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಇವತ್ತು ಅಗ್ರಿಕಲ್ಚರ್ ತುಂಬ ಮಾಡಿದ್ದೇವೆ ಅವತ್ತಿತ್ತಲ್ಲ ಅಂದರೆ ಡೋಂಟ್ ಗೋ ಬ್ಯಾಕ್ ಹಳೆ ಕಾಲದಲ್ಲಿ ಏನಿತ್ತು ಅವ್ರದ್ದು ಆಯಿತು ಬಿಡಿ ಅವರೇನು ಹೇಳಿದ್ದಾರೆ ಮನುವೇ ಬರೆದಿದ್ದಾನೆ ಮಹಾರಾಯರೇ ಓದಿಲ್ಲ ನೀವು without sacrificing the preambles of my great work ನಿಮ್ಮ ನಿಮ್ಮ ಕಾಲಕ್ಕೆ ಇದರಲ್ಲಿ ಏನೇನು ಅನುಕೂಲವಾದ ಸಣ್ಣ ಪುಟ್ಟ ತಿದ್ದುಪಡಿಗಳು ಬೇಕೋ ನೀವು ಮಾಡಿಕೊಳ್ಳಿ ಅಂತ ಬರೆದಿದ್ದಾನೆ ಮನು ಓದೋದಿಲ್ಲ ನಮ್ಮ ಜನ ಮನುಸ್ಮೃತಿಯನ್ನು ಓದೋದಿಲ್ಲ ಅದಕ್ಕೆ ಹೇಳ್ತೇವೆ ಅಂದರೆ ಧರ್ಮವೆಂಬುದು ಒಂದರ್ಥದಲ್ಲಿ ಸ್ಥಿರವಾಗಿದ್ದರೂ ಅದು ಕೊಳೆತ ನೀರಲ್ಲ ಸ್ಟ್ಯಾಟಿಕ್ ಅಲ್ಲ ಇಟ್ಸ್ ಎ ಡೈನಾಮಿಕ್ ಫೋರ್ಸ್ ಧರ್ಮವೆಂಬುದು ಪ್ರವಾಹ ಇದ್ದ ಹಾಗೆ ಇವತ್ತು ಆ ಗುಟ್ಟು ಹೇಳೋದಿಕ್ಕೆ ಕಥೆ ತಗೊಂಡಿದ್ದೇನೆ ನೋಡಿ ಇಲ್ಲಿ ನಮ್ಮ ತಂದೆ ತಾಯಿಗಳಿದ್ದಾರೆ ಅವರೇ ದೇವತೆಗಳು ಅವರ ಮನಸ್ಸನ್ನು ಚೆನ್ನಾಗಿ ಪ್ರೀತಿ ಮಾಡ್ತೇನೆ ನಾನು ಇದು ಕುಲಕ್ರಮವಾಗುತ್ತಾ ಬಂದಿದೆ ಪರೇಣ ಹಿ ಹತಾನ್ ಬ್ರಹ್ಮನ್ನೇ ವರಾಹ ಮಹಿಷಾನಹಂ ಬೇರೆಯವರು ಕೊಂದದ್ದು ಹಂದಿ ಇರ್ಬೋದು ಎಮ್ಮೆ ಇರ್ಬೋದು ನ ಸ್ವಯಂ ಹಮ್ಮಿ ವಿಪ್ರರ್ಷೆ ವಿಕ್ರೀಣಾಮಿ ಸದಾತ್ವಹಂ ಅವರು ಬರೀ ಮಾರಾಟ ಮಾಡ್ತೇನೆ ನೀವು ಧನಿಯಾ ವ್ಯಾಪಾರ ಮಾಡ್ತೀರಿ ಮೆಣಸಿನಕಾಯಿ ವ್ಯಾಪಾರ ಮಾಡ್ತೀರಿ ನೀವು ಸ್ಟಾಕ್ ಇಟ್ಬಿಟ್ರೆ ಅದರಲ್ಲಿ ಹುಳ ಹುಪ್ಪಟೆ ಬಂತು ಹುಳ ಹುಪ್ಪಟೆ ಇದ್ದದ್ದನ್ನು ನೀವು ವ್ಯಾಪಾರ ಮಾಡಿದ್ರಲ್ಲ ನೀವು ಹುಳ ಹುಪ್ಪಟೆ ತಯಾರು ಮಾಡಲಿಲ್ಲ ಅದು ಇಟ್ಟಿದ್ದರಿಂದ ಬಂತು ಮತ್ತು ವ್ಯಾಪಾರಸ್ಥರು ಪದೇ ಪದೇ ಶೋಧಿಸ್ತಾರೆ ಅಕ್ಕಿಯಲ್ಲಿ ಕಲ್ಲಿದೆಯೇ ಬೇಳೆಯಲ್ಲಿ ಕಲ್ಲಿದೆಯೇ ಜೀರಿಗೆಯಲ್ಲಿ ಕಲ್ಲಿದೆಯೇ ಮೆಣಸಲ್ಲಿ ಕಲ್ಲಿದೆಯೇ ತೆಗೆದು ತೆಗೆದು ಶೋಧಿಸಿ ವ್ಯಾಪಾರಸ್ಥರಿಗೂ ಒಂದು ಧರ್ಮ ಇದೆ ಸ್ವಾಮಿ ನಾ ತಯಾರು ಏನ್ರಿ ಇದು ಜೀರಿಗೆ ಅಂತ ಹೇಳ್ತೀರಿ ತುಂಬ ಆಗಿದೆಯಲ್ಲ ನಾ ತಯಾರು ಮಾಡಿದ್ದಲ್ಲ ಸ್ವಾಮಿ ಎಲ್ಲಿಂದಲೋ ಬಂದಿದೆ ಅದು ಆ ಇರೋದು ಹೇಗಿದೆಯೋ ಅದನ್ನು ಕೊಟ್ಟಿದ್ದೇನೆ ಮುಗ್ಗುಲು ಕೊಟ್ಟಿದ್ದೀರಲ್ಲ ಈ ಸ್ವಾಮಿ ಸಿಕ್ಕೋದೆ ಅದು ಬೇಕಾದ್ರೆ ತಗೊಳ್ಳಿ ಬೇಡದಿದ್ರೆ ಬಿಡಿ ರೇಷನ್ ಕಾಲ ನಲವತ್ತೆರಡನೇ ಇಸ್ವಿ ಮುಗ್ಲಕ್ಕಿಯನ್ನೇ ಮಾಡ್ತಿದ್ರು ಹೊಂದಿಗಳು ದನಗಳು ತಿಂತಿರಲಿಲ್ಲ ಹಾಕಿ ಊಟ ಮಾಡಬೇಕಾದ ಕಾಲ ಭೂಮಿ ಇಟ್ಕೊಂಡು ನಾವೆಲ್ಲ ಒಂದು ಕಾಲದಲ್ಲಿ ವ್ಯಾಪಾರಸ್ಥರ ಧರ್ಮ ಏನು ಇದ್ದ ಪದಾರ್ಥವನ್ನು ಕೆಡಿಸದೆ ನಾಲ್ಕು ಜನಕ್ಕೆ ಕೊಡಬೇಕು ನಾನು ಅದನ್ನೇ ಮಾಡ್ತಾ ಇದ್ದೇನೆ ಗಮನವೆಂಬುದು ಗಂಡಸಿಗೆ ಧರ್ಮ ಇಲ್ಲದಿದ್ದರೆ ದಾರಿ ಬಿಟ್ಟು ಹೋಗ್ಬಿಡ್ತಾಳೆ ಹೆಂಗಸು ಊಟ ಮಾಡುವುದು ಹೇಗೋ ಸಂಧ್ಯಾವನ್ನು ಮಾಡುವುದು ಹೇಗೋ ಋತುಕಾಲದಲ್ಲಿ ಪತ್ನಿ ಸಂಗಮವೆಂಬುದು ಒಂದು ಧರ್ಮ ಅದನ್ನು ಮಾಡ್ತಾ ಇದ್ದೇನೆ ನಾನು ಸದೋಪವಾಸಿ ನ ತಥಾ ತದಕ್ತ ಭೋಜಿ ಸದಾ ದ್ವಿಜ ಹಗಲಲ್ಲಿ ದರಿದ್ರ ವೃತ್ತಿ ಕುರ್ಚಿ ಇದೆಯಲ್ಲ ಕೆಳಗೆ ಕೂತ್ಕೊಳ್ತೀರಿ ದಯವಿಟ್ಟು ಮೇಲೆ ಕೂತ್ಕೊಳ್ಳಿ ನಾನು ಹಗಲಲ್ಲಿ ಎರಡೂ ಕೈಯಲ್ಲಿ ಮಾಂಸವನ್ನು ಮುಟ್ಟಬೇಕಾಗ್ತದೆ ಮಾರಾಟ ಮಾಡುವುದಕ್ಕೆ ಅಂತ ನಾನು ಹಗಲೊತ್ತು ಊಟವನ್ನೇ ಮಾಡೋದಿಲ್ಲ ಅಂದ ಅವನು ಎಷ್ಟು ಶುದ್ಧ ನೋಡ್ರಿ ವ್ಯಾಧ ಅದು ಹಗಲು ಊಟವನ್ನೇ ಮಾಡೋದಿಲ್ಲ ನಕ್ಕ ಭೋಜಿ ಸಾಯಂಕಾಲ ಆದಮೇಲೆ ಅದೆಲ್ಲ ಅಂಗಡಿಯನ್ನೆಲ್ಲ ತೊಳೆದು ಬೀಗ ಈಗ ಹಾಕಿ ಮನೆಗೆ ಬಂದು ಸ್ನಾನ ಗೀನ ಮಾಡಿ ಧೂಪ ದೀಪ ದೇವರಿಗೆ ಸಮರ್ಪಿಸಿ ನಮ್ಮ ತಂದೆ ತಾಯಿಗೆಲ್ಲ ಅಡಿಗೆ ಮಾಡಿಸಿ ಬಡಿಸಿ ಅವ್ರು ಊಟ ಮಾಡಿದೀವಿ ನಾನು ಊಟ ಮಾಡ್ತೇನೆ ಸ್ವಾಮಿ ಒಂದೇ ಹೊತ್ತು ಭೋಜನ ಅನ್ನೋದು ಎಲ್ಲ ಒಬ್ಬ ಬೇಡ್ರವನು ಒಬ್ಬ ವ್ಯಾಸ ಹೇಳ್ತಾನೆ ಒಂದೇ ಹೊತ್ತು ಊಟ ಮಾಡ್ತೇನೆ ನಾನು ಸದೋಪವಾಸಿ ತಥಾ ನಕ್ತ ಭೋಜಿ ಸದಾ ದ್ವಿಜ ಅಶೀಲಶ್ಚಾಪಿ ಪುರುಷ ಭೂತ್ವ ಭವತಿ ಶೀಲವಾನ್ ಇಂಥದ ನಿಷ್ಠೆಯನ್ನು ಒಬ್ಬ ಇಟ್ಟುಕೊಂಡ್ರೆ ಯಾವುದೇ ವೃತ್ತಿಯಲ್ಲಿ ಶೀಲವಿಲ್ಲದವನಿಗೂ ಶೀಲ ಬರ್ತದೆ ಮ್ಯಾನ್ ಕ್ಯಾನ್ ಚೇಂಜ್ ಅಂದ ಎಂತ ಮಾತಾಡ್ದ ನೋಡಿ ಅದು ಶೀಲವೆಂಬುದು ಹುಟ್ಟಿನಿಂದಲೇ ಕೆಲವರಿಗೆ ಬರ್ತದೆ ಅದು ಪುಣ್ಯ ಇದ್ರೆ ಇಲ್ಲದೆ ಇದ್ರೆ ಸತ್ಸಂಗದಿಂದ ಸತ್ಸಹವಾಸದಿಂದ ಅದು ಕಲಿತುಕೊಳ್ಳಕ್ಕೆ ಬರ್ತದೆ ಮತ್ತೆ ಹೇಳ್ತೇನೆ you must change and change for the better life is change ಅದಕ್ಕೆ ಯಜ್ಞ ನಮ್ಮಲ್ಲಿ ಅಧರ್ಮೋ ವರ್ಧತೆ ಚಾಪಿ ಮುಂದೆ ಈ ಈ ಮಾಂಸವೃತ್ತಿ ಜನ ಚಿಂತಾರಲ್ಲ ಯಾತಕಯ್ಯ ಇದೆ ಪ್ರಶ್ನೆ ಕೇಳೋದಾದ್ರೆ ಪ್ರಾಣಿ ಹಿಂಸಾರದಶ್ಚಾಪಿ ಭವತೆ ಧಾರ್ಮಿಕ ಪುನಃ ಒಬ್ಬ ಬೇಡರವನು ನಿಜವಾಗಿಯೇ ಪ್ರಾಣಿಯನ್ನು ಕೊಲ್ಲುವುದೇ ಅವನ ವೃತ್ತಿ ಸಂತೋಷಪಟ್ಟು ಬರ್ಬರನಾಗಿದ್ದರೂ ಶೀಲವನ್ನು ಬಿಡದೆ ಇದ್ದರೆ ಅವನು ಧರ್ಮವಂತನಾಗ್ತಾನೆ ಇವತ್ತು ಅಧರ್ಮಿ ನಾಳೆ ಧರ್ಮವಂತನಾಗ್ತಾನೆ ವಾಲ್ಮೀಕಿ ಸಾಕ್ಷಿ ವ್ಯಭಿಚಾರಾನ್ ನರೇಂದ್ರಾಣಾಂ ಧರ್ಮ ಸಂಕೀರ್ಯತೆ ಮಹಾನೇ ಶುರು ಮಾಡಿಬಿಟ್ಟ ಈ ಬ್ರಾಹ್ಮಣ ಏನು ಜಳುಗ್ತಾ ಇದ್ದಾನೆ ಲೋಕದಲ್ಲಿ ಅಧರ್ಮ ಬಂದಿರೋದೆಲ್ಲ ಯಾತಕ್ಕೆ ಇವತ್ತು ಐವತ್ತು ವರ್ಷಗಳಿಗಿಂತ ಹಿಂದೆ ಏನಿತ್ತು ಅದಕ್ಕಿಂತ ಹೆಚ್ಚು ಜನ ಇವತ್ತು ಹೆಂಡವನ್ನು ಕುಡಿಯುತ್ತಾರೆ ಉಪಚಾರ ಮಾತು ನಿಜವೇ ಸೊಳ್ಳೆ ಐವತ್ತು ವರ್ಷಕ್ಕೆ ಹಿಂದೆ ಇದ್ದದ್ದಕ್ಕಿಂತ ಹೆಚ್ಚು ಜನ ಇವತ್ತು ಮಾಂಸವನ್ನು ತಿಂತಾರೆ ದೇವಸ್ಥಾನದ ಪಕ್ಕ ಪಕ್ಕದಲ್ಲಿ ಅಂಗಡಿ ಇಟ್ಟಿದ್ದಾರೆ ದೇವರ ಹೆಸರಲ್ಲಿ ಹೆಂಡದ ಅಂಗಡಿ ವಿಲಾಯಿತಿ ಹೇಳ್ತಾರೆ ಮತ್ತೊಂದು ಹೇಳ್ತಾರೆ ಇದು ಯಾರಿಂದ ಬಂತು ವ್ಯಭಿಚಾರಾತ್ ನರೇಂದ್ರಾಣಾಂ ಆಳುವರು ಮಾಡಿದ ಪಾಪದಿಂದ ಬೈದು bad examples they set people are spoiled ಅಂತ ಇದು ಧರ್ಮಶಾಸ್ತ್ರ ಓದಿದವನಲ್ಲ ಅವನು ಹೇಳ್ತಾ ಇದ್ದಾನೆ ನೋಡ್ರಿ ಈ ಮಾತನ್ನ ಆಳುಗರ ಪಾಪದಿಂದ ಜನ ಕೆಡ್ತಾ ಇದ್ದಾರೆ ರಾಜಾ ಕಾಲಸ್ಯ ಕಾರಣಂ ಇದು ಬರೀ ಹೆಂಡ ಕುಡಿಯೋದು ಮಾಂಸ ತಿನ್ನುವುದಲ್ಲ ಲಂಚ್ ಕನ್ವಯ ಮಾಡಿ ಲಂಚವನ್ನು ನ್ಯಾಷನಲೈಸ್ ಮಾಡಿದವರು ಯಾರು ಯೋಚನೆ ಮಾಡಿ ಒಂದು ಕಾಲದಲ್ಲಿ ಅಂಜುತಾ ಇದ್ರು ಲಂಚ ತಗೊಳ್ಳೋಕೆ ಅಂಜುತ್ತಾ ಇದ್ರು ಅದು ಉಪಾಯ ಮಾಡಿ ಅಲ್ಲಿ ಬನ್ನಿ ಈ ಕಡೆ ಬನ್ನಿ ಮತ್ತೊಂದು ಕಡೆ ಬನ್ನಿ ಸ್ವಲ್ಪ ಹೆದರಿಕೆ ಇತ್ತು ಲಜ್ಜೆಯಾದರೂ ಇತ್ತು ಈಗ ಪಬ್ಲಿಕ್ ಆಗಿ ಓಪನ್ ಆಗಿ ಕೇಳ್ತಾರೆ ಅದಕ್ಕೆ ಅಂದ್ರೆ ಅದು ಟಾಪ್ ಟು ಬಾಟಮ್ ಹಾಗೆಯೇ ಇದೆ ರೆವೆನ್ಯೂ ಆಫೀಸ್ ನೋಡಿ ಮತ್ತು ಯಾವ ಹೇಳೋದು ಒಂದೊಂದು ಡಿಪಾರ್ಟ್ಮೆಂಟ್ ಹೇಳೋದು ಬೇಜಾರಾಗುತ್ತೆ there is not a department which our government have not corrupted ಪ್ರತಿ ಒಂದರಲ್ಲಿ ಲಂಚ ಲಂಚ ಲಂಚ ನಮ್ಮ ಧಾರವಾಡದಲ್ಲಿ ಆ ಬೆಳಗಾಂ ಕಡೆಯಿಂದ ಬರುವ ಒಂದು ಬಸ್ಸುಗಳಿಗೆ ಲಾರಿಗಳಿಗೆ ಒಂದು ಟೋಲ್ ಗೇಟ್ ಇತ್ತು ನಮ್ಮ ಸ್ನೇಹಿತರ ಮನೆ ಅಲ್ಲಿತ್ತು ನಾವು ಪದೇ ಪದೇ ಹೋಗ್ತಿದ್ವು ವಾರ ವಾರ ಅವರೊಂದು ತಮಾಷೆ ಹೇಳಿದ್ರು ನಾ ಕಣ್ಣಿಂದ ಆಮೇಲೆ ನೋಡಿದೆ ಅದನ್ನ ಆ ಟೋಲ್ ಗೇಟ್ ಬರಬೇಕು ಆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಒಂದು ಲಾರಿ ಮೇಲಿನಿಂದ ಬರಬೇಕು ಇವನು ಕೈಯಲ್ಲಿ ಗಳು ಇಟ್ಕೊಂಡಿರ್ತಿದ್ದ ಲಾರಿಯಲ್ಲಿ ಎಷ್ಟು ಲೋಡ್ ಮಾಡಬೇಕು ಎಷ್ಟು ಎತ್ತರಕ್ಕೆ ಅದಕ್ಕೆ ಮೇಲಿದ್ರೆ ದಂಡ ಅದು ಲಾರಿ ಬರ್ತಾ ಕ್ರಮ ಅದು ಓವರ್ಲೋಡೇ ಇರ್ತಿತ್ತು ಬಂದವನು ಕ್ರಮೇಣ ಸ್ಲೋ ಮಾಡ್ತಿದ್ದ ಡ್ರೈವರ್ ಕೈ ಚಾಚಿದ್ದ ಪೊಲೀಸರು ಅಲ್ಲಿ ನಿಂತು ಕೈ ಒಡ್ಡುತ್ತಿದ್ರು ಅವ್ರು ಕೊಡ್ತಿದ್ರು ಇವರು ತಗೊಂಡು ಹೋಗ್ತಿದ್ರು ಶ್ರಾದ್ದ ಕಾಡಿ ಮುಂದಕ್ಕೆ ಹೋಗ್ತಿತ್ತು ಇದು ಹೀಗೆ ಪರಂಪರೆ ಅದು ಎಲ್ಲಿನ ತನಕ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ತನಕ ಅಂಡರ್ಸ್ಟ್ಯಾಂಡಿಂಗು ಒಂದು ಅವನು ಕೊಟ್ಟಿದ್ದಾನೆ ಹೋಗ್ತಾ ಬರ್ತಾ ಎಷ್ಟು ಸಲ ಒಂದು ಡ್ರೈವರ್ ಏನು ಮಾಡಿದ ಒಂದು ಸಲ ಅಂದರೆ ಆ ಕೈ ನೀಡಿದ ಪೊಲೀಸ್ ನಾನು ಎಳ್ಕೊಂಡೇ ಹೋಗಿಬಿಟ್ಟ ಎಷ್ಟೋ ದೂರ ದರ ದರ ದರ ಅಂತ ಇದನ್ನ ನಾ ಕಣ್ಣಿಂದ ನೋಡಿದೆ ಯಾತಕ್ಕಾಯ್ತು ಅಂದ್ರೆ ಅವನಿಗೂ ಬೇಜಾರಾಗಿದೆ ಸ್ವಾಮಿ ಪ್ರತಿ ಅವನು ಎಷ್ಟು ಸಲ ಕೊಡ್ತಾನೆ ಯಜಮಾನರು ಲಾರಿ ಟ್ರಾನ್ಸ್ಪೋರ್ಟ್ನವರು ಇದು ಒಂದೊಂದು ಕಡೆಯಲ್ಲಿ ಕ್ರಿಚ್ರ ಅಂತ ಹೇಳ್ತಾರೆ ಹೆಣ ತಗೊಂಡೋಗಿ ಸುಡುವಾಗ ಮೂರು ಕಡೆ ಇಟ್ಟು ಪಿಶಾಚಿಗಳು ಬರ್ತವೆ ಅಂತ ದಕ್ಷಿಣೆ ಕೊಡುವಂತೆ ನೋಡಿದ್ದೆಲ್ಲ ಮೂರು ಕಡೆ ಇಡ್ತಾರೆ ಮಂತ್ರ ಹೇಳಿ ಅವನು ಎಷ್ಟಂತ ಕೊಡ್ತಾನೆ ಪ್ರತಿಯೊಂದಕ್ಕೂ ಕೂತ್ರೆ ಎದ್ರೆ ನಿಂತರೆ ನಾವು ಸೌತ್ ಇಂಡಿಯನ್ ಟೂರ್ ಹೋಗಿದ್ದು ತಂಜಾವೂರಿನಲ್ಲಿ ಮಧುರೈ ಊರಿನಲ್ಲಿ ನಮಗೆ ತುಂಬ ಬೇಜಾರು ಮಾಡಿಬಿಟ್ಟು ತಮಿಳುನಾಡು ಪೊಲೀಸರು ಆಂಧ್ರದ ಪೊಲೀಸರು ಟ್ರಾನ್ಸ್ಪೋರ್ಟ್ ಪೊಲೀಸರು ಇನ್ನೂ ಕೆಟ್ಟವರು ತುಂಬ ಹಿಂಸೆ ಮಾಡಿ ನಾವೊಂದು ಸಣ್ಣ ಬಸ್ ಮಿನಿ ಬಸ್ನಲ್ಲಿ ಹೋಗಿದ್ದೇವೆ ಅಹೋಬಿಲಕ್ಕೆ ಯಾತ್ರೆ ಹೋಗಬೇಕು ಅಂತ ನಮ್ಮ ಬ್ಯಾಚ್ ಲೀಡರ್ಗೆ ಬೇಡಪ್ಪ ಇವರು ಸಾವಾಸ ಅಂತ ಹೇಳಿ ಎರಡು ಮೂರು ಸಣ್ಣ ಕಾರು ಮಾಡ್ಕೊಂಡು ಹೋಗೋಣ ಅಂದ್ರೆ ಕೇಳಲಿಲ್ಲ ಅದು ಬಾರ್ಡರ್ ಎಲ್ಲಿತ್ತು ಅಲ್ಲಿ ಹಿಡಿದು ಬಿಟ್ರು ನಮ್ಮ ಹುಡುಗರ ಸಾಕ್ಷಿ ಅರವತ್ಮೂರು ಸಾವಿರ ರೂಪಾಯಿ ಕಟ್ಟಿದ್ರೆ ಮುಂದೆ ಬಿಡ್ತೇವೆ ಲಾರಿ ಕಾನ್ಸ್ಟ್ರಕ್ಷನ್ ನಿಮ್ಮ ಗಾಡಿ ಹಿಡ್ಕೊಂಡ್ಬಿಡ್ತೇವೆ ಅಂತ ಕೊಟ್ಟು ಸಿಕ್ಸ್ಟಿ ತ್ರೀ ತೌಸಂಡ್ ರುಪೀಸ್ ಭಗವಂತನ ಸಾಕ್ಷಿ ಒಂದು ವರ್ಷದ ಕಟ್ಟಿ ಇಲ್ಲಪ್ಪ ನಾವು ಟೂರಿಸ್ಟ್ ಇಲ್ಲ ಇಲ್ಲ ನೀವು ಪದೇ ಪದೇ ಹೀಗೆ ಮಾಡ್ತಾ ಇರ್ತೀರಿ ಕೊಡಬೇಕು ವಿಧಿ ಇಲ್ಲದೆ ಅಲ್ಲಿದ್ದವರು ಐದು ಸಾವಿರ ಹತ್ತು ಸಾವಿರ ಯಾರ್ಯಾರ ಕೈಲಿ ಏನೇನು ತೊಗೊಂಬಂದಿದ್ರು ಲಡ್ಡು ಕೊಂಡ್ರು ಕೊಟ್ಟರು ಮಾಡಿದ್ರು ಇನ್ನೊಂದ್ಸಲ ಯಾತ್ರೆ ಕರಿತೀವಿ ಬೇಡ ನಾವು ಯಾತ್ರೆ ನಾವೇ ಮಾಡಿಕೊಳ್ತೇವೆ ಇದು ಇಷ್ಟು ಹಿಂಸೆ ಮಾಡಿಬಿಟ್ರೆ ನೀವು ಪಂಡರ್ಪುರಕ್ಕೆ ಹೊರಟಿದ್ದೇವೆ ನನಗೆ ಹೀಗೆ ಮಾಡಿಬಿಟ್ರು ಒಂದ್ಸಲ ಒಂದೇ ಸಲ ಪಂಡರಪುರಕ್ಕೆ ಹೋಗಿದ್ದು ಪಂಡರಪುರ ಕಥೆ ಹೇಳ್ತೇನೆ ಇವತ್ತು ನಾನು ಹೊರಟಿದ್ದೇವೆ ಅದು ಶೋಲಾಪುರ ದಾಟಿದ್ದೇವೆ ಮಂಗಳವೇಡೆಯೋ ಯಾವುದೋ ಒಂದು ಹಳ್ಳಿ ಇನ್ನೊಂದು ಐವತ್ತು ಮೈಲಿ ಇದೆ ಪಂಡರಪುರ ನಾವು ಜೀಪ್ನಲ್ಲಿ ಹೊರಟಿದ್ದೇವೆ ಒಂದು ಐದಾರು ಜನ ಊರು ಬಿಟ್ಬಿಡ್ತೇವಲ್ಲ ಧಾರವಾಡ ಪಂಡ್ರ ಬಂಡರಿನಾಥನ್ ಸೇವಿಸಬೇಕು ಅಂತ ಹೊರಟಿದ್ದೇವೆ ಯಾವುದೋ ಒಂದು ಪೊಲೀಸ್ ಜೀಪು ಸ್ಲೋವಾಗಿ ಹೋಗ್ತಿತ್ತು ಯಾತಕ್ಕೆ ಹೋಗ್ತಿತ್ತು ಗೊತ್ತಿಲ್ಲ ಅಲ್ಲೊಂದು ಪೊಲೀಸ್ ಚೆಕ್ ಪೋಸ್ಟು ಆ ಮುಂದೆ ಹೋಗ್ತಿದ್ದ ಜೀಪ್ನವರು ನಮ್ಮ ಕಾರನ್ನು ತಡೀಲಿಲ್ಲ ನಾವು ಮುಂದೆ ಹೋಗ್ತಿದ್ದೇವೆ ಇಂಥ ನಂಬರ್ ಕಾರ್ ಬರ್ತದೆ ತಡೆದು ನಿಲ್ಲಿಸು ಅಂತ ಅವರು ಫೋನ್ ಮಾಡಿದ್ದಾರೆ ತಡೆದು ನಿಲ್ಲಿಸ್ದ ಅವನು ಅವನ ಡ್ರೈವರು ಮುಸ್ಲಿಮ್ ನಮ್ಗೆ ಗೊತ್ತಿಲ್ಲ ಯಾವನು ನಮಗೇನಂತೆ ಅವನು ಅವನು ಪಂಡರಪುರ ಪಂಡರಿನಾಥನ ಸೇವೆಗೆ ಬಂದ ಕ್ಯೂ ನಿಂತ ಸ್ನಾನ ಮಾಡಿದ ಪ್ರಸಾದ ತಗೊಂಡ ತಿಂತ ಅಲ್ಲಿ ನಿಲ್ಲಿಸಿದ್ರು ಅವನ ಡ್ರೈವರ್ ಕೆಳಗಿಳಿದ ಯಾಕಪ್ಪ ಏನಾಯಿತು ಇಲ್ಲ ನಿಮ್ಮ ಕ್ರೆಡೆನ್ಷಿಯಲ್ಸು ಕಾರ್ಡು ಗೀಲ್ಡು ಲೈಸೆನ್ಸು ಎಲ್ಲ ತೋರಿಸ್ದ ಎಲ್ಲ ಕರೆಕ್ಟ್ ಆಗಿದೆ ಮುಂದಕ್ಕೆ ಬಿಡಿ ಇಲ್ಲ ಅವ್ರು ಅವ್ರು ನಿಲ್ಲಿಸು ಅಂತ ಹೇಳಿದ್ದಾರೆ ಅಲ್ಲಿ ತನಕ ನಿಲ್ಲಿಸಬೇಕು ಯಾಕೆ ನಿಲ್ಲಿಸಬೇಕು ಅವನು ಬಂದ ಏನಯ್ಯ ಉರಿ ಬಿಸಿಲು ಸೋಲಾಪುರದ ಬಿಸಿಲು ಸಡಿಯೋಕ್ಕಾಗೋದಿಲ್ಲ ಮೇ ತಿಂಗಳು ಪಂಡ್ರಿನಾಥ ನಿನ್ನ ಯಾತ್ರೆಗೆ ಬಂದಿದ್ದೆ ತಪ್ಪಾಯ್ತೇನಪ್ಪ ನಾನು ನೋಡಿದೆ ಅರ್ಧ ಗಂಟೆ ಆಯಿತು ಮುಕ್ಕಾಲು ಗಂಟೆ ಆಯಿತು ಡ್ರೈವರ್ನ ಕೇಳಿದೆ ನೀನು ಮುಂದೆ ಕಾರ್ ಕರ್ಕೊಂಡು ಹೋಗ್ತೀಯಾ ಹಿಂದೆ ಕಾರ್ ಕರ್ಕೊಂಡು ಹೋಗ್ತೀಯ ಏನು ಸಮಾಚಾರ ಇದು ಇಲ್ಲ ಸ್ವಾಮಿ ಇದು ಪೊಲೀಸರು ಗೋಲ್ಡ್ ಹೀಗೇನೆ ಇದು ಇದು ಕರ್ನಾಟಕದವ್ರು ಕಾಣಿ ಕರ್ನಾಟಕದವರು ಅಷ್ಟೇ ತಮಿಳುನಾಡು ಅಷ್ಟೇ ತೆಲುಗು ಅಷ್ಟೇ ಮುಂದಕ್ಕೂ ಬಿಡೋದಿಲ್ಲ ಹಿಂದಕ್ಕೂ ಬಿಡೋದಿಲ್ಲ ನಾನು ಹೋಗಲೇ ಅಯ್ಯೋ ನೀವು ಹೋದ್ರೆ ಜಗಳ ಆಗತ್ತೆ ಹೋಗಬೇಡಿ ಹತ್ತು ನಿಮಿಷ ನೋಡದೆ ಆಗಲಿಲ್ಲ ನೀವೇನು ಮಾಡ್ತಿರೋ ಮಾಡಿಯಿಂದ ಸ್ಟೇಷನ್ ಒಳಗೆ ಹೋದವನೇ ಯಾರಯ್ಯ ಇಲ್ಲಿ ಈ ಜಾಗದಲ್ಲಿರೋವನು ಏನು ಸ್ವಾಮಿ ಇದು ನಮ್ಮ ವಾಹನವನ್ನು ತಡೆದು ನಿಲ್ಲಿಸು ಅಂತ ನಿಮಗೆ ಅಪ್ಪಣೆ ಕೊಟ್ಟವ್ರು ಯಾರು ಇದು ಏನು ಕಾರಣ ಯಾರು ತಪ್ಪಿದ್ರೆ ಹೇಳಿ ಏನು ಮಾಡಿದ್ದೀವಿ ಹೇಳಿ ಇಲ್ಲ ಹಿಂದಿನವ್ರು ಹೇಳಿದ್ದಾರೆ ಒಂದು ಒದರಾಡಿದ್ದೀನಿ ನೋಡಿ ಅವನ ಜೊತೆಯಲ್ಲಿ ನಾನು ಅವಾಗ ಬಹಳಷ್ಟು ಕೋಪದಿಂದ ಹೇಳಿದ ಮೇಲೆ ಅಲ್ಲಿದ್ದವ್ ನನ್ನ ಕಾಲು ಹಿಡ್ಕೊಂಡ ಸಾರ್ ನಾನು ನಿಮ್ಮ ಸ್ಟೂಡೆಂಟ್ ಅಂದ ನಾನು ಸ್ಟೂಡೆಂಟೇ ಇಷ್ಟು ಮಾಡಿದ್ರೆ ಸ್ಟೂಡೆಂಟ್ ಅಲ್ಲದೆ ಇದ್ದವ್ ಇನ್ನೇನೆಲ್ಲ ಮಾಡ್ಬೋದಾಗಿತ್ತು ಎಲ್ಲಪ್ಪ ಸ್ಟೂಡೆಂಟ್ ಆಗಿದ್ದೆ ಅವನು ಹೇಳ್ತಾನೆ first year M A I was your student ಅವನು M A second year continue ಮಾಡಲಿಲ್ವಂತೆ ಕದ್ದು ಕೇಳ್ತಾ ಇದ್ದೆ ನಿಮ್ಮ ಪಾಠವನ್ನು ನಾನು ತಪ್ಪಾಯಿತು ಒಂದು ಒಂದು ಮಾತು ಆ ಹಿಂದಿನ ಸ್ಟೇಷನ್ ಅವರು ಫೋನ್ ಮಾಡ್ತೇನೆ ಅಂತ ನನ್ನ ಎದುರಿಗೆ ಫೋನ್ ತಗೊಂಡ ಬಹಳ ದೊಡ್ಡವರು ಬಂದಿದ್ದಾರೆ ಸರ್ ನೀವು ತಡೆದಿದ್ದ ಕಾರು ಅಂಥವ್ರದ್ದು ನಾನು ಬಹಳ ಪೇಚಾಡದಲ್ಲಿದ್ದೇನೆ ಏನು ಮಾಡಬೇಕು ಬಿಟ್ಟು ಬಿಡು ಅಂದ ಅವನು ಆ ಬಿಟ್ಟು ಬಿಡು ಅನ್ನೋಕೆ ಇಷ್ಟು ಕೆಲಸ ಅಂದ್ರೆ ಏನು ಅಪೇಕ್ಷೆ ಮಾಡಿದ್ರು ಗೊತ್ತಿಲ್ಲ ನಾನು ಇನ್ನೊಬ್ಬ ಅಬಕಾರಿಯೋ ಮತ್ತೊಂದು ಆಗಿದ್ರೆ ಅವತ್ತು ನನ್ನ ಏನಾಗ್ತಿದ್ರು ಕೊಂದಾಗ್ತಿದ್ರು ಏನು ಮಾಡ್ತಿದ್ರೋ ಗೊತ್ತಿಲ್ಲ ಅದಕ್ಕೆ ಹೇಳ್ತೇವೆ ಸರ್ಕಾರದ ಎಲ್ಲ ವಿಭಾಗಗಳಲ್ಲಿ ಮನುಷ್ಯರು ಜನಗಳನ್ನು ಪೀಡೆಯನ್ನೇ ಮಾಡುವುದು ಶುರು ಮಾಡಿದರೆ ಇದನ್ನ ಒಬ್ಬ ಮಾಂಸ ಮಾರುವವನು ಹೇಳ್ತಾ ಇದ್ದಾನೆ ವ್ಯಭಿಚಾರ ನರೇಂದ್ರಾಣ ಧರ್ಮ ಸಂಕೀರ್ಣತೆ ಮಹಾನೆ ಧರ್ಮದಲ್ಲಿ ಸಂಕೀರ್ಣತೆ ಬರ್ತದೆ ಜಟಿಲತೆ ಬರ್ತದೆ ಯಾವುದು ಸರಿ ಯಾವುದು ತಪ್ಪು ನಿರ್ಣಯ ಮಾಡೋದಕ್ಕಾಗೋದಿಲ್ಲ ಎಲ್ಲ ಅನ್ನು ಬ್ಲಾಸ್ಟ್ ಮಾಡೋ ಅವನನ್ನು ಕೊಲ್ಲಬೇಕೇ ಬೇಡ ಸುಪ್ರೀಂ ಕೋರ್ಟ್ ಹೇಳಿದರೆ ನೀವು ಜಾರಿ ಕೊಡ್ತಾ ಇಲ್ಲ ಷಂಡರು ಸರ್ಕಾರದವರು ಯಾತಿ ಕೇಳ್ತೀವಿ ಮಾತನ್ನ same example you are setting before other people ತಪ್ಪು ಮಾಡಿದವನು ಯಾರಾದರೂ ಏನಂತೆ ದಶರಥ ರಾಜ್ಯವೇ ಇದು ರಾಮನ ರಾಜ್ಯ ಇದು ಅಧರ್ಮೋ ವರ್ಧತೆ ಚಾಪಿ ಸಂಕೀರ್ಯಂತೆ ತದ ಪ್ರಜಾ ಕ್ಲೀಬಾಶ್ಚ ಅಂಧಾಶ್ಚ ಬಧಿರಾ ಜಾಯಂತೆ ಅತ್ಯುಚ್ಚಲೋಚನಾ ಇದು ಕಣ್ಣಿಗೆ ಕಾಣಿಸುತ್ತೆ ಧರ್ಮದ ಕೊಂಡಿಯಲ್ಲಿ ಬಿಟ್ಟಿರುತ್ತೆ ಕಾಣಿಸೋದಿಲ್ಲ ಲೋಕದಲ್ಲಿ ಕುರುಡರ ಸಂಖ್ಯೆ ಆತಕ್ಕೆ ಹೆಚ್ಚಾಗುತ್ತೆ ಹುಟ್ಟುವ ಮಕ್ಕಳು ನಪುಂಸಕರಾಗಿ ಅದು ಹುಡ್ತಾರೆ ಹುಟ್ಟುವಾಗಲೇ ಕಿವುಡ್ರೆ ಯಾಕಾಗ್ತಾರೆ ಅಂದರೆ ರಾಜರು ಮಾಡುವ ಪಾಪ ಪ್ರಜೆಗಳಿಗೆ ತಟ್ಟತ್ತೆ ಒಬ್ಬನು ಮಾಡಿದ ಪಾಪ ಇನ್ನೊಬ್ಬನಿಗೂ ತಟ್ಟತ್ತೆ ಬರೀ ನಿಮ್ಮ ಕರ್ಮ ಅಲ್ಲ ಸಾಮೂಹಿಕ ಕರ್ಮ ಅಂತ ಒಂದಿರುತ್ತೆ we all go with them into the dark O dark dark dark ಎಲ್ ಅಲ್ಲಿ ಕವಿ ಹೇಳ್ತಾನೆ ಒಬ್ಬರು ಮಾಡಿದ ತಪ್ಪಿನಿಂದ ಒಬ್ಬ ಡ್ರೈವರ್ ಬಿಡಿ ಸೇದಿ ಹಾಕಿದ್ರೆ ಇಡೀ ಬಸ್ ಸುಟ್ಟು ಹೋದ್ರೆ ಒಬ್ಬನ ತಪ್ಪಿಂದ ಎಲ್ಲರೂ ಸಾಯ್ತೇವೆ ಒಬ್ಬ ದೋಣಿ ನಡೆಸುವನು ಅಕಸ್ಮಾತ್ ಹೆಚ್ಚು ಕಮ್ಮಿಯಾಗಿ ಮುಗಿಸಿಕೊಂಡ್ರೆ ಅಲ್ಲರೂ ಎಲ್ಲರೂ ಸಾಯ್ತಾರೆ ಇವತ್ತು ಸಾಮೂಹಿಕವಾಗಿ ಜನ ಸಾಯ್ತಾ ಇರೋದು ಕಾರಣ ಖಂಡಿತವಾಗಿ ಹೇಳ್ತಾರೆ ನಮ್ಮ ಸರ್ವ ಧರ್ಮದಲ್ಲಿ ಧರ್ಮದಲ್ಲಿಲ್ಲದೆ ಇರುವುದೇ ಕಾರಣ ಯಾವುದೇ ವಿಭಾಗದಲ್ಲಿ ನೋಡಿ ಧರ್ಮದ ಪ್ರಜ್ಞೆ ಇಲ್ಲ ಮನುಷ್ಯನಿಗೆ ನೀವು ಬಟ್ಟೆ ಹಾಕೊಂಡ್ರೇನು ಬೆತ್ತರೆ ನಡೆದ್ರೇನು ಅದೆಲ್ಲ ಧರ್ಮವೆಂಬುದು ಮನುಷ್ಯನಿಗೆ ಬಟ್ಟೆ ಅದೇ ಮಾನ ಕೊಡ್ತಕ್ಕದ್ದು ಅದನ್ನು ಬಿಟ್ಟರೆ ಏನು ಮಾಡ್ತೀರಿ ಪಾರ್ಥಿವಾನಾಂ ಅಧರ್ಮತ್ವಾತ್ ಪ್ರಜಾನಾಮ ಭವಸ್ಸ ಇದೆಲ್ಲ ಕೇಳಲಿಲ್ಲ ಬ್ರಾಹ್ಮಣ ಆದ್ರೆ ಬ್ರಾಹ್ಮಣಿಗೆ ಇವತ್ತು ನನಗೆ ಬಂದಾಗ ಇನ್ಸ್ಪಿರೇಷನ್ ಬಂದ್ಬಿಡ್ತು ಧರ್ಮವ್ಯಾಸನಿಗೆ ಅವನು ಹೇಳ್ತಾ ಇದ್ದಾನೆ ಆದ್ದರಿಂದ ನನ್ನ ಧರ್ಮ ನೀನೇನು ಮಾಡ್ತೀಯೋ ನನ್ನ ಧರ್ಮದಲ್ಲಿ ನಾನಿದ್ದೆ ನಾನು ಮಾಂಸವನ್ನು ಮಾರುವವನು ಪ್ರಾಣಿಯನ್ನು ಕೊಲ್ಲುವುದಿಲ್ಲ ನನ್ನ ಧರ್ಮದಲ್ಲಿ ನಾನಿದ್ದೇನೆ ಇನ್ಫರೆನ್ಸ್ ಅಂದರೆ ನೀ ಬ್ರಾಹ್ಮಣ ನಿನ್ನ ಧರ್ಮದಲ್ಲಿ ನೀನಿರು ಪ್ರತಿಯೊಬ್ಬರೂ ಅವರವರ ಧರ್ಮದಲ್ಲಿರಲಿ ಇನ್ನೊಬ್ಬ ಧರ್ಮದ ವಿಷಯ ನಿನಗೆ ಬೇಡ ನಿನ್ನ ತಟ್ಟೆಯಲ್ಲಿ ಏನು ಹಾಕಿದ್ದಾರೆ ನೀ ಊಟ ಮಾಡು ಇದು ನನ್ನ ಧರ್ಮ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯ ಭಗೀಚರ್ ಭಗವಂತ ಅದನ್ನೇ ಹೇಳಿದ ಪಾಪಾನ್ಯ ಬುದ್ಧೇಹ ಪುರ ಆಕೃತಾನಿ ಪ್ರಾಕ ಧರ್ಮಶೀಲೋಪಿ ವಿಹಂತಿ ವಹಂತಿ ಪಶ್ಚಾತ್ ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳದೆಯೇ ಮನುಷ್ಯ ಇನ್ನಷ್ಟು ತಪ್ಪುಗಳನ್ನು ಈಗ ಮಾಡಿದರೆ ಅವನು ನರಕದಲ್ಲಿ ಹೋಗಿಬಿಡ್ತಾನೆ ಈ ಲೋಕದಲ್ಲಿಯೇ ಅವನಿಗೆ ನರಕ ಪ್ರಾಪ್ತಿಯಾಗತ್ತೆ ಆದ್ದರಿಂದ ಇನ್ನೊಬ್ಬರು ತಪ್ಪು ಹುಡುಕಬಾರದು ವ್ಯಸನ ವಸನಸ್ಯೇವ ಛಿದ್ರಾಣಿ ನಾಂ ವಿವೃಣೋತಿಯ ಇನ್ನೊಬ್ಬರು ಉಟ್ಕೊಂಡು ಬಟ್ಟೆಯಲ್ಲಿಯೇ ತೂತುಗಳನ್ನು ಕಾಣ್ತಾರೆ ಕೆಲವರು ಅಪಶ್ಯನ್ ಆತ್ಮನೋ ದೋಷಾನ್ ಸ ಪಾಪ ಪ್ರೇತ್ಯ ನಶ್ಯತಿ ಅವನು ಸತ್ರು ತನ್ನ ತಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ ಇನ್ನೊಬ್ಬರ ತಪ್ಪನ್ನೇ ಹೇಳ್ತಾರೆ ಕೆಲವರಿಗೆ ಇದೇ ಚಟ ಅವ್ರು ಹೀಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದರು ಆದ್ದರಿಂದ ವೃತ್ತಿಯಲ್ಲಿ ಧರ್ಮವೆಂಬುದು ಒಂದು ಪರಿಣಿತಿ ಎಂಬುದು ನಮಗೆ ಶ್ರೇಷ್ಠವಾದದ್ದು ಈಗ ಈ ಬ್ರಾಹ್ಮಣನಿಗೆ ತಾನು ಯಾತಕ್ಕೆ ಬಂದೆ ಅನ್ನೋದು ಮರ್ತೋಯ್ತು ಹೋಯಿತು ಕುರ್ಚಿಯಲ್ಲಿ ಕೂತ್ಕೊಂಡ ವ್ಯಾಸನನ್ನು ಕೇಳ್ತಾನೆ ಅಯ್ಯ ಹಾಗಿದ್ರೆ ಶಿಷ್ಟಾಚಾರ ಅಂದ್ರೇನು ಶುರುವಾಯಿತು ನೋಡಿ ಎಲ್ಲಿಂದಲ್ಲಿ ಹೋಯಿತು ಶಿಷ್ಟಾಚಾರ ಅಂದ್ರೇನು ಧರ್ಮಶಾಸ್ತ್ರಕಾರ ಹೇಳ್ತಾರೆ ಪುಸ್ತಕದಲ್ಲಿ ಹೇಳಿರುವ ಅಷ್ಟೇ ಅಲ್ಲ ಧರ್ಮ ಸಮಾಜದಲ್ಲಿ ಶ್ರೇಷ್ಠರು ಅಂತ ಯಾರಿದ್ದಾರೆ ಅವರು ಮಾಡೋದು ಒಂದು ಪ್ರೊಸೀಡೆಂಟ್ ಅದು ನಿಮಗೆ ಯಜ್ಜಜಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸ ಯತ್ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ನೀವು ಯಾರನ್ನ ಬಹಳ ದೊಡ್ಡ ಐಡಿಯಲ್ ಧ್ಯೇಯ ಅಂತ ತಿಳ್ಕೊಂಡಿದ್ದೀರಿ ರೋಲ್ ಮಾಡೆಲ್ ಅವರೇನು ಮಾಡ್ತಾರೆ ಅದನ್ನೇ ನೀವು ಮಾಡ್ತೀರಿ ಏಕಾದಶಿ ಇತ್ತು ಅವರು ಊಟ ಮಾಡಿದ್ರಲ್ಲ ಅಂತ ದೊಡ್ಡವರೇ ಊಟ ಮಾಡಿದ್ದಾರೆ ನಮಗೇನಂತ ಎಲ್ಲ ಶುರು ಮಾಡ್ತೀರಿ ಹಾಗಿದ್ರೆ ಆ ಶಿಷ್ಟರೆಂಬವರು ಯಾರು ಯಾರು ಮಾಡಿದ್ ಸರಿ ಯಾರು ಮಾಡಿದ ತಪ್ಪಲ್ಲ ಅದಕ್ಕೆ ಉತ್ತರ ಹೇಳ್ತಾನೆ ವ್ಯಾಧ ಯಜ್ಞೋದಾನಂ ತಪೋ ವೇದಾ ಸತ್ಯಂಚ ಸತ್ತಮ ಪಂಚಯಿತಾನಿ ಪವಿತ್ರಾಣಿ ಶಿಷ್ಟಾಚಾರೇಶು ಸರ್ವದಾ ಯಾರು ಯಜ್ಞಶೀಲರಾಗಿರ್ತಾರೆ ಯಾರು ದಾನಪರರಾಗಿರ್ತಾರೆ ಯಾರು ತಪಸ್ವಿಗಳಾಗಿರ್ತಾರೆ ಯಾರು ವೇದವನ್ನು ತಿಳ್ಕೊಂಡಿರ್ತಾರೆ ಯಾರು ಸತ್ಯನಿಷ್ಠರಾಗಿರ್ತಾರೆ ಅವರೇ ಶಿಷ್ಟರು ಅವರು ಮಾಡಿದ್ದೇ ಆಚಾರ ಒಂದು ಮನೆ ಕಟ್ಟಬೇಕು ನಮ್ಮ ಕಾಲದ ಹಳೆ ಕಾಲದಲ್ಲಿ ಊರು ಪುರೋಹಿತರದ ಒಂದು ಸ್ವಾಮಿ ಇದು ಆಯ ಹ್ಯಾಕ್ ಕಟ್ಟಬೇಕು ಬಾಗಿಲಲ್ಲಿಡಬೇಕು ಹಿತ್ತಲ ಮನೆಯಲ್ಲಿರಬೇಕು ಅಡಿಗೆ ಮನೆಯಲ್ಲಿರಬೇಕು ಈ ಆಯ ಇವತ್ತು ವಾಸ್ತುಶಿಲ್ಪ ಅಂತ ಭೂತ ಎಬ್ಬಿಸಿದ್ದಾರೆ ಇದಕ್ಕೆ ಆಯ ಅಂತ ಹೇಳೋರು ಹಳೆ ಕಾಲದಲ್ಲಿ ನಮ್ಮೂರಲ್ಲಿ ಇವತ್ತಿಗೂ ಅನೇಕ ಮನೆಗಳು ನಮ್ಮ ತಂದೆ ತಾತ ಇಟ್ಟುಕೊಟ್ಟ ಜಾಗದಲ್ಲೇ ಹೆಬ್ಬಾಗಿಲಿರುವಂತಹ ಮನೆಗಳಿವೆ ಚೆನ್ನಾಗಿ ಬಾಳ್ತಾ ಇದ್ದಾರೆ ಎಲ್ಲಿ ನೋಡಿದರೆ ಎಲ್ಲಿ ತೋಡಿದರೆ ನೀರು ಚೆನ್ನಾಗಿ ಬರ್ತದೆ ಬಾವಿ ಇವ್ರು ಹೇಳೋರು ಒಂದು ಮೂರು ಕಡೆ ಕಲ್ಲು ಅಥವಾ ಸುಣ್ಣ ಗುರುತಿಟ್ಕೊಂಡು ಬಾ ಅದಾದ ನಂತರ ಪ್ರಶ್ನೆ ಕೇಳಿ ಇಂತಹ ಜಾಗದಲ್ಲಿ ನೀನು ನೀರು ತೊಳೆದ್ರೆ ಚೆನ್ನಾಗಿ ಬರುತ್ತೆ ಸ್ವಾಮಿ ಏನು ಕಂಡು ಹೇಳಿದ್ರಿ ಗಂಗೆ ಇಂಥ ನೀರು ಬಂತು ನೋಡಿ ಶಾಸ್ತ್ರ ಹಿರಿಯರನ್ನು ಕೇಳಿ ಮಾಡಬೇಕು ಅದು ಶಿಷ್ಟಾಚಾರ ದೊಡ್ಡವರನ್ನು ಕೇಳಿದೆ ಏನು ಒಂದು ಗೃಹ ಪ್ರವೇಶ ಅಷ್ಟೇ ಅಲ್ಲ ನಾಮಕರಣ ಅಷ್ಟೇ ಅಲ್ಲ ಗಂಡು ಹೆಣ್ಣು ಕೂಡುವುದಷ್ಟೇ ಅಲ್ಲ ಪ್ರತಿಯೊಂದಕ್ಕೂ ಶಿಷ್ಟರು ಶಿಷ್ಟರು ಶಿಷ್ಟರು there are plenty of good examples today we have lost those examples ಯಾರನ್ನು ನೋಡಿ ಯಾರನ್ನು ಮಾಡಬೇಕು ಯೋಚನೆ ಮಾಡಿಕೊಳ್ಳಿ ಸರ್ಕಾರವೇ ಮತ್ತೊಂದೇ ಆದ್ದರಿಂದ ಇದು ಶಿಷ್ಟಾಚಾರ ಎರಡನೇದು ಗುರು ಹತ್ತು ಪಾಯಿಂಟ್ ಹೇಳ್ತಾನೆ ಕಾಮಕ್ರೋಧ ಕಾಮಕ್ರೋಧವು ವಶಯ ಕೃತ್ವ ಕಾಮಕ್ರೋಧಗಳನ್ನು ಯಾವನು ಅಡಗಿಸ್ತಾನೆಯೋ ದಂಭಂ ಲೋಭಂ ಅನಾರ್ಜವಂ ಪ್ರದರ್ಶನಾರ್ಥವಾಗಿ ಮಾಡೋದು ದಂಭ ಲೋಭ ಎಲ್ಲ ನನಗೆ ಅಲ್ಲೇನೋದು ಅನಾರ್ಜವಂ crookedness lack of straightforwardness ಇದು ಯಾರಲ್ಲಿಲ್ಲವೋ ಧರ್ಮ ಮಿತ್ಯೇವ ಸಂತುಷ್ಟಾ ತೇ ಶಿಷ್ಟಾ ಶಿಷ್ಟ ಸಪ್ತಮಾ ಆಮೇಲೆ ಆಚಾರ ಪಾಲನಂ ಚೈವ ದ್ವಿತೀಯಂ ಶಿಷ್ಟ ಲಕ್ಷಣಂ ಗುರು ಶುಶ್ರೂಷಣಂ ಹೇಳ್ಕೊಂಡು ಹೋಗ್ತಾನೆ ಉಪನಿಷತ್ ಅಂತ ಒಂದು ವಾಕ್ಯ ಇದು ಮುಗಿಯೋದೆಲ್ಲ ಹೇಳ್ತಾ ಹೋದರೆ ಕಥೆ ಮುಗಿಸ್ಬೇಕಾಗಿದೆ ವೇದಸ್ಯ ಉಪನಿಷತ್ ಸತ್ಯಂ ಏನ್ ನಿರ್ಣಯ ಕೊಡ್ತಾನೆ ನೋಡಿ ವೇದಗಳನ್ನು ಓದಿದವನು ತುಂಬಾ ರಾಶಿ ಎಸೆನ್ಸ್ ಏನು ಅಂತ ಕೇಳಿದ್ರೆ ವೇದಸ್ಯ ಉಪನಿಷತ್ ಸತ್ಯಂ ವೇದೋಪನಿಷತ್ತುಗಳ ಎಸೆನ್ಸ್ ಯಾವುದು ಸತ್ಯನಿಷ್ಠೆಯಲ್ಲಿದೆ ನಿನ್ನ ಆಚಾರದಲ್ಲಿ ಬರದೇ ಇದ್ರೆ ಓದಿದ್ದೆಲ್ಲ ಕುಂಕುಮ ಹೊತ್ತ ಕಟ್ಟೆಗೆ ಸಮ ಎಂಬುದಾಗಿ ನಿರುಕ್ತಕಾರ ಹೇಳ್ತಾರೆ ಸ್ಥಾಣುರಹಂ ಭಾರಹಾರಹ ಒಂದು ಮನೆಗೆ ದೇವಸ್ಥಾನಕ್ಕೆ ಕಂಬ ಕಟ್ಟಿರ್ತಾರೆ ಕಂಬದ ಮೇಲೆ ಭಾರ ಇರ್ತದೆ ವೇದವನ್ನು ಓದಿ ಅದರಂತೆ ನಡೆಯದೇ ಇದ್ದವನು ಬರೀ ಕಂಬ ಇದ್ದಂತೆ ಕಟ್ಟೆ ಮೇಲೆ ಪರಿಮಳ ಕಸ್ತೂರಿ ಹಾಕಿರ್ತೀರಿ ಕತ್ತೆಗೇನು ಗೊತ್ತಾಗೋದಿಲ್ಲ ಅದು ಬರೀ ಭಾರವಾಹಿಯಾಗಿರ್ತದೆ ಓದಿದಂತ ನಡೆಯಬೇಕು ಮನುಷ್ಯನಾದವನು ವೇದಸ್ಯ ಉಪನಿಷತ್ ಸತ್ಯಂ ಸತ್ಯಸ್ಯ ಉಪನಿಷತ್ ದಮಃ ಒಬ್ಬ ಸತ್ಯದ್ದಾರಿಯಲ್ಲಿದ್ದಾನೆ ಹಾಗೆ ಗೊತ್ತು ಅಂದರೆ ಅವನಿಗೆ ಇಂದ್ರಿಯ ನಿಗ್ರಹ ಇರಬೇಕು ಸತ್ಯವಂತನ ಮೊದಲನೇ ಲಕ್ಷಣ ಇಂದ್ರಿಯ ಇರಬೇಕು ತಮಸ್ಯ ಉಪನಿಷತ್ ಇಂದ್ರಿಯ ನಿಗ್ರಹ ಇದೆ ಅನ್ನೋದಕ್ಕೇನು ಪ್ರೂಫ್ ಅಂತ ಕೇಳಿದ್ರೆ ತ್ಯಾಗ he must be ready to part with what is dear to him in favour of others ಇನ್ನೊಬ್ಬರಿಗೆ ಕೊಡುವ ದಾತೃತ್ವ ಬುದ್ಧಿ ಬರಬೇಕು ಶಿಷ್ಟಾಚಾರೇಶು ನಿತ್ಯದ ನಾಸ್ತಿಕಾನ್ ಭಿನ್ನ ಮರ್ಯಾದಾನ್ ಕ್ರೂರಾನ್ ಪಾಪಮತೌಸ್ಥಿತಾನ್ ತ್ಯಜತಾನ್ ಜ್ಞಾನಮಾಶ್ರಿತ್ಯ ಧಾರ್ಮಿಕಾನ್ ಉಪಸೇವ್ಯ ನಾಸ್ತಿಕರು ಮರ್ಯಾದೆಯನ್ನು ಬಿಟ್ಟವರು ಕ್ರೂರರು ಪಾಪಮತಿಗಳು ದಂಭಾಚಾರಕ್ಕಾಗಿ ದೊಡ್ಡವರು ಅಂತ ತೋರಿಸಿಕೊಳ್ಳುವವರು ಧರ್ಮದಲ್ಲಿದ್ದಂತೆ ತೋರಿಕೆ ಮಾಡುವವರು ಅವರನ್ನು ಬಿಟ್ಟು ನಡಿ ಶಿಷ್ಟಾಚಾರ ತಾನೇ ಗೊತ್ತಾಗುತ್ತೆ ನಿನಗೆ ಅಹಿಂಸಾ ಪರಮೋ ಧರ್ಮ ಸಚ ಸತ್ಯೇ ಪ್ರತಿಷ್ಠಿತ ಹಂಸೆ ಮಾಂಸ ಮಾರುವನು ಹೇಳ್ತಾನೆ ಅಹಿಂಸಾ ಪರಮೋ ಧರ್ಮ ಅಲ್ಲ ಮನುಸ್ಮೃತಿಯ ವಾಕ್ಯ ಇವನು ಹೇಳ್ತಾನೆ you you will feel it as a paradox ಇವನೇ ಮಾಂಸ ಮಾರಾಟ ಮಾಡ್ತಿದ್ದಾನೆ ಕೊಂದವನೇನು ಮಾರಾಟ ಮಾಡಿದವನೇನು ಎರಡೂ ಒಂದೇ ಪಾಪ ಅಲ್ಲವೇ ಅಲ್ಲ ಅಂತಾನವನು that is whole point of the story postman ಒಂದು ಪತ್ರ ನಿಮ್ಗೆ ತಂದು ಕೊಡ್ತಾನೆ ಆ ಪತ್ರದಲ್ಲಿ ನಿಮಗೆ ಹಿತವಲ್ಲದೆ ಸಮಾಚಾರ ಇರುತ್ತೆ ಆ ಸಮಾಚಾರ ಕೊಟ್ಟವರಿಗೂ ಪೋಸ್ಟ್ ಮ್ಯಾನ್ಗೂ ಸಮಾನವಾದ ಪಾಪ ಬರುತ್ತೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಆ ಪೋಸ್ಟ್ ಮ್ಯಾನ್ ತಂದು ಕೊಟ್ಟ ಯಾಕೆ ಎಂಥ ಪತ್ರ ತಂದು ಕೊಟ್ಟೆ ನನಗೇನು ಗೊತ್ತು ಸ್ವಾಮಿ ಅವರೊಳಗೇನಿತ್ತು ಅಂತ ನಾವು ಮಾಂಸವನ್ನು ಬಯಸುವರಿರೋ ತನಕ ಮಾಂಸ ವೃತ್ತಿ ಮಾಂಸ ವಿಕ್ರಯ ತಪ್ಪುವುದಿಲ್ಲ the same thing applies to prostitution ಇವತ್ತು ವಿಮೆನ್ಸ್ ಡೇ ಅದು ಇದು ವರ್ಷಕ್ಕೊಂದು ದಿವಸ ಯುನೈಟೆಡ್ ನೇಷನ್ಸ್ ಅವರು ಬೇರೆ ಕೆಲಸ ಇಲ್ಲ ಇದೊಂದು ಡೇ ಅದೊಂದು ಡೇ ಏನೋ ಇಪ್ಪತ್ತೆಂಟು ಡೇ ಮಾಡ್ತಾರೆ as long as male and women people women folk and male folk want prostitution to continue no government can do anything ಅದು ಹೋಗಬೇಕಾದ್ರೆ ಮನುಷ್ಯನಿಗೆ ಇಂದ್ರಿಯ ನಿಗ್ರಹ ಬೇಕು ಕ್ಷುದ್ರ ಚಾಪಲ್ಯಗಳು ಹೋಗಬೇಕು ಅದು ಹೋಗಬೇಕಾದ್ರೆ ಅಗಸ್ತ್ಯರು ವಸಿಷ್ಠರು ವಿಶ್ವಾಮಿತ್ರ ಅಂತ they must become the role model not your cinema stars not your film stars not your sports stars ಇವರು ಉದಾಹರಣೆ ಇರೋ ತಕ ಸಮಾಜ ತಿದ್ದೋಕ್ಕಾಗೋದಿಲ್ಲ ಅಹಿಂಸಾ ಪರಮೋ ಧರ್ಮ ಸಚ ಸತ್ಯೇ ಪ್ರತಿಷ್ಠಿತ ಸತ್ಯೇ ಕೃತ್ವ ಪ್ರತಿಷ್ಠಾಂತೂ ಪ್ರವರ್ತಂತೆ ಪ್ರವೃತ್ತಯ ಸತ್ಯದಲ್ಲಿ ವೃತ್ತಿಗಳಿವೆ ಅಲ್ಲಿಂದ ಮುಂದೆ ಸ್ವಲ್ಪ ಅಲ್ಲಲ್ಲಿ ಒಂದೊಂದು ಶ್ಲೋಕ ಮಾತ್ರ ಓದ್ತೇನೆ ವಿಧಿಸ್ತು ಬಲವಾನ್ ಬ್ರಹ್ಮನ್ ದುಸ್ತರಮ್ಯ ವಿಧಿ ಎಂಬುದು ಹಿಂದಿನ ಜನ್ಮದ ಪಾಪ ಪುಣ್ಯದ ಫಲವೆಂಬುದು ಬಲವಾಗಿರ್ತದೆ ಅದು ಒಂದು ಸೆಳೆತ ಮನುಷ್ಯನಿಗೆ ಹಿಂದೆ ಮಾಡಿದ್ದು ಒಳ್ಳೆಯದಿರಲಿ ಕೆಟ್ಟಿದ್ದಿರಲಿ ಅದು ಮುಂದೆ ಎಳೆಯುವ ಶಕ್ತಿಯೂ ಉಂಟು ಹಿಂದಿನಿಂದ ತೊಳ್ಳುವ ಶಕ್ತಿಯೂ ಉಂಟು it can push you it can pull you ಇದು ಬೌದ್ಧರು ಜೈನರು ಒಪ್ಪಿದ್ದಾರೆ ಕರ್ಮವೆಂಬುದಿಲ್ಲ ಅಂತ ಹೇಳಬೇಡಿ ದುಸ್ತರಂ ಹಿ ಪುರಾಕೃತಂ ಪುರಾಕೃತಸ್ಯ ಪಾಪಸ್ಯ ಕರ್ಮ ದೋಷೋ ಭವತ್ಯಯಂ ಭಗವದ್ಗೀತೆಗೆ ಬಂದ್ಬಿಟ್ಟು ನಾವು ಈ ವಿಷಯ ಹೇಳ್ತಾ ಹೇಳ್ತಾ ಅದನ್ನು ಗೆಲ್ಲಬೇಕಾದ್ರೆ ಪ್ರಾಕೃತ ಕರ್ಮವನ್ನ ಅದನ್ನ ಮೀರುವಷ್ಟು ಸತ್ಕರ್ಮಗಳನ್ನು ಈಗ ಆಚಾರ ಮಾಡಬೇಕು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು ಆತ್ಮಶೋಧನೆ ಮಾಡಿಕೊಂಡ್ರೆ ಆ ಹಿಂದಿನದನ್ನು ಮೀರಿಸುವಷ್ಟು ಕೌಂಟರ್ ಬ್ಯಾಲೆನ್ಸ್ ಮಾಡುವಷ್ಟು ನಿಮ್ಗೆ ಒಳ್ಳೆಯದು ಉಂಟಾಗ್ತದೆ ದೋಷ ವೈ ಬ್ರಹ್ಮನ್ನೇ ವಿಘಾತೆ ಯತ್ನವಾನಹಂ ಪೂರ್ವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೆ ಅದನ್ನು ತಿದ್ದುಕೊಳ್ಳೋದಕ್ಕೆ ನಾನು ತುಂಬ ಪ್ರಯತ್ನ ಮಾಡಿದ್ದೇನೋ ಬ್ರಾಹ್ಮಣ ಏನೇ ಆಗಿದ್ದೆ ಹೋದ ಜನ್ಮದಲ್ಲಿ ಅಂತ ಕೇಳಿದೆ ಈ ಕಥೆ ಕೊನೆಯಲ್ಲಿ ಹೇಳ್ತಾನೆ ಅವನು ಈಗಲೇ ಹೇಳ್ಬಿಡ್ತೇನೆ ಧರ್ಮವ್ಯಾದ ಪೂರ್ವ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣೋತ್ತಮನಾಗಿದ್ದ ನಂಬ್ತೀರಾ ವೇದಗಳನ್ನೆಲ್ಲ ಓದಿದ್ದ ಶಾಸ್ತ್ರಗಳನ್ನು ಓದಿದ್ದ ಪತ್ನಿಯನ್ನು ಅತಿಕ್ರಮ ಮಾಡಲಿಲ್ಲ ತಂದೆ ತಾಯಿಗೆ ಸೇವೆಯನ್ನು ಬಿಡಲಿಲ್ಲ ಏನೂ ತಪ್ಪಿರಲಿಲ್ಲ ಅವನು ಮಾಡಿದ್ದು ಒಂದೇ ಒಂದು ತಪ್ಪು ಒಬ್ಬ ದುಷ್ಟ ಕ್ಷತ್ರಿಯನ ಸಹವಾಸವನ್ನು ಮಾಡಿದ ಸಹವಾಸ ಮಾಡಿದ್ರಿಂದ ಏನಾಯಿತು ಕ್ರಮೇಣ ಅವನ ಜೊತೆ ಪಳಗ್ತಾ ಬಳಗ್ತಾ ಅವನ ಮನೆಯಲ್ಲಿ ಊಟ ಮಾಡ್ತಾ ಅವನ ಆಯುಧಗಳ ಮೇಲೆ ಕೈ ಆಡಿಸ್ತಾ ಆ ಆಯುಧಗಳನ್ನು ತಾನೂ ಉಪಯೋಗ ಮಾಡಬೇಕು ಅಂತ ಹೇಳ್ಕೊಂಡು ತಾನೂ ಕತ್ತಿ ಮೊದಲಾದ ಆಯುಧಗಳನ್ನು ಧರಿಸಿ ಬಿಲ್ಲು ಬಾಣಗಳನ್ನು ಉಪಯೋಗ ಮಾಡಿ ಕಾಡಲ್ಲಿ ಎಲ್ಲೋ ತಪಸ್ಸಲ್ಲಿ ಕೂತಿದ್ದ ಒಬ್ಬ ಮಹರ್ಷಿಯನ್ನು ಪಾಂಡು ಮಹಾರಾಜ ಕೊಂದು ಹಾಕಿದಂತೆ ಬಾಣ ಪ್ರಯೋಗ ಮಾಡಿದ ಜಿಂಕೆ ಚರ್ಮ ಹದ್ದುಕೊಂಡಿದ್ದು ಮಹರ್ಷಿ ಚೀರಿಕೊಂಡು ಕೆಳಗೆ ಬಿದ್ದ ಪುಣ್ಯಕ್ಕೆ ಅವನು ಸತ್ತಿರಲಿಲ್ಲ ನಾ ಬಾಣವನ್ನು ಕೀಳೋಕೆ ಹೋಗಲಿಲ್ಲ ಮಹಾರಾಯ ಅವನನ್ನು ಹಾಗೆ ತಗೊಂಡೋಗಿ ಅವನ ಮನೆಗೆ ಸೇರಿಸಿ ಮುಂದೆ ಏನಾದ್ನೋ ಅದು ಗೊತ್ತಿಲ್ಲ ಆದ್ರೆ ಅವನು ನನಗೆ ಹೇಳಿದ ನೀನು ನಾಲಾಯ್ಕಿದ್ದೀಯ ಬ್ರಾಹ್ಮಣ ಜನ್ಮ ಹುಟ್ಟೋದಕ್ಕೆ ನೀ ಕತ್ತಿ ಏನಯ್ಯ ಬ್ರಾಹ್ಮಣನಾದವನು ನಾನೇನು ಮಾಡಲಿಲ್ಲ ಸ್ವಾಮಿ ಅವ್ರು ತಗೊಂಬ ಅಂತ ಹೇಳಿದ್ರು ಸಿಗರೇಟ್ ಬ್ಯಾಗ್ ಕೊಟ್ಟೆ ಅಂದ್ರೆ ಈ ಕೈಯಿಂದ ಮುಟ್ಟಬಾದ ಪದಾರ್ಥ ಅದು ಅವ್ರು ಹೇಳಿದ್ರು ಒಂದು ಬಾಟ್ಲಿ ತಂದು ಕೊಡಿ ಅಂತ ನಾ ತಂದು ಕೊಟ್ಟೆ ಅಷ್ಟೇ ಸ್ವಾಮಿ ನನ್ನ ಕೆಲಸ ಅಂದ್ರೆ ಅವನು ಹೇಳಿದ ನೀ ಹೇಗಯ್ಯ ಮಾಡಿದೆ ಅದನ್ನು ಮಾಡಿದ್ರಿಂದ ಅದು ಪ್ರೀತಿ ಉಂಟಾದ್ರೆ ಬರೀ ತಂದುಕೊಟ್ಟದ್ದಲ್ಲ ಪ್ರೀತಿ ಉಂಟಾದ್ರಿಂದ ಮುಂದಿನ ಜನ್ಮದಲ್ಲಿ ನೀನು ಬೇಡನಾಗಿ ಹುಟ್ಟು ವ್ಯಾಧನಾಗಿ ಹುಟ್ಟು ಅಯ್ಯೋ ತಪ್ಪಾಯಿತು ಅಂದಾಗ ಓಡಾಡಿದ ಇಂಥ ಜನ್ಮವೇನಿದೆ ಅಂತ ಆಗ ಆ ಮುನಿ ಹೇಳಿದ ನೀ ಇಷ್ಟು ಕರಿಕರ ಪಡುವುದರಿಂದ ಪಶ್ಚಾತ್ತಾಪದ ಗುಣ ಇದೆ ಅಂತ ಕಾಣುತ್ತೆ ತಿದ್ದುಗೊಳ್ತೀಯೇ ಆದ್ದರಿಂದ ಮುಂದಿನ ಜನ್ಮದಲ್ಲಿ ನೀ ಮಾಡಿದ ತಪ್ಪೇನು ಅಂತ ನಿನಗೆ ಜ್ಞಾನ ಉಂಟಾಗಲಿ ಆ ತಪ್ಪನ್ನು ಮತ್ತೆ ಮಾಡಬೇಡ ಎಂಬುದಾಗಿ ಅನುಗ್ರಹ ಮಾಡಿಕೊಟ್ಟ ಅವನು ಹೇಳಿದ ತಾಯಿ ತಂದೆ ಸೇವೆ ಮಾಡು ಹಿಂದಿನ ಜನ್ಮದ ಪಾಪ ಕಳೆಯುತ್ತೆ ಅಂತ ಹೇಳಿದ್ರಿಂದ ಇವತ್ತಿಷ್ಟು ಜ್ಞಾನ ಉಂಟಾಗಿದೆ ನನಗೆ ಅಂತ ಧರ್ಮವ್ಯಾಧ ಹೇಳ್ಕೊಳ್ತಾನೆ ತನ್ನ ಕಥೆಯನ್ನ ನಿಮಿತ್ತ ಭೂತಾ ಹಿವಯಂ ಕರ್ಮಣೋ ಅಸ್ಯದ್ವಿಜೋತ್ತಮ ಯೇಷಾಂ ಹತಾನಾಂ ಮಾಂಸಾನಿ ವಿಕೀಣಾಂ ಇಹ ವೈದ್ವಿಜ ನಾನು ನಿಮಿತ್ತ ಭೂತ ಅಷ್ಟೇ ಬರೀ ಮಾರಾಟ ಯಾರೋ ಕೊಲ್ತಾರೆ ಯಾರೋ ಉಪಯೋಗ ಮಾಡ್ತಾರೆ ಕೊಡ್ತಾ ಇದ್ದೇನೆ ಅದು ಪರಂಪರೆಯಿಂದ ಬಂದ ವೃತ್ತಿ ಓಷಧ್ಯೋವಿರುಸಸ್ಯೈವ ಪಶವ ಮೃಗಭಕ್ಷಿಣ ಅನಾದಿಭೂತ ಶೂಯತೆ ಶ್ರುತಿ ಈಗ ಇಲ್ಲಿ ಎಲ್ಲಿಗೆ ಬಂತು ವಿಷಯ ಹಾಗಿದ್ರೆ ಇದು ಮುಂದಿನ ಪ್ರಶ್ನೆ ಆಗಲೇ ಹೇಳಿದವು ಅವನು ಬಾಟ್ಲಿ ಕೊಟ್ಟ ಇವನು ತಗೊಂಡು ಕೊಟ್ಟದ್ದು ತಪ್ಪು ಅಂತಾದರೆ ಯಾವನೋ ಪ್ರಾಣಿಯನ್ನು ಕೊಂದ ಯಾವನೋ ತಿಂದ ಇವನು ಅದನ್ನು ಮಾರಾಟ ಮಾಡಿದ ತಪ್ಪಲ್ವೇ ಬೈಟ್ ಸೇಮ್ ಲಾಜಿಕ್ ಅಂತ ಕೇಳಿದರೆ ಅವ್ರು ಎಷ್ಟು ಆಶೀರ್ವಾದ ಮಾಡಿದ್ದಾರೆ ವೇದವಾಕ್ಯರು ಆ ಪೂರ್ವಾಪರಗಳನ್ನು ಹೊಂದಿಸಿಕೊಟ್ಟಿದ್ದಾರೆ ಒಂದು ದೃಷ್ಟಿಯಲ್ಲಿ ಪರಿಪೂರ್ಣ ಅಹಿಂಸೆ ಎಂಬುದು ಜೀವನದಲ್ಲಿ ಶಕ್ಯವಿಲ್ಲವಯ್ಯ ಅಂದ ಇದು ವೈದಿಕ ದೃಷ್ಟಿ ಇದನ್ನು ನಾನು ತುಂಬ ಹೇಳಬೇಕು ತುಂಬ ವಿಷಯ ಹೇಳಬೇಕು ಅಂತ ಬಂದಿದ್ದೇನೆ ಹೇಳಿದರೆ ಕಥೆ ಮುಂದಕ್ಕೆ ಹೋಗೋದಿಲ್ಲ ಅಂತ ಬಹಳ ದೊಡ್ಡ ಹಿಂಸೆ ಆಗಿದೆ ಆದರೆ ತಾತ್ವಿಕವಾಗಿ ಹೇಳ್ತೇನೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಭಗವದ್ಗೀತಾ ಇಪ್ಪತ್ತೆರಡು ದಿವಸ ಪ್ರವಚನ ಮಾಡಿದಾಗ ಅಹಿಂಸಾ ಸ್ವರೂಪವನ್ನು ಕುರಿತು ಅರ್ಜುನ ವಿಷಾದ ಯೋಗ ಒಂದನ್ನೇ ಸುಮಾರು ಐದು ದಿವಸ ಪ್ರವಚನ ಮಾಡಿದ್ದೇನೆ ಅದು ಸಿಗ್ತದೆ ಆ ಸೀಡಿಗಳನ್ನು ದಯವಿಟ್ಟು ಕೇಳಿಕೊಳ್ಳಿ ಅದರಲ್ಲಿ ಒಂದು ಎರಡು ಮಾತನ್ನು ಮಾತ್ರ ವಿವರಿಸ್ತೇನೆ ಇಲ್ಲಿ ಧರ್ಮರಾಜನಿಗೆ ಕೊನೆಯ ತನಕ ಉಳಿದಿದ್ದು ಪ್ರಶ್ನೆ ಇದು ಯಾವನೋ ಮೂರ್ಖ ದುರ್ಯೋಧನ ಯುದ್ಧಕ್ಕೆ ಬಾ ಅಂತ ನಾನು ಕರೆದು ಬಿಟ್ಟ ಕ್ಷತ್ರಿಯನಾದ ನನಗೆ ನಾನು ಆಳ್ವಿಕೆಯಿಂದ ಬಳಕಬೇಕು ಭಿಕ್ಷೆಯಿಂದಲ್ಲ ಅನ್ನೋದಕ್ಕೆ ಅವಕಾಶ ಕೊಡಲಿಲ್ಲ ಅವನು ಅವನು ಮೂರ್ಖ ನನ್ನನ್ನು ಯುದ್ಧಕ್ಕೆ ಕರೆದ್ರೆ ನಾನು ಹೋಗಿ ಯುದ್ಧಕ್ಕೆ ಸೇರಿ ನನ್ನನ್ನು ಎತ್ತಿ ಆಡಿಸಿ ಬೆಳೆಸಿದಂತಹ ಭೀಷ್ಮನನ್ನು ದ್ರೋಣನನ್ನು ಕೊಂದರೆ ಇದು ಹಿಂಸೆಯಲ್ಲವೇ ನನಗೆ ಪಾಪ ಬರೋದಿಲ್ಲವೇ ಕೊನೇ ತನಕ ಅರ್ಥ ಆಗಲಿಲ್ಲ ಧರ್ಮರಾಜನಿಗೆ ಧರ್ಮರಾಜ ಏನನ್ನು ಹೇಳಿದ ಅವನ ಮಾತುಗಳನ್ನು ಕೇಳಿದ್ರೆ ತುಂಬಾ ತುಂಬ ಆಶ್ಚರ್ಯವಾಗತ್ತೆ ಶಾಂತಿ ಪರ್ವದಲ್ಲಿ ಇವನಿಗೆ ಪಟ್ಟಾಭಿಷೇಕ ಆದ ಮೇಲೆಯೂ ಅದಕ್ಕೆ ಮುಂಚೆಯೂ ಹೇಳಿದ ಮಾತು ಪಾಪ ಕ್ಷತ್ರಿಯ ಧರ್ಮೋಯಂ ಅಲ್ಲ ಕ್ಷತ್ರಿಯನಿಗೆ ಕೊಲ್ಲುವುದಲ್ಲ ಕರ್ತವ್ಯ ರಕ್ಷಿಸುವುದು ಕರ್ತವ್ಯ the duty of a police the duty of a army man is to protect society and for the sake of protection if necessary kill an evil person ಕೊಲ್ಲುವುದಲ್ಲ ಮುಖ್ಯ ಅಲ್ಲಿ ನೋಡಬೇಕಾದ ದೃಷ್ಟಿಯನ್ನು ರಕ್ಷಣೆ ಅದು ಕ್ಷತ್ರಿಯ ವೃತ್ತಿಯೇ ತಪ್ಪು ಅಂತ ಧರ್ಮರಾಜ ಪಾಪಕ್ಷತ್ರಿಯ ಧರ್ಮೋಯಂ ವಯಂಚ ಕ್ಷತ್ರ ಬಂಧವ ಅತ್ಯಂತ ಕೀಳು ಜನ್ಮ ನಮ್ಮದು ಸನಃ ಸ್ವಧರ್ಮೋ ಅಧರ್ಮೋ ವಾ ವೃತ್ತಿ ಅನ್ಯಾವಿಗರ್ಹಿತ ಕತ್ತಿ ಹಿಡಿಯುವುದೇ ತಪ್ಪು ಲೋಕದಲ್ಲಿ ಪೊಲೀಸರು ಇರಬಾರ್ದು ಮಿಲಿಟರಿ ಇರಬಾರ್ದು ಶೂದ್ರ ಕರೋತಿ ಶುಶ್ರೂಷಾಂ ಶೂದ್ರವಾಸಿ ಮೂಟೆ ಹೊರತಾನೆ ಕೆಳಗಿಡಿಸ್ತಾನೆ ದುಡ್ಡು ಕೊಡು ಅಂತಾನೆ ಆಮೇಲೆ ಕುಡಿತಾನೆ ಮಲಗುತ್ತಾನೆ ಹೆಂಡತಿ ಕೊಡೋದಿಲ್ಲ ಮಕ್ಕಳು ಕೊಡೋದಿಲ್ಲ ಸಂತೆಪೇಟೆ ನೋಡಿ ಬೆಳಿಗ್ಗೆ ಸಂಜೆ ತನಕ ದುಡಿದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಬಂದರೆ ಹೆಂಡದಂಗಡಿಗೆ ಹಾಕಿ ಸಾಯ್ತಾನೆ ಅವನು ವಾಸಿಯಂತೆ ಧರ್ಮರಾಜನಿಗಿಂತ ವಯಂ ವಧೇನ ಜೀವಾಮಹ ಕಪಾಲಂ ಬ್ರಾಹ್ಮಣೈರುತಂ ಬ್ರಾಹ್ಮಣರು ಭಿಕ್ಷೆ ಎತ್ತುತ್ತಾರೆ ನಾವು ಇತರರನ್ನು ಕೊಂದು ಬದುಕುತ್ತೇವೆ ಕ್ಷತ್ರಿಯ ಕ್ಷತ್ರಿಯಂ ಹಂತಿ ಇದೇನು ಶಲ್ಲ ವಿಜಯನರು ಹೇಳೋ ಮಾತಿದ್ರು ಕ್ಷತ್ರಿಯರು ಕ್ಷತ್ರಿಯರನ್ನೇ ಕೊಲ್ತಾರೆ ಮತ್ಸ್ಯೋ ಮತ್ಸ್ಯೇನ ಜೀವತಿ ಮೀನು ತಿನ್ನತ್ತೆ ಸಮುದ್ರದಲ್ಲಿ ಶ್ವ ಅಶ್ವಾನಂ ಹಂತಿ ದಾಶಾರ್ಹ ಕೃಷ್ಣನಿಗೆ ಹೇಳ್ತಾನೆ ನಾಯಿ ನಾಯಿಯನ್ನು ಕಂಡ್ರೆ ಬೊಗಳುತ್ತೆ ಕಚ್ಚುತ್ತೆ ತಿನ್ನತ್ತೆ ಪಶ್ಯ ಧರ್ಮೋ ಯಥಾಗತ ಧರ್ಮ ದಯವಿಟ್ಟು ಮೇಲೆ ಬನ್ನಿ ನಿಂತ್ಕೋಬೇಡಿ ಕೂತ್ಕೊಳ್ಳಿ ಧರ್ಮಾನು ಎಲ್ಲಿಗೂ ಅಂತ ನೋಡು ಕೃಷ್ಣ ಒಂದು ಕೆಟ್ಟ ಹೋಲಿಕೆ ಕೊಡ್ತಾನೆ ಧರ್ಮರಾಜ ತತ್ಸುನಾಮಿವ ಸಂಪಾತೆ ಪಂಡಿತೈರುಪಲಕ್ಷಿತಂ ಈ ನಾಯಿಗಳು ಹೇಗೆ ಜಗಳ ಮಾಡುತ್ತೆ ಅಬ್ಸರ್ವ್ ಮಾಡಿದ್ದೀರಾ ಒಂದು ಡಸ್ಟ್ಬಿನ್ ಒಂದು ತೊಟ್ಟಿ ಛತ್ರದ ಎದುರಿಗೆ ಊಟ ಮಾಡಿದ್ದೆಲ್ಲ ತಗೊಂಡೋಗಿ ಎಂಜಲ್ ಅದರಲ್ಲಿ ಹಾಕಿರ್ತೀರಿ ಒಂದು ನಾಯಿ ಎರಡು ಕಾಲನ್ನ ಆ ಡಸ್ಟ್ಬಿನ್ ಮೇಲಿಟ್ಟುಕೊಂಡು ತಲೆ ಒಳಗೆ ಹಾಕಿರುತ್ತದೆ ಇನ್ನೊಂದು ದೂರದಲ್ಲಿ ಬೀದಿ ಮೂಲೆಯಿಂದ ನೋಡುತ್ತೆ ಜಗಳ ಹಾಕಿ ಶುರುವಾಗುತ್ತೆ ಲಾಂಗೂಲಚಾರನಂ ಮೊದಲು ಬಾಲ ಅಲ್ಲಾಡಿಸುತ್ತೆ ಬಗ್ಗಿದ್ದ ಡೊಂಕಾಗಿದ್ದು ಬಾಲ ಸ್ಟ್ರೈಟ್ ಆಗುತ್ತೆ ನಾಯಿ ಕೋಪ ಬಂದರೆ ಬಾಲ ಉದ್ದ ಆಗುತ್ತೆ ಅದು ಒಂದೇ ಡಬ್ಬೆ ಕಟ್ಟೋದಲ್ಲ ಬೆಕ್ಕಿಗೆ ವಿಪರೀತ ನೆಟ್ಟಿಗಿದ್ದು ಬಹಳ ಕೋಪ ಬಂದರೆ ಆಗುತ್ತೆ ಅಬ್ಸರ್ವ್ ಮಾಡಿ ನೋಡಿ ಲಾಂಗೂಲಚಾರಣಂ ಕ್ಷೇಡ ಕ್ಷೇಡ ಪ್ರತಿವಾಚೋ ಇದು ಹೇಳಿದಕ್ಕೆ ಉತ್ತರ ಕೊಡುತ್ತೆ ವಿವರ್ತನಂ ಒಂದು ಸುತ್ತ ಒಂದು ಸುತ್ತ ಆಡುತ್ತೆ ದಂತ ದರ್ಶನಂ ಹಲ್ಲನ್ನು ತೋರಿಸುತ್ತೆ ಆರಾವಹ ಆ ಅನ್ನುತ್ತೆ ತಥೋ ಯುದ್ಧಂ ಪ್ರವರ್ತತೆ ಇದು ನಾಯಿಗಳು ಯುದ್ಧ ಮಾಡೋ ರೀತಿ ಇದು ಇಲ್ಲಿ ಕರ್ಣ ಅಲ್ಲಿ ಶನ್ಯ ಇಲ್ಲಿ ಅರ್ಜುನ ಅಲ್ಲಿ ಭೀಷ್ಮ ಇಲ್ಲಿ ದುಷ್ಟದ್ಯುಮ್ನ ಅಲ್ಲಿ ದ್ರೋಣ ಏನಾಯ್ತು ನಿಮಗೆ ಇದರಿಂದ ಇಲ್ಲ fellow a man who was to become an emperor does not know the need to protect the people ಅಂಥವನನ್ನು ಪಂಪ್ ಮಾಡಿ ಎತ್ತಿ ಕೂರಿಸಿ ಏನು ಸಾಕಬೇಕಾಯಿತು ಕೃಷ್ಣನಿಗೆ ಈ ರೋಗ ಅರ್ಜುನಿಗೂ ಹಿಡಿತು ಮಹಾಭಾರತದಲ್ಲಿ ಭಗವದ್ಗೀತೆ ಆರಂಭದಲ್ಲಿ ಅದಕ್ಕೆ ಉತ್ತರವನ್ನು ಹೇಳ್ತಾನೆ ಇದು ಧರ್ಮವ್ಯಾಧ ಏನು ಹೇಳ್ತಾನೆ ಅಂದ್ರೆ ನಾವು ನಿಮಿತ್ತ ಮಾತ್ರವೇ ಹೊರತು ಯಾವ ವೃತ್ತಿಯನ್ನು ನಾನು ಉಂಟು ಮಾಡಲಿಲ್ಲ ನೀನು ಉಂಟು ಮಾಡಲಿಲ್ಲ ಈಗ ಶಿಬಿ ಚಕ್ರವರ್ತಿ ಅಂತ ಒಬ್ಬ ಇದ್ದ ಅದು ಒಂದು ಉಪಾಖ್ಯಾನ ಆತ್ಮಮಾಂಸಪ್ರಸಾದೇನ ಶಿಬಿ ಔಷೀನರೋ ನೃಪ ಸ್ವರ್ಗಂ ಸುದುರ್ಗಮಂ ಪ್ರಾಪ್ತಃ ಕ್ಷಮಾವಾನ್ ದ್ವಿಜಸತ್ತಮ ತನ್ನ ಮಾಂಸವನ್ನೇ ಕತ್ತರಿಸಿ ಆ ಗಿಡಗಕ್ಕೆ ಕೊಟ್ಟ ಸ್ವರ್ಗಕ್ಕೆ ಹೋದ ಇದನ್ನು ಹಿಂಸೆ ಅಂತೀಯ ಅಹಿಂಸೆ ಅಂತ ಹೇಳು ಅಂತ ಕೇಳಿದ ಅವನು ಇನ್ನೊಬ್ಬರನ್ನ ಕೊಲ್ಲೋ ತಪ್ಪಲ್ಲಪ್ಪ ಆಯಿತು ನಿಮ್ಮ ಮಾಂಸವನ್ನೇ ಕತ್ತರಿಸಿ ಕೊಡ್ತಿರಲ್ಲ ಸರಿಯೋ ತಪ್ಪ ಅಯ್ಯೋ ತಿಳಿಲಿಲ್ವಲ್ಲ ಹಾಗಿದ್ರೆ ಇನ್ನೊಂದು ಹೇಳ್ತೇನೆ ಇದು ಲಾರ್ಜ್ ಸ್ಕೇಲ್ ಬ್ಲಡ್ ಡೊನೇಷನ್ ಅಂತ ಒಂದು ಮಾಡ್ತಾರೆ ಸರಿಯೋ ತಪ್ಪೋ ಹೇಳಿ what are the moral implications ಆಸ್ಪತ್ರೆಗೆ ಹೋಗಿ ನೀವೇ ಮಲ್ಕೊಂಡು ಸಾಮೂಹಿಕವಾಗಿ ಸಾವಿರಾರು ಜನ ನಿಮ್ಮ ಶರೀರದ ರಕ್ತವನ್ನು ಒಂದು ಹನಿ ಕೆಳಗೆ ನೀವೇ ದಾನ ಅದಕ್ಕೆ ದಾನ ಅಂತ ಹೆಸರಿಡ್ತೀರಿ ಇದು ಆತ್ಮಹಿಂಸೆ ಅಲ್ಲವೋ ನಿಮಗೆ ಮಾಡಿದ್ರೆ ಹಿಂಸೆ ಅಲ್ಲ ಇನ್ನೊಬ್ರು ಮಾಡಿದ್ರೆ ಮಾತ್ರ ಹಿಂಸೆ ನಿಮ್ಮ ಶರೀರದಿಂದ ನೀವು ರಕ್ತ ಕೊಡೋಕೆ ತಯಾರಾಗಿರ್ತೀರಿ ಬಟ್ಟೆ ಕಟ್ತಾರೆ ಹೀಗಂತೀರಿ ಒಬ್ಬ ನರ್ಸೋ ಡಾಕ್ಟ್ರೋ ಬಂದು ನಿಮ್ಮ ರಕ್ತವನ್ನು ತಗೊಳ್ತಾರಲ್ಲ ಅವ್ರು ಹಿಂಸೆ ಮಾಡಲಿಲ್ಲವೋ ಎಂಥ ಉದಾಹರಣೆ ಇದು ಇಲ್ಲಿಷ್ಟೇ ಹೇಳಬೇಕು ಅದು ಪರೋಪಕಾರಕ್ಕೋಸ್ಕರ ಮಾಡಿದ್ದಾದ್ದರಿಂದ ಅದು ಹಿಂಸೆಯಲ್ಲ ಇಷ್ಟೇ ಸೂತ್ರ ಹಿಂಸೆ ಹಿಂಸೆಗೆ ಯಾವುದನ್ನು ಲೋಕೋಪಕಾರಾರ್ಥವಾಗಿ ಮಾಡ್ತೀರಿ ಅದೆಲ್ಲವೂ ಅಹಿಂಸೆ ಸ್ವಾರ್ಥಕ್ಕೆ ಅಂತಲ್ಲಿ ಮಾಡ್ತೀರಿ ಅದೆಲ್ಲ ಹಿಂಸೆ ಇನ್ನೂ ಕೇಳ್ತೇನೆ ಪ್ರಶ್ನೆ ಇದು ತುಂಬ ಹೇಳಬೇಕು ನನಗೆ ವೇಳೆ ಇಲ್ಲ ವೇಳೆ ಇಲ್ಲ ಅನ್ನೋದು ಪಲ್ಲವಿಯಾಗಿ ಬಿಟ್ಟಿದೆ ಅದು ಹೇಳೋದು ತಿರುಗಿ ಹೇಳ್ತಾ ಹೇಳುವುದು ಇದು ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಒಂದು ಮಗು ಉಂಟಾಗಲಿ ಅಂತ ಪತಿಪತ್ನಿಯರು ಸಂಗಮ ಮಾಡ್ತಾರಲ್ಲ ಇದು ಹಿಂಸೆ ಅಲ್ಲವೋ ಎಲ್ಲೋ ಇದ್ದವಳನ್ನು ಕರೆದು ಗಂಡ ಅವಳಿಗೆ ಮೈಯೆಲ್ಲ ಹಿಂಸೆ ಮಾಡಿ ಅಥವಾ ಗಂಡನನ್ನು ಅವಳು ಹಿಂಸೆ ಮಾಡಿ ಈ ಸಂಗಮದಲ್ಲಿ ಶಿಶು ಉಂಟಾಗುವುದಕ್ಕಾಸ್ಕು ಮಾಡ್ತಾರಲ್ಲ ಇದು ಹಿಂಸೆಯಲ್ಲವೋ ಏನು ಇದಕ್ಕೆ ಎಲ್ಲಿಂದ ತಗೊಂಬಂದ್ರಪ್ಪ ಈ ಉದಾಹರಣೆಯನ್ನ ಇವರು ಪ್ರಕೃತಿ ಆಗಿದ್ರೆ ಒಬ್ಬರನ್ನೊಬ್ರು ಕೊಂದೆ ತಿನ್ಬೋದಲ್ಲ ಆಚಾರ್ಯರ ಮಾಂಸ ಚೆನ್ನಾಗಿದೆ ಪ್ರತಿಯೊಬ್ಬರು ಲಂಚ ತಗೊಳ್ದಿದ್ರೆ ಆಗೋದಿಲ್ಲ ಸ್ವಾಮಿ ಅಂತ ಹೇಳ್ತಾನೆ ಕಂಟಿನ್ಯೂ ಮಾಡ್ತಾರೆ ಏನ್ ಮಾಡ್ತೀರಿ ಯೋಚನೆ ಮಾಡಿ ಅಲ್ಲ answer does not lie they ಕಮ್ಯುನಿಸ್ಟರು ನಾವು ಯಾಕೆ ಕಮ್ಯುನಿಸ್ಟರನ್ನ ಆಕ್ಷೇಪ ಮಾಡ್ತೇವೆ ಅಂದ್ರೆ ಪ್ರತಿಯೊಂದರಲ್ಲಿ ಶೋಷಣೆಯನ್ನು ಕಾಣ್ತಾರೆ ಶೋಷಣೆ ಶೋಷಣೆ ಶೋಷಣೆ ಈಗ ಇಲ್ಲಿ ಪ್ರವಚನ ಮಾಡೋದನ್ನು ನೀವು ಕೇಳೋದನ್ನ ಕಮ್ಯುನಿಸ್ಟ್ ಯಾವ ದೃಷ್ಟಿಯಿಂದ ನೋಡ್ತಾರೆ ಗೊತ್ತೇ ನಿಮಗೆ ಎಲ್ಲೋ ಮೈಸೂರಲ್ಲಿ ಕೂತಿದ್ದವನು ಕರ್ಕೊಂಡ್ಬಂದು ದಿವಸ ಎರಡು ಗಂಟೆಯಲ್ಲಿ ಕಟ್ಟಾಕಿ ಒಂದು ತಿಂಗಳು ಹಿಂಸೆ ಮಾಡ್ತಾರಲ್ಲ ಸ್ವಾಮಿ ಇದು ಒಳ್ಳೇದೇ ಅವರು ನ್ಯಾಯವೇ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನ್ಯಾಯ ಇಲ್ಲ ಹಾಗಿದ್ರೆ ಅಂದ್ರೆ ನೀವು ಹೇಳಿದ್ದು ಸೂತ್ರ ಒಂದಿದೆ ಅದರಲ್ಲಿ ಏನು ಸೂತ್ರ ಅದನ್ನು ಕೇಳ್ತೇನೆ ನಾನು ಅಲ್ಲಿ ಇದರಲ್ಲಿ ಶ್ರಮ ಇಲ್ವೋ ನೀವು ಕರ್ಕೊ ಅಲ್ಲಲ್ಲಿ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದೀರಿ ದಿವಸ ಎರಡು ಗಂಟೆ ಕಾಲ ನೀವು ಬರಲಿ ಬಿಡಲಿ ನಾನಿಲ್ಲಿ ಸರಿಯಾಗಿ ಬಂದು ಐದು ನಿಮಿಷ ತಡವಾದರೆ ಅಯ್ಯೋ ಕಾರ್ ಯಾಕೆ ಲೇಟ್ ಆಯ್ತು ಮತ್ತೊಂದಾಯಿತು ಹಿಂಸೆ ಪಟ್ಕೊಂಡಾಗ್ಬಿಟ್ಟು ನನಗೋಸ್ಕರ ಕಾಯ್ತಾ ಇದ್ದಾರಲ್ಲ ಪಾಪ ಅಂತ ಓಡಿ ಬರಬೇಕಾದ್ರೆ ಒಂದು ತಿಂಗಳು ನಾ ಈ ವ್ರತವನ್ನು ಮಾಡಬೇಕಾದ್ರೆ ಇದರಲ್ಲಿ ಶ್ರಮವಿಲ್ಲವೋ ಈಗ ಶ್ರಮ ಎಂಬುದು ಹಿಂಸೆಯೋ ಅಲ್ಲವೋ ಎಕ್ಸ್ಪ್ರೆಷನ್ ಶ್ರಮ ಇದೆ ಅದು ಹಿಂಸೆ ಅಲ್ಲ ಯಾತಕ್ಕೆ ನೀವು ಹೇಳಿದ್ದಲ್ಲ ಕಾರಣ ಹೇಳಿ ಇಲ್ಲ ನನ್ನ ದೃಷ್ಟಿಯಿಂದ ಹೇಳಿ ಅದು ನೀವು ನಿಮ್ಮ ದೃಷ್ಟಿ ಆಯಿತು ನನ್ನ ದೃಷ್ಟಿಯಿಂದ ಹೇಳಿ ಆ ಈ ಶ್ರಮವನ್ನು ಪಡುವುದಕ್ಕೆ ನಾನು ತುಂಬ ಆನಂದ ಪಡ್ತೇನೆ there is pressure in giving myself to you ಇದು ಕೊಡುವುದರಲ್ಲಿ ಎಲ್ಲಿ ಆನಂದ ಬರ್ತದೆ ಸ್ವಾತಂತ್ರ್ಯವಿದೆ ನೀವು ಬಲಾತ್ಕಾರವಿಲ್ಲ ಬರೋದಿಲ್ಲ ಲೆಕ್ಚರ್ಗೆ ಅಂತ ಹೇಳ್ಬೋದಾಗಿತ್ತು ಅವ್ರು ಕರೆದ್ರು ಅಂತ ಕರೆದದ್ದೇ ಸಾಕು ಅಂತ ಪುಸ್ತಕ ಅಂತ ಬಂದಿದ್ದೇನೆ ಒಂದು ರೌಂಡ್ ಮಹಾಭಾರತ ಓದಿದ್ದಾಯಿತು ಸಂತೋಷಪಟ್ಟಿದ್ದೇನೆ ದಿವಸ ವ್ಯಾಖ್ಯಾನ ನೋಡುವುದು ಓದುವುದು ಕೇಳುವುದು ಬರೆಯುವುದು ನೋಟ್ಸ್ ಮಾಡುವುದು ಇದು ನನ್ನ ಸ್ವಾರ್ಥವೂ ಇದೆ ಇದರಲ್ಲಿ ನಿಮಗೆ ಕೊಡುವುದರಲ್ಲಿ ನನ್ನ ಆತ್ಮವಿಕಾಸವಿದೆ ಸಂತೋಷವಿದೆ ಆದ್ದರಿಂದ ಹಿಂಸೆ ಇಲ್ಲ ಎಲ್ಲಿ ವಾಲಂಟರಿ ಸಬ್ಮಿಷನ್ ಇದೆ ಅದಕ್ಕೆ ಯಜ್ಞ ಅಂತ ಹೇಳ್ತೇವೆ ವೇದದ ಭಾಷೆಯಲ್ಲಿ ಅದಕ್ಕೆ ಯಜ್ಞ ಅಂತ ಹೇಳ್ತೇವೆ ಎಲ್ಲಿ ಇತರರನ್ನ ಬಲಾತ್ಕಾರವಾಗಿ ಹಿಂಸೆ ಮಾಡಿ ನೀವು ಒತ್ತಾಯದಿಂದ ಕರ್ಕೊಂಡ್ಬರ್ತೀರಿ ಅಲ್ಲಿ ಶೋಷಣೆ ಇದೆ ಬರ್ತಿರೋ ಬರೋದಿಲ್ವೋ ಕೊಂದು ಬಿಡ್ತೇವೆ ನೋಡಿ ಬಂದೂಕ್ನಲ್ಲಿ ನೀವು ಕರ್ಕೊಂಡ್ಬಂದಿದ್ರೆ ಅದು ಇಷ್ಟು ತಿಳಿಯೋದಿಲ್ಲ ಕಮ್ಯುನಿಸ್ಟ್ರಿಗೆ ಈಗ ನೀವೇ ತಿರುಪತಿಗೆ ಹೋಗ್ತೀರಿ ತಿರುಪತಿಗೆ ಹೋದವ್ರು ನೀವೇ ದೇವರನ್ನು ದರ್ಶನ ಮಾಡ್ತೀರಿ ಅರ್ಚಕರು ಕೇಳಲಿ ಬಿಡಲಿ ಐದರೋ ಹತ್ತೋ ನೂರೋ ನಿಮ್ಗೆ ತಿಳಿದಿದ್ದನ್ನು ಏನು ತಿಳಿತೀರಿ ತೀರ್ಥ ಕೊಡ್ತೀರಿ ಅವ್ರು ಶೋಷಣೆ ಮಾಡ್ತಾರಲ್ಲ ಅವ್ರು ಕೇಳಿದ್ರೆ ಅವ್ರ ಶೋಷಣೆ ಅವರಾಗಿ ಕೇಳಿದೆ ಮಂಗಳಾರತಿ ತಟ್ಟೆಯಲ್ಲಿ ಹುಂಡಿಯಲ್ಲಿ ನೀವಾಗಿ ಸ್ವಂತ ಇಚ್ಛೆಯಿಂದ ಏನು ಕೊಡ್ತೀರಿ ಅಲ್ಲಿ ಹಿಂಸೆ ಇಲ್ಲ ಗಂಡು ಹೆಣ್ಣು ಸೇರುವಾಗ ಹಿಂಸೆ ಆಗೋದಿಲ್ಲವೇ ಅಲ್ಲ ಅವರು ಪ್ರೇಮದಿಂದ ಸೇರಿದರೆ ಅಲ್ಲಿ ಹಿಂಸೆ ಇಲ್ಲ ಪ್ರೇಮ ಇಲ್ಲದೆ ಬಲಾತ್ಕಾರ ಮಾಡಿದರೆ ಅದು ಕರೇಪ್ ಅಂತ ಹೇಳ್ತಾರೆ ಗಂಡು ಹೆಣ್ಣು ಕೂಡುವುದಲ್ಲ ಯಾತಿ ಹೇಳ್ತೇವೆ ಮಾತಿನಲ್ಲಿ ಅಂದರೆ ಹಿಂಸೆ ಇದ್ದಲ್ಲಿ ಲೋಕದ ಕ್ಷೇಮವಿಲ್ಲ ಲೋಕದ ಬೆಳವಣಿಗೆ ಇಲ್ಲ ಆದ್ದರಿಂದ ಜೀವನದಲ್ಲಿ ಎಲ್ಲಿ ಆತ್ಮಾನುಭೂತಿ ಇದೆ ಆತ್ಮಾರ್ಪಣೆ ಇದೆ ಅದಕ್ಕೆ ನಾವು ಯಜ್ಞ ಎಂಬುದಾಗಿ ಪರಿಭಾಷೆಯಲ್ಲಿ ಕರಿತೇವೆ ಅದನ್ನೇ ಭಗವಂತ ಗೀತೆಯಲ್ಲಿ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಯಜ್ಞಕ್ಕಲ್ಲದೆ ಮಾಡಿದ ಕರ್ಮವೆಲ್ಲವೂ ಬಂಧಕವಾಗ್ತದೆ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚರ ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತು ಇಷ್ಟ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವ ಪರಸ್ಪರಂ ಭಾವಯಂತಹ ಶ್ರೇಯ ಪರಮಮಾಪ್ಸತ ಇದು ಚಕ್ರವನ್ನಿಟ್ಟುಬಿಟ್ಟ ಭಗವಂತ ಭೂಮಿಯಲ್ಲಿ ನಾವು ಬೆಳೆಯನ್ನು ಬಿತ್ತುತ್ತೇವೆ ಅಯ್ಯೋ ಒಂದು ಮೂಟೆ ಅಕ್ಕಿ ಬರೋದಕ್ಕೋಸ್ಕರ ಇವರು ಎರಡು ಮೂಟೆ ಭತ್ತ ಬಿಟ್ಟು ಬಿಟ್ರಲ್ಲ ಅಂದ್ರೆ ನೀವು ಭತ್ತ ಬಿತ್ತದೆ ಇದ್ರೆ ಅದು ಮುಂದೆ ನಿಮಗೆ ಭತ್ತವನ್ನು ಕೊಡೋದಿಲ್ಲ ಭೂಮಿ ತಿಂದು ಬಿಡ್ತಲ್ಲ ಭೂಮಿ ತಿನ್ನೋದಿಲ್ಲ ಒಂದು ಹತ್ತರಷ್ಟು ಕೊಡ್ತದೆ ನಿರ್ದಾಕ್ಷಿಣ್ಯವಾಗಿ ಕೇಳಿಬಿಟ್ಟೆ ನಮ್ಮ ಸ್ನೇಹಿತರು ಶ್ರೀನಿವಾಸ ಏನೋರನ್ನ ಇಂಥ ಪುಸ್ತಕ ನನಗೆ ಬೇಕು ತಲೆ ಮೇಲೆ ಹೊತ್ಕೊಂಡು ತಂದು ಕೊಟ್ಟರು ಹಿಂದಿ ಟ್ರಾನ್ಸ್ಲೇಷನ್ ಮಹಾಭಾರತ ನಿಮ್ಮನ್ನೊಂದು ಲಿಸ್ಟ್ ಕೇಳಿದ್ದೇನೆ ಯಾತಿ ಕೇಳಿದ್ದೇನೆ ಅಂದ್ರೆ ಆ ಕೊಟ್ಟದ್ದನ್ನು ನಿಮಗೆ ವಾಪಸ್ ಕೊಡ್ತೀನಿ ಇದು ದನ ಇದ್ದ ಹಾಗೆ ನೀವು ಹುಲ್ಲು ಹಾಕಿದಷ್ಟು ನಿಮಗೆ ಹಾಲು ಹೆಚ್ಚಾಗಿ ಬರುತ್ತದೆ ನಾನು ಪಡ್ಕೊಂಡದ್ದಕ್ಕಿಂತ ನಾನು ಕೊಟ್ಟದ್ದು ಹೆಚ್ಚೇ ನೀವು ಹೇಳ್ಬೋದು ಇಲ್ಲ ನಾ ಕೊಟ್ಟದ್ದಕ್ಕಿಂತ ಪಡ್ಕೊಂಡದ್ದು ಹೆಚ್ಚು ನಾ ಹೇಳ್ಬೋದು I have not come here to give you anything I have come here to receive many things from you ನಿಮ್ಮೆಲ್ಲರ ಹೃದಯದಲ್ಲಿ ಏನೇನು ಭಾವನೆಗಳಿದೆ ಅದನ್ನೆಲ್ಲ ಶೋಧಿಸಿ ನೋಡಿಕೊಂಡು ಈ ಗ್ರಂಥವನ್ನು ಇನ್ನಷ್ಟು ಚೆನ್ನಾಗಿ ಉಳಿಸಬೇಕಾದ್ದರಿಂದ ಇದು ಹಿಂಸೆ ಅಂತ ನೋಡ್ತಕ್ಕಂಥ ದೃಷ್ಟಿ ಬೇರೆ ಕೃಷಿಂ ಸಾಧ್ಯತೆ ಮನ್ಯಂತೆ ಅವನೇನು ಉದಾಹರಣೆ ಕೊಡ್ತಾನೆ ನೋಡಿ ಕೃಷಿಯನ್ನು ಶ್ರೇಷ್ಠ ವ್ಯಾಪಾರ ಅಂತಾರೆಯೋ ಇದು ಹಿಂಸೆ ಅಂತೀರೋ ಕೃಷಿಯಲ್ಲಿ ಶೋಷಣೆ ಭೂಮಿ ಶೋಷಣೆ ಇದೆಯೋ ಕೃಷಿಯಲ್ಲಿ ಲೋಕಕ್ಕೆ ಕ್ಷೇಮಕರವಾದ ಕೆಲಸ ಆಗ್ತದೆಯೋ ಅಂದರೆ ಕೃಷಿಂ ಸಾಧ್ವಿತಿ ಮನ್ಯಂತೆ ಪಾಪಕರ್ಮ ಅಂತ ಯಾರು ಹೇಳೋದಿಲ್ಲ ತತ್ರ ಹಿಂಸಾ ಪರಾಸ್ಮೃತ ಆ ವ್ಯವಸಾಯ ಮಾಡುವುದರಲ್ಲಿ ಹಿಂಸೆ ಇಲ್ಲವೋ ಕರ್ಷಂತೆ ಲಾಂಗಲೈ ಪುಂಸಃ ನೇಗಿಲನ್ನು ಭೂಮಿಯಲ್ಲಿ ಹಾಕಿ ಹಸಿ ಭೂಮಿಯನ್ನು ಉಳುವಾಗ ಎಷ್ಟೊಂದು ಪ್ರಾಣಿಗಳು ನಾಶ ಆಗ್ತವೆ ಹಿಂಸೆಯಲ್ಲವೇ ಹಾಗಿದ್ರೆ ಊಟ ಮಾಡೋದು ನಿಲ್ಲಿಸಿ ನೋಡೋಣ ಮಾಡ್ತೀರಾ ಯಾರಾದರೂ ನೀವು ಅದು ಹಿಂಸೆ ಆಗ್ತದಲ್ಲ ಅಂದ್ರೆ ಅದಕ್ಕೆ ವೈಶ್ವದೇವ ಅಂತ ಮಾಡಿ ಅಂತ ಹೇಳ್ತಾರೆ ನೀವು ತಿನ್ನೋ ಅನ್ನದಲ್ಲಿ ಒಂದು ಸ್ವಲ್ಪ ಪಶು ಪಕ್ಷಿಗಳಿಗೆ ಕೊಡಬೇಕು ಒಬ್ಬ ಪಶ್ಚಿಮದ ತತ್ವಜ್ಞಾನಿ ಎಷ್ಟು ದೊಡ್ಡ ಮಾತನ್ನಾಡ್ತಾರೆ ಸಣ್ಣ ಸೂತ್ರ ಅಲ್ಲಿ ಹೇಳಿದ್ದೇನೆ ಹಿಂದೆ ನಿಮಗೆ ಮತ್ತೆ ಹೇಳ್ತೇನೆ ಆಲ್ ಲೈಫ್ ಈಸ್ ರಾಬರಿ ಜೀವನವೆಂಬುದೆಲ್ಲ ದರೋಡೆ but the robber requires justification ದರೋಡೆ ಮಾಡಿದವನಿಗೆ ದರೋಡೆ ಮಾಡಿದ್ದಕ್ಕೊಂದು ಸಮರ್ಥನೆ ಬೇಕು ನಾನು ಅನ್ನ ತಿಂದಿದ್ದೇನೆ ಆದ್ರಿಂದ ಜೀವನಕ್ಕೆ ದ್ರೋಹ ಮಾಡಬಾರದು I must give it back in some other form ತಗೊಂಡದ್ದು ನಿಂದ ರೂಪದಲ್ಲಿ ಕೊಡಬೇಕು ಜೀವಾನನ್ಯಾಂಶ ಬಹುಶಃ ತತ್ರ ಕೆಂ ಪ್ರತಿಭಾತಿತೆ ಧಾನ್ಯ ಬೀಜಾನಿಯಾನ್ಯಾಹು ಇದಕ್ಕಿಂತ ಅಹಿಂಸಾ ಸ್ವರೂಪವನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡಿದ ಭಾಗ ನಮ್ಮ ವೇದಶಾಸ್ತ್ರ ಇತಿಹಾಸಗಳಲ್ಲಿ ಇನ್ನೊಂದಿಲ್ಲ ಧರ್ಮಶ ಇವನ ಧರ್ಮವ್ಯಾಸನ ಪ್ರಕರಣಕ್ಕಿಂತ ಮೀರ್ಪಟ್ಟದ್ದು ಇನ್ನೊಂದಿಲ್ಲ ಧಾನ್ಯ ಬೀಜಾನಿಯಾನ್ಯಾಹು ಇಲ್ಲಪ್ಪ ನಾವು ಧಾನ್ಯಗಳನ್ನು ಬಿತ್ತುತ್ತೇವೆ ಭೂಮಿಯಲ್ಲಿ ವ್ರೀಹ್ಯಾದೀನಿ ದ್ವಿಜೋತ್ತಮ ಸರ್ವಾಣ್ಯೇತಾನಿ ಜೀವಾನಿ ಭತ್ತದಲ್ಲಿ ಜೀವ ಇಲ್ಲವೇ ಭತ್ತವನ್ನು ನೀವು ಭೂಮಿಯಲ್ಲಿ ಬಿತ್ತಿದರೆ ಒಂದು ಭತ್ತದ ಕಾಳು ತನ್ನನ್ನು ಹಾಳು ಮಾಡಿಕೊಂಡು ಕೊಳೆತು ಮತ್ತೊಂದು ರೂಪಾಂತರವನ್ನು ಹೊಂದಬಹುದು ಅದರಿದ್ದದ್ದು ರೂಪ ಕಳಿಸಿದ್ರಲ್ಲ ನೀವು ಪಾಪ ಬರಲಿಲ್ಲ ತತ್ರ ಕೆಂಪ್ರಜ ಅದಕ್ಕೇನು ಹೇಳ್ತೀಯ ಅಂತ ಕೇಳಿದ ಅಧ್ಯಾಕ್ರಮ್ಯ ಪಶುವಂಶಾಪಿ ನೇಗಲಿಗೆ ಎತ್ತುಗಳನ್ನು ಹುಡ್ತೀರಿ ಅವುಗಳನ್ನು ಹೊಡಿತೀರಿ ಎಳಿ ಎಳಿ ಎಳಿ ಅಂತ ಹೇಳ್ತೀರಿ ಇಷ್ಟ ಇದೆಯೋ ಇಲ್ವೋ ಅದು ಎಳೆಯುತ್ತೆ ಅದು ಹಿಂಸೆ ಅಲ್ಲವೋ ಅಲ್ಲ ಆ ಗೋವಿಗೆ ನೀವು ಸರಿಯಾಗಿ ನೋಡಿಕೊಂಡು ಹೊಟ್ಟೆ ತುಂಬ ಹುಲ್ಲನ್ನು ಹಾಕಿ ನೀರು ಕೊಡಿಸಿ ಹುರುಳಿ ಹತ್ತಿ ಕಾಳು ಎಲ್ಲ ಹಾಕಿದರೆ ಅಲ್ಲಿ ಕಾಂಪೆನ್ಸೇಷನ್ ಆಯಿತು ಒಬ್ಬ ಆಳನ್ನ ಇಟ್ಕೊಳ್ತೀರಿ ಹಿಂಸೆ ಮಾಡಲಿಲ್ವೋ ಶೋಷಣೆ ಮಾಡಲಿಲ್ವೋ ಅವನನ್ನು ಮಗನಂತ ನೋಡಿಕೊಳ್ಳಿ ಕುಟುಂಬದವರಂತ ನೋಡಿಕೊಳ್ಳಿ ನೀವೆಲ್ಲ ನೋಡ್ತಿದ್ದೀರಿ ಎಷ್ಟೋ ಜನ ನಾವು ನೋಡ್ತೇವೆ ನಮ್ಮ ನಮ್ಮ ಮನೆಗಳಲ್ಲಿ ಸೇವೆ ಮಾಡೋಕೆ ಬಂದವರು ಯಾರೋ ಬರ್ತಾರೆ ಸ್ವಾಮಿ ಅವರು ಕೊಟ್ಟು ಕಳಿಸಿದ್ದಾರೆ ಪದಾರ್ಥ ಸುಮ್ಮನೆ ಹೋಗಬೇಡ ಎರಡು ಬಾಳೆಹಣ್ಣು ತಗೊಂಡು ಹೋಗು ಸಂತೋಷದಿಂದ ಹೋಗಪ್ಪ ಐದು ರೂಪಾಯಿ ಕೂಲಿ ಗೊತ್ತು ಮಾಡಿರ್ತೀವಿ ಹತ್ತು ರೂಪಾಯಿ ಕೊಡ್ತೇವೆ ಅವರು ಮೂಟೆ ಎತ್ತು ನೋಡಲಾರ್ದೆ ಧಾರವಾಡದ ಶೋಧ ಮಾಡಿದ್ದೆ ನಾನು ಒಂದು ಬದನೆಕಾಯಿ ವ್ಯಾಪಾರ ಮಾಡಬೇಕು ಯಾಕ ಎಷ್ಟು ಕೊಡ್ತೀಯಮ್ಮ ಕೆ ಜಿ ಎರಡು ರೂಪಾಯಿ ಯಾಕಮ್ಮ ಒಂದು ರೂಪಾಯಿ ಬರೋದಿಲ್ಲವೇ ಅವಳು ಹೇಳಿದ್ಲು ಅಯ್ಯ ಕೈಯಿಂದ ಹೊತ್ತು ನೀರನ್ನು ಹಾಕಿದ್ದೇನೆ ಈ ತೋಳು ಬಿದ್ದು ಹೋಯಿತು ಒಂದು ಅಮ್ಮ ಮೂರು ರೂಪಾಯಿ ಕೊಡ್ತೇನೆ ಅಂತ ಅವಳು ಅವಳು ಹತ್ತು ದಿವಸ ಮಳೆ ಬರಲಿಲ್ಲ ಸ್ವಾಮಿ ತೋಟದಿಂದ ನೀರು ಹೊತ್ತು ಹಾಕಿದ್ದೀನಿ ಹಾಗಿದ್ರೆ ನೀ ಚೆನ್ನಾಗಿರ್ಬೇಕಮ್ಮ ನೀ ಇದ್ರೆ ನಾನು ಎಂಬುದಾಗಿ ಇದು ಪರಸ್ಪರ ಪ್ರೀತಿಯಿಂದ ನೀವು ಸಮಾಜವನ್ನು ಬೆಳೆಸಿದರೆ ಶೋಷಣೆ ಇರೋದಿಲ್ಲ ಅದೇ ರೀತಿ ಜೀವಾಹಿ ಭಾವೋ ಬ್ರಹ್ಮನ್ನೇ ಪ್ರಾಣಿಭಿ ಪ್ರಾಣಜೀವನೈ ಮತ್ಸ್ಯಾನ್ ಗ್ರಸಂತೆ ಮತ್ಸ್ಯಾಷ್ಟ ನೀರಲ್ಲಿ ಮೀನು ಮೀನನ್ನೇ ತಿನ್ನುತ್ತೆ ತನ್ನ ಮರಿಯನ್ನೇ ತಾನು ತಿನ್ನುತ್ತೆ ಬೆಕ್ಕು ತಾನಿಟ್ಟ ಮರಿಯನ್ನೇ ತಾನು ತಿನ್ನುತ್ತೆ ಹಾವು ಮೊಟ್ಟೆಗಳನ್ನು ಹಾಕಿ ಹೀಗೆ ಹಾಗೆ ಹಾಗೆ ಅದು ಸುತ್ತುವಾಗ ಬಾಯಿಗೆ ಸಿಕ್ಕ ತನ್ನ ಮೊಟ್ಟೆಗಳನ್ನೇ ತಾನು ತಿನ್ನುತ್ತೆ ಬೆಕ್ಕು ತನ್ನ ಮರಿ ತಾನು ತಿಂದ್ರೆ ಅಂತ ಅದು ಕೆಲವರು ಹೇಳ್ತಾರೆ ಇದನ್ನ ಎಂಥ ರೀತಿ ಉಂಟೆ ಅಂದ್ರೆ ಅದು ಬೆಕ್ಕಿಗೆ ದೇವರ ಆ ಧರ್ಮ ಇಟ್ಟಿದ್ದ ನೀವ್ಯಾಕೆ ಮಾಡ್ತೀರಿ ನಾನು ಹಾಗೆ ಮಾಡಿದ್ರೆ ನೀ ಬೆಕ್ಕಲ್ಲವಲ್ಲ ನೀ ಕೋತಿಯಲ್ವಲ್ಲ ನೀ ಮನುಷ್ಯ ಇದ್ದೀಯಲ್ಲ ನಿನಗೆ ಹೇಳಿದ ಧರ್ಮವನ್ನು ನೀ ಮಾಡು ಅದರ ಧರ್ಮ ನೀ ನೋಡಬೇಡ ಸರ್ವಂ ವ್ಯಾಪ್ತಂಬಿದಂ ಬ್ರಹ್ಮನ್ನೇ ಪ್ರಾಣಿ ಪ್ರಾಣಿ ಜೀವನೈ ಉದಕೇ ಬಹವಶ್ಚಾಪಿ ತತ್ರ ಕೆಂ ಸ್ನಾನ ಮಾಡುವಾಗ ಎಷ್ಟೋ ಮೈಕ್ರೋ ಸಣ್ಣ ಸಣ್ಣ ಕ್ರಿಮಿಕೀಟಗಳಿರ್ತವೆ ಮೈ ತೊಳ್ಕೊಳ್ತೀರಿ ಅವು ಸಾಯ್ತವೆ ಉಸಿರಾಡುವಾಗ ಎಷ್ಟೊಂದು ಪ್ರಾಣಿಗಳು ಹೋಗ್ತವೆ ಇವು ಜೈನರು ಹೇಳ್ತಾರೆ ಅಂತ ಅತೀ ಮಾಡಬೇಡಿ ಅಹಿಂಸೆಯನ್ನ ಗಾಂಧಿಯವರು ಮಾಡಿದಾಗ ಆಗತ್ತೆ ಅದು ಪೆಸಿಫಿಸಂ ಅತೀ ಶಾಂತಿವಾದ ಪೀಸ್ ಫಾರ್ ಪೀಸ್ ಸೇಕ್ ಇಲ್ಲ ನಡೆಯೋದಿಲ್ಲ ಅದು ಆ ಯುಟೋಪಿಯನ್ ಐಡಿಯಲ್ ಮಾಡಬೇಡಿ ಕೇನ ಹಿಂಸಂತ ಅನ್ವಯಿ ಲೋಕದಲ್ಲಿ ಹಿಂಸೆ ಮಾಡದೇ ಅವರು ಯಾರಿದ್ದಾರೆಯಾ ಅಂತ ಕೇಳಿದ ವ್ಯಾಧ ಕೂರ್ವಂತೇವ ಹಿಂಸಾಂತೆ ಯತ್ನಾತ್ ಅಲ್ಪತರ ಭವೇತ್ ಆದಷ್ಟು ಕಡಿಮೆ ಹಿಂಸೆಯನ್ನು ಮಾಡಬೇಕು ಎರಡು ಕಾಲಿನ ಪ್ರಾಣಿ ಇದೆ ನಾಲ್ಕು ಕಾಲಿನ ಪ್ರಾಣಿ ಇದೆ ಇನ್ನು ಬೇಕಾದಷ್ಟಿದೆ ಅಹಸ್ತಾನೆ ಸಹಸ್ತಾನಾಂ ಅಪದಾನಿ ಚತುಷ್ಪದ ಕೈ ಕಾಲಿಲ್ಲದ ಪ್ರಾಣಿಗಳನ್ನು ಕೈ ಕಾಲಿರುವುದು ತಿಂತವೆ ಕಾಲಿಲ್ಲದೆ ಇದ್ದದನ್ನು ಕಾಲಿರೋದು ತಿನ್ನುತ್ತೆ ಫಲ್ಗೂನಿ ತತ್ರ ಮಹತಾಂ ದೊಡ್ಡ ಪ್ರಾಣಿಗಳು ಸಣ್ಣದನ್ನು ತಿಂತವೆ ಜೀವೋ ಜೀವಸ್ಯ ಜೀವನಂ ಶ್ರೀಮದ್ ಶ್ರೀಮದ್ ಭಾಗವತ ಮೊದಲನೇ ಸ್ಕಂದದಲ್ಲಿ ಇದನ್ನೇ ಮಾತನಾಡ್ತಾರೆ ನೋ ಕಾಂಟ್ರಡಿಕ್ಷನ್ ನಮ್ಮ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಇದು ಗುಡಿ ಗುಡಿ ಐಡಿಯಲಿಸಂ ಕೆಲಸಕ್ಕೆ ಬಾರದೇ ಇದ್ದ ಐಡಿಯಲಿಸಂ ಮಾತಾಡೋದಿಲ್ಲ ನಾವು ಆದರೆ ಆದಷ್ಟು ಕಡಿಮೆ ಊಟ ಮಾಡು ಆದಷ್ಟು ಧರ್ಮವನ್ನು ಆಚರಿಸು ಮತ್ತೆ ಅದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಏನು ಪ್ರಾಯಶ್ಚಿತ್ತ ಕೊಡು ಕೊಡು ಕೊಡು ಒಂದು ಹತ್ತರಷ್ಟು ಕೊಡು ಯಾರೋ ಏನೋ ಕೊಟ್ಟರು ಶೋಷಣೆ ಆಯ್ತಲ್ಲ ನೀನು ಶೋಷಣೆ ಅಂತ ಅನ್ಸಿದ್ರೆ ಹತ್ತರಷ್ಟು ಅವರಿಗೆ ವಾಪಸ್ಸು ಕೊಡು ಈ ಕೊಡುವುದರಲ್ಲಿ ತಗೊಳ್ಳುವುದರಲ್ಲಿ ಒಂದು ಯಜ್ಞ ಚಕ್ರವಿದೆ ಇದರಲ್ಲಿ ಜೀವನದ ಪ್ರವಾಹವಿದೆ ಇದನ್ನು ವೈದಿಕರು ಪ್ರವಾಹ ಅಂತ ಹೇಳಿದರು ಬುದ್ಧ ಯಜ್ಞವನ್ನು ವಿರೋಧ ಮಾಡಿದ technically he opposed the terminology but he said the same thing ಬೌದ್ಧರು ಇದನ್ನೇ ಹೇಳಿದರು ಜೀವನದಲ್ಲಿ ಪ್ರಗತಿ ಎಂಬುದಿದೆ ಅನೇಕ ಬೋಧಿಸತ್ವರ ಜೀವನಗಳನ್ನು ಎತ್ತಿ ಎತ್ತಿ ಎತ್ತಿ ಮನುಷ್ಯ ಮುಂದಕ್ಕೆ ಒಂದು ದಿವಸ he attains perfection no objection at all ಒಪ್ತೇನೆ ಮಹರ್ಷಿಗಳ ದಾರಿಯಲ್ಲಿ ಬಂದು ನಾವೇನು ಹೇಳ್ತೇವೆ <coughs> ಮನುಷ್ಯ man must evolve There are several stages of evolution, and in each stage there is taking as well as giving. ನಮ್ಮ ತೈತಿರೋಪನಿಷತ್ತಲ್ಲಿ ಹೇಳಿದರು ತಂತ್ವಾಭಗ ಪ್ರವಿಶ ನಿಸ್ವಾಹ ಸಮಾಭಗ ಪ್ರವಿಶ ಸ್ವಾಹ ಎರಡು ಮಾತು ದೇವರೇ ನನ್ನಲ್ಲಿ ಪ್ರವೇಶಿಸು ದೇವರೇ ನಾನು ನಿನ್ನಲ್ಲಿ ಪ್ರವೇಶಿಸುವಂತೆ ಮಾಡು you enter into God and you pray God must enter into you ಇದು ಯಜ್ಞ माता पूर्वरूपम् ರೂಪಂ ಪ್ರಜಾ ಸಂಧಿ ಪ್ರಜನನಕಂ ಸಂಧಾನಂ ತಂದೆ ತಾಯಿ ಕೂಡದೆ ಇದ್ರೆ ಮಕ್ಕಳಾಗೋದಿಲ್ಲ ಲೈಫ್ ಮಸ್ಟ್ ಕಂಟಿನ್ಯೂ ಉದಕ ಗಂಗಾ ಉದಕ ನೀರಿದ್ದ ಹಾಗೆ ಪ್ರವಾಹ ಅದನ್ನೇ ಯಜ್ಞ ಅಂತ ಕರೆದ್ರು ಆಚಾರ್ಯ ಅಂತೇವ ಹಾಸ್ಯೋತ್ತರ ರೂಪಂ ವಿದ್ಯಾ ಸಂಧಿ ಪ್ರವಚನಕಂ ಸಂಧಾನಂ ಇದು ಪಂಚಮಹಾಯಜ್ಞಗಳು ಅಂತ ವೇದದಲ್ಲಿ ಹೇಳಿದರು ಅದನ್ನು ಒಬ್ಬ ಧರ್ಮವ್ಯಾ ಹಿಂದಿನ ಜನ್ಮದಲ್ಲಿ ವೇದ ಓದಿದ್ದವನು ಇದನ್ನೆಲ್ಲ ಹೇಳಿ ಆ ಬ್ರಾಹ್ಮಣನಿಗೆ ಬುದ್ಧಿ ಹೇಳ್ತಾನೆ ನಾನೇನ್ ಮಾಡಬೇಕು ಅಂದ ಈ ಬ್ರಾಹ್ಮಣ ಏನಿಲ್ಲ ಊರಿಗೆ ಹೋಗು ಮೊದಲು ಈ ತಪಸ್ಸು ವಿಪಸ್ಸು ನಿಲ್ಲಿಸು ಸಾಕಷ್ಟು ನಿಮ್ಮ ತಂದೆ ತಾಯಿಂದನೂ ಪ್ರೀತಿಯಿಂದ ನೋಡಿಕೋ ಅವರಿಗೆ ಅಹಿತವನ್ನು ಮಾಡಬೇಡ ವೃದ್ಧಾಪ್ಯದಲ್ಲಿ ಅವರು ಏನು ಬಯಸ್ತಾರೆ ಸೇವೆಯನ್ನು ಹತ್ತಿರ ಇರಬೇಕು ಮಕ್ಕಳು ಅಂತೂ ಬಯಸ್ತಾರಪ್ಪ ದೊಡ್ಡವರು ವಯಸ್ಸಾದವ್ರ ಮಕ್ಕಳಿಂದ ಏನು ಕೇಳ್ತಾರೆ ಕೊನೆ ಕಾಲದಲ್ಲಿ ನೀ ಹತ್ತಿರ ಇರು ನನ್ನ ಕಣ್ಣಿಗೆ ಬೀಳ್ತಾ ಇರು ಚೆನ್ನಾಗಿರು ಮಗು ನೀ ಮೇಲೆ ಬರೋದನ್ನ ನೋಡಿ ಸಂತೋಷ ಕೊಡಬೇಕು ಇದು ಹಿಂಸೆ ಇದು ಅಯ್ಯೋ ಇಲ್ಲೇ ಇದ್ರೆ ನಾನು ಅಲ್ಲಿ ಹೋಗ್ಬೇಕಲ್ಲ ಇಲ್ಲಿ ಹೋಗ್ಬೇಕಾದ್ರೆ ಹೋಗು ಆದ್ರೆ ನನ್ನ ನೆನೆಸ್ಕೋ ಒಂದಲ್ಲ ಒಂದ್ಸಲ ಫೋನ್ ಮಾಡು ಪತ್ರ ಹಾಕು ಮತ್ತೊಂದು ಮಾತಾಡು ನೀ ನನ್ನ ಮಗನಾಗಿರ್ಬೇಕು ಎಲ್ಲಿ ಹೋದ್ರೂ ತಂದೆ ನೆನೆಸ್ಬೇಕು ಆ ಪ್ರೇಮದ ಜಗತ್ತನ್ನು ಕಟ್ಟಾಕಿದ್ದಾನೆ ಪ್ರೇಮ್ don't violate love love is law of life ಇದನ್ನು ಹೇಳಿದ ಈ ಬ್ರಾಹ್ಮಣ ತಪ್ಪಾಯಿತು ಅಂತ ಊರಿಗೆ ಹೋಗಿ ಅದರಂತೆ ನಡೆದುಕೊಂಡ ಎಂಬುದು ಇದು ಎಷ್ಟು ವಾಕ್ಯ ಓದಬೇಕು ಇದು ಹತ್ತಿಪ್ಪತ್ತು ಅಧ್ಯಾಯ ಇದೆ ಧರ್ಮವ್ಯಾಸನ ಕಥೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಂಡರಪುರದ ಕಥೆ ಆ ಕಥೆ ಕೇಳಿದ್ದಿರೋ ಇಲ್ಲವೋ ಇವತ್ತು ಪಂಡರಿನಾಥನ ನೆನಪು ಒಂದ್ಸಲ ಆಯಿತು ಇನ್ನೊಂದ್ಸಲ ನಾನು ಮಾಡ್ಕೊಳ್ತೀನಿ ಪುಂಡರೀಕಾಂತ ಒಬ್ಬ ಮಹರ್ಷಿ ಅದು ಮಹಾಭಾರತದಲ್ಲಿ ಬರೋದಿಲ್ಲ ಅದರ ಸಂಬಂಧಪಟ್ಟ ಕಥೆ ನಿಮ್ಮ ಮನಸ್ಸಿಗೆ ಮುಟ್ಲಿ ತತ್ವ ಅನ್ನೋಕ್ಕೋಸ್ಕರ ಹೇಳ್ತೇನೆ ಇದೇ ತತ್ವ ಅವನು ತಾನು ತಂದೆ ತಾಯಿ ಮುದುಕರಾಗಿದ್ದವರನ್ನು ಬಿಟ್ಟು ಯಾತ್ರೆ ಹೊರಟಿದ್ದ ಯಾತ್ರೆ ಇವತ್ತು ಪಂಡ್ರಿನಾಥನ ಸನ್ನಿಧಿ ಇರೋ ಜಾಗದಲ್ಲಿ ಅಲ್ಲೆಲ್ಲೋ ಒಂದು ಕಡೆಯಲ್ಲಿ ಕಾಲಲ್ಲಿ ಚಪ್ಪಲಿ ಹರಿದು ಅಂತ ಆ ಚಪ್ಪಲಿ ರಿಪೇರಿ ಮಾಡೋನ ಕಡೆಗೆ ಹೋಗಿ ಇದನ್ನು ಹೊಲಿದು ಕೊಡು ಅಂತ ಕೇಳಿದ ಇಲ್ಲಿ ಧರ್ಮವ್ಯಾಧ ಅಲ್ಲಿ ಚಪ್ಪಲಿ ಹೊಲಿಯೋವನು ಸಂಸ್ಕೃತದಲ್ಲಿ ಅವನ ಹೆಸರು ಕುಕ್ಕುಟ ಮುನಿ ಅದು ಹಿಂದಿ ಭಾಷೆ ಮರಾಠಿಯಲ್ಲಿ ರೋಹಿದಾಸ ರೋಹೀಂದ್ರ ಪಕ್ಷಿ ಕುಕ್ಕುಟ ಮುನಿ ಇದು ಸಂಸ್ಕೃತದಲ್ಲಿ ಪುರಾಣ ಮಾಡಿದ್ದಾರೆ ಅಲ್ಲಿ ರಿಸರ್ಚ್ ಮಾಡಿ ಬರೆದಿದ್ದಾರೆ ಅವನು ಚಪ್ಪಲಿ ಹೊಲ್ಕೊಟ್ಟ ಇವನ್ ಕಾಸು ಕೊಡೋಕ್ ಹೋದ ಇಲ್ಲ ಅದನ್ನು ಎಲ್ಲಿ ಹೊರಟಿದ್ಯಾ ಯಾತ್ರೆ ಅಂತ ಕೇಳಿದ ಗಂಗಾ ಯಾತ್ರೆ ಕಾಶಿಗೆ ಹೊರಟಿದ್ದೇನೆ ಇದನ್ನು ಗಂಗೆಯಲ್ಲಿ ಹಾಕ್ಬಿಡಪ್ಪ ಅಂದ ಅವನು ಏನು ಹೀಗೆ ಮಾತಾಡ್ತಿದ್ದಲ್ಲ ಅಸಂಬದ್ಧವಾಗಿ ಗಂಗೆಯಲ್ಲಿ ಹಾಕ್ಬಿಡು ಸರಿ ಚಪ್ಪಲಿ ಸರ್ ಮಾಡಿಸ್ಕೊಂಡ ನಡೆದ ನಡೆದ ಯಾತ್ರೆ ಆಯಿತು ಗಂಗೆಗೆ ಹೋದ check. ಹಲೋ ಹಲೋ ಚೆಕ್ ಹೇಳಕ್ ಬಂದು ಆ ಕೊಟ್ಟ ಕಾಸನ್ನು ಹಿಡ್ಕೊಂಡಿತು ಶಿರಾರ್ ಒಳೆಯಲಿಪ್ಪ ಒಂದು ತೆರವಾಯಿ ಮಹಿಳೆಂದು ಹೇಳುವ ಹಾಗೆ ಅವನು ಆಶ್ಚರ್ಯವಾಗಿ ಹೋಯಿತು ಏನು ಗಂಗೆಯೇ ಬಂದು ಸ್ವೀಕಾರ ಮಾಡಿದ್ದೆ ಕಾಸನ್ನ ಅಂತ ತಿಳ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾ ತಿರುಗಿ ಅದೇ ಆಶ್ರಮಕ್ಕೆ ಬಂದ ಚಪ್ಪಲಿ ಹೊಲೆಯವನ ಕಡೆಗೆ ಅವತ್ತು ಸಾಯಂಕಾಲವಾಗಿತ್ತು ಮಾತಾಡೋಕೆ ಅವಕಾಶವಾಗಲಿಲ್ಲ ಯಾರೋ ಮೂರು ಜನ ಸ್ತ್ರೀಯರು ಈ ಆಶ್ರಮದೊಳಕ್ಕೆ ಹೋದರು ಆ ಚಪ್ಪಲಿ ಅವನ ಮನೆಗೆ ಹೋದ್ರು ಆ ಕಡೆ ಈ ಕಡೆ ನೋಡಿ ಯಾರೂ ಬರಲಿಲ್ಲ ತಾನೆ ಅಂತ ಬೆಳಗ್ಗೆ ಅವರೇ ಹೊರಗೆ ಬಂದ್ರೆ ಸ್ವಸ್ವರೂಪದ ಸುಂದರವಾದ ಸ್ತ್ರೀಯರು ಅದರಲ್ಲಿ ಒಬ್ಬಳ ಕೈ ಇವನು ಹಾಕಿದ್ದ ಕಾಸನ್ನು ಹಿಡ್ಕೊಂಡು ಕೈ ಪತ್ತೆ ಆಯಿತು ಅವನಿಗೆ ಆಮೇಲೆ ಅವನನ್ನು ಕೇಳಿದ ಚಪ್ಪಲಿ ಅವನ ಕಾಲಿಗೆ ಬಿದ್ದು ಇದು ಯಾರಿವರು ನೆನ್ನೆ ರಾತ್ರಿ ಕಪ್ಪಾಗಿದ್ದರು ಇವತ್ತು ಬಿಳುಪಾಗಿದ್ದಾರಲ್ಲ ಒಂದು ಕೈ ಪರಿಚಯವಾಗಿದೆಯಲ್ಲ ಅವನು ಹೇಳಿದ ಇವಳು ಗಂಗೆ ಅವಳು ಯಮುನೆ ಅವಳು ಸರಸ್ವತಿ ಯಾತ್ರೆ ಹೋಗುವವರೆಲ್ಲ ಹೋಗಿ ಸ್ನಾನ ಮಾಡುವಾಗ ಆ ಯಾತ್ರಿಕರ ಪಾಪವನ್ನೆಲ್ಲ ಅವರು ಹೊತ್ತುಕೊಂಡು ಈ ಆಶ್ರಮಕ್ಕೆ ಬರ್ತಾರೆ ಕಪ್ಪಾಗಿ ಇಲ್ಲಿ ಬಂದು ನಮ್ಮ ಹಿರಿಯರನ್ನು ಸೇವೆ ಮಾಡಿ ಶುದ್ಧರಾಗಿ ಹೋಗ್ತಾರಪ್ಪ ಗಂಗೆ ಯಮುನೆ ಸರಸ್ವತಿಯನ್ನು ಶುದ್ಧ ಮಾಡುವ ಆಶ್ರಮ ಇದು ಅಯ್ಯೋ ನಾನು ಎಲ್ಲೆಲ್ಲೋ ಹೋಗಲ್ಲದನ್ನಲ್ಲ ಅಂದ ಮೂರ್ಖ ಬ್ರಾಹ್ಮಣ ವೃದ್ಧರಾಗಿರೋ ತಂದೆ ತಾಯಿಗಳನ್ನು ಬಿಟ್ಟು ಗಂಗಾಯಾತ್ರೆ ಮಾಡ್ತಾ ಕೂತಿದ್ದಿ ಯಾವ ಶಾಸ್ತ್ರ ಹೇಳುತ್ತೆ ಇದು ಬಾಯಲ್ಲಿ ನೋಡು ನನ್ನ ತಂದೆ ತಾಯಿ ಇದ್ದಾರೆ ಅಂತ ತೋರಿಸಲಾಗಿ ಇದೇ ರೀತಿಯ ಕಥೆ ಆ ಪುಂಡರೀಕ ವಾಪಸ್ಸು ಹೋಗಿ ತನ್ನ ತಂದೆ ತಾಯಂದರನ್ನ ಕಾವಡಿಯಲ್ಲಿಟ್ಟುಕೊಂಡು ಅದೇ ಜಾಗಕ್ಕೆ ಬಂದು ಮತ್ತೆಲ್ಲ ಯಾತ್ರೆ ಮಾಡಿ ಅಲ್ಲಿಯೇ ನೆಲೆಸಿದ ಪಂಡರಪುರ ವಿಠಲ ಇರೋ ಜಾಗದಲ್ಲಿ ಎಷ್ಟು ಮಟ್ಟಿಗೆ ಸೇವೆ ಮಾಡ್ತಿದ್ದಾನೆ ತಾಯಿ ತಂದೆ ಕೈ ಕಾಲು ಅಂದರೆ ಪಂಡರಿನಾಥ ಪಾಂಡುರಂಗ ಪ್ರತ್ಯಕ್ಷನಾಗಿ ಹಿಂದಿನಿಂದ ಬಂದು ನಾ ಬಂದಿದ್ದೇನು ಕಾಣೋ ಅಪ್ಪ ಅಮ್ಮ ಸೇವೆ ಮಾಡಿದ್ದೀಯೇ ಬಹಳ ಸಂತೋಷವಾಗಿದೆ ಅಂದರೆ ಸ್ವಲ್ಪ ನಿಂತ್ಕೊಳ್ಳಯ್ಯ ನಿಂದೊಂದು ಗಲಾಟಿ ಈ ಸೇವೆ ಮುಗುದಿಲ್ಲ ಅಂತ ಹೇಳಿ ಎರಡು ಇಟ್ಟಿಗೆಗಳನ್ನು ಒಗದನಂತೆ ಹಿಂದೆ ತಿರುಗಿ ನೋಡಿದೆ ಆ ಇಟ್ಟಿಗೆ ಮೇಲೆ ನಿಂತ ಪಾಂಡುರಂಗ ಅಲ್ಲಿಯೇ ಪ್ರತ್ಯಕ್ಷನಾದ ಈ ಪುಂಡರೀಕ ಮಹರ್ಷಿ ಮೇಲ್ಕೋಟೆಯವನು ಪುಂಡರೀಕ ಮಹರ್ಷಿ ತಪಸ್ಸು ಮಾಡಿ ಜಾಗ ಅಂತ ತೋರಿಸ್ತಾರೆ ಜಾತಿ ಕೇಳ್ತೇವೆ ಅಂದರೆ ಇಂಥದ್ದು ನೂರಾರು ಕಥೆಗಳು ಸಂತರ ಕಥೆಗಳು ನಮ್ಮ ದೇಶದಲ್ಲಿವೆ ಆದ್ರಿಂದ ಇದು ಧರ್ಮವ್ಯಾಧನ ಕಥೆ ಅಲ್ಲಿಂದ ಮುಂದಿನ ಎರಡು ಕಥೆ ಓಡಿಸ್ಬಿಡ್ತೀನಿ ಇವತ್ತು ಎರಡನೇದು ಅರ್ಜುನ ತನ್ನ ಯಾತ್ರೆಯನ್ನೆಲ್ಲ ಮುಗಿಸಿಕೊಂಡು ವಾಪಸ್ಸು ಬಂದು ಸೇರಿಬಿಟ್ಟ ಇನ್ನೇನು ಹನ್ನೆರಡನೇ ವರ್ಷ ವನವಾಸ ಮುಗಿಯುವಷ್ಟು ಕಾಲವಾಯಿತು ಈ ವನಪರ್ವ ಎಷ್ಟು ದಿವಸ ಹೇಳಿದ್ದೇನು ಮೋರ್ ದ್ಯಾನ್ ಒನ್ ವೀಕ್ ಇದೆ ಹಿಡ್ಕೊಂಡಿತು ಇದು ಇನ್ನೂ ಬಿಡ್ತಾ ಇಲ್ಲ ನಮ್ಮನ್ನ ಅರ್ಜುನ ಬಂದು ಸೇರಿದ ಒಂದು ದಿವಸ ಭೀಮಾರ್ಜುನರು ಧರ್ಮರಾಜ ನಕುಲ ಮತ್ತು ಸಹದೇವ ಐವರೂ ಐದು ದಿಕ್ಕಿಗೆ ಹೋಗಿದ್ದಾರೆ ಬೇಟೆ ಆಡ್ಕೊಂಡ್ಬರಬೇಕು ಆಹಾರ ಪದಾರ್ಥ ತಗೊಂಬರಬೇಕು ದ್ರೌಪದಿ ಒಬ್ಬಳೇ ಇದ್ದಾಳೆ ಆಶ್ರಮದಲ್ಲಿ ಸಣ್ಣ ಜೋಪಡಿ ಕಟ್ಕೊಂಡಿದ್ದಾರೆ ಆ ಹೊತ್ತಿನಲ್ಲಿ ಧೃತರಾಷ್ಟ್ರನ ಏಕಮೇವ ಅಳಿಯ ದುಶ್ಶಳೆಯ ಗಂಡ ಸೈಂಧವ ಜಯದ್ರಥ ಅದೇ ದಾರಿಯಲ್ಲಿ ಹೊರಟಿದ್ದ ಒಂದು ಸೈನ್ಯವನ್ನು ತಗೊಂಡು ಅವನ ಸೈನ್ಯಕ್ಕೆ ಮುಖಂಡ ಯಾರು ಅಂದರೆ ಕೋಟಿಕಾಸ್ಯ ಅಂತ ಒಬ್ಬ ದುಷ್ಟಕ್ಷತ್ರಿಯ ಅವ್ರನ್ನ ಮುಂದೆ ಇಟ್ಟು ಹೊರಟಿದ್ದಾನೆ ಮಾರ್ಗ ಮಧ್ಯದಲ್ಲಿ ದ್ರೌಪದಿ ಇದ್ದ ಜಾಗ ಆಶ್ರಮದ ಮುಂದೆ ಸೈನ್ಯ ಹೋಗ್ತಾ ಇರಲಾಗಿ ಸ್ವಲ್ಪ ನಿಲ್ಲಿಸು ದ್ರೌಪದಿ ಬಿಚ್ಚಿದ ತಲೆ ಒಂದೇ ವಸ್ತ್ರ ಹುಟ್ಟಿದ್ದಾಳೆ ಪಾಪ ಆಶ್ರಮದ ಬಾಗಿಲು ಸ್ನಾನ ಮಾಡಿ ತಲೆ ಒಣಗಿಸ್ಕೊಳ್ತಾ ಇದ್ದವಳನ್ನು ನೋಡಿ ಇವನು ಮೋಹಗೊಂಡು ಕೋಟಿಕಾಸರನ್ನು ಕಳಿಸಿದ ಇವಳು ಯಾರು ನೋಡ್ಕೊಂಡು ಬಾ ದ್ರೌಪದಿ ನೋಡಿರಲಿಲ್ಲ ಅವನು ಅವನು ಹೋಗಿ ರಾವಣ ಭಿಕ್ಷು ಇದ್ದ ಯಾರಮ್ಮ ನೀನು ಅಷ್ಟಮದಲ್ಲಿ ಒಬ್ಬಳೇ ಇದೆಯಲ್ಲ ಏನು ಎತ್ತ ಆ ಮಾತು ಕೇಳೋ ರೀತಿಯಲ್ಲಿ ಅಸಭ್ಯ ನಾ ಯಾರಾದರೆ ನಿನಗೇನಪ್ಪ ಹೋಗಯ್ಯ ನಾ ಪಂಚಪಾಂಡವರ ಪತ್ನಿ ದ್ರೌಪದಿ ಲೋಕಕ್ಕೆ ಗೊತ್ತು ನಿನಗೊಬ್ಬನು ಗೊತ್ತಿಲ್ವಾ ನನ್ನ ಪರಿಚಯ ನಾನೇ ಮಾಡಬೇಕೆ ಹೋಗು ಅಂತ ಹೇಳಿದಾಗಿ ಅವನು ಹೋಗಿ ಹೇಳಿದ ಸೈಂಧವನಿಗೆ ಅವನು ಕನ್ಯಾರ್ಥಿಯಾಗಿ ಹೊರಟಿದ್ದಂತೆ ಅಷ್ಟು ವಯಸ್ಸಿನ ಕಡವ ಅವನಿಗೆ ಮದುವೆ ಬೇಕಾಗಿತ್ತಂತೆ ಅವನಿಗೆ ಮಕ್ಕಳು ಹೆಂಡತಿದ್ದಾಳೆ ಒಳ್ಳೆ ಸುಂದರಿ ಒಳ್ಳೆ ಮಕ್ಕಳಿದ್ದಾರೆ ಏನು ತೃಪ್ತಿ ಇಲ್ಲ ಅವನಿಗೆ ಅವನೇ ಬಂದ ದ್ರೌಪದಿಯನ್ನು ಏನೇನೋ ಮಾತನಾಡಿಸ್ದ ಛೀ ಅಂತ ಬೈದಳು ನೀ ನನಗೆ ಅಣ್ಣ ಇದ್ದ ಹಾಗೆ ಒಂದೇ ಕುಭಾವ ಇದ್ದ ಹಾಗೆ ನೀನು ಹೀಗೆಲ್ಲ ಮಾತನಾಡಿಸ್ತಕ್ಕದ್ದಲ್ಲ ಹೋಗಾಚೆಗೆ ನನ್ನ ಯಜಮಾನರು ಬರಲಿ ಮಾಡ್ತಾರೆ ನನಗೆ ಆತಿಥ್ಯ ಎಲ್ಲ ರಾವಣನ ಕಥೆಯೇ ಇವನು ಬಲಾತ್ಕಾರವಾಗಿ ಅವಳನ್ನು ಎತ್ತಿ ರಥದಲ್ಲಿ ಹಾಕಿಕೊಂಡು ಹೊರಟ ಈ ಶ್ಲೋಕ ಓದುವುದಿಲ್ಲ ಇದರಲ್ಲಿ ನಾನು ಅವಳು ಕಿರಿಸಿಕೊಳ್ತಾ ಇದ್ದಾಳೆ ಧೌಮ್ಯರು ವಿರುದ್ಧರಾದ ಪುರೋಹಿತರು ಧೌಮ್ಯರೇ ಅದು ಯುದ್ಧ ಹಾಗೆ ನನಗೆ ಅನ್ಯಾಯ ಆಗ್ತಾ ಇದೆ ನೋಡಿ ನೋಡ್ತಾ ಇದ್ದೀರಾ ನಾನೇನಮ್ಮ ಮಾಡಲಿ ನಾ ಮುದುಕ ನಾ ಬ್ರಾಹ್ಮಣ ಕತ್ತಿ ಎಳೆಯೋ ಹಾಗೆಲ್ಲ ಅಂತ ತಪ್ಪಿಸ್ತಾ ಇದ್ದಾರೆ ಓಡಾಡ್ತಿದ್ದಾರೆ ಅಷ್ಟರಲ್ಲಿ ಪಾಂಡವರು ಬಂದರು ಯಾಕೆ ದೌಮ್ಯರೇ ಏನೋ ಕಿರಿಸ್ಕೋತಾ ಇದ್ರಲ್ಲ ಅಯ್ಯೋ ನಿಮ್ಮ ಹೆಂಡತಿನ ಕದ್ಕೊಂಡು ಹೋಗ್ಬಿಟ್ಟ ಅವನು ಯಾರು ಸೈಂಧವ ಆ ಸೈಂಧವ ಕದ್ಕೊಂಡು ಹೋದ್ನೆ ಯಾಕೆ ಬಂದಿದ್ದ ಅದ್ಯಾಕೆ ಬಂದಿದ್ದೋ ಗೊತ್ತಿಲ್ಲ ಹೀಗೆಲ್ಲ ಆಯಿತು ಯಾವ ಕಡೆ ಹೋದ ಇದೇ ಕಡೆ ಧರ್ಮರಾಜ ಹೇಳಿದ ಭೀಮ ಅರ್ಜುನ ಹೋಗಿ ಹಿಡ್ಕೊಂಬಂದ್ರು ಅವನನ್ನ ಇಷ್ಟು ಪರ್ಮಿಷನ್ ಕೊಟ್ಟರೆ ಕೇಳ್ತಾನೆ ಭೀಮ ಓಡಿದ ಆ ಯುದ್ಧದಲ್ಲಿ ಆ ಸೈಂಧವನ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿದ ರಥವನ್ನು ಪುಡಿ ಮಾಡಿದ ಪಶುವಿನಂತೆ ಹಿಡಿದ ಸೈಂಧವನನ್ನ ಥರಗುಡ್ತಾ ಇದ್ದಾನೆ ಇವತ್ತು ನೀವು ಬದುಕಬೇಕಾದ್ರೆ ಮಗನೇ ಇನ್ನು ಮೇಲೆ ಒಂದು ಕಂಡೀಷನ್ ನಿನಗೆ ಯಾರಾದರೂ ನಿನ್ನ ಹೆಸರೇನು ಅಂತ ಕೇಳಿದ್ರೆ ಭೀಮನ ದಾಸ ಅಂತ ಹೇಳಬೇಕು ಇಲ್ದಿದ್ರೆ ಎಲ್ಲಿರ್ತೀಯೋ ಅಲ್ಲೇ ಬಂದು ಕೊಂದು ಬಿಡ್ತೇನೆ ನಿನ್ನನ್ನ ಇಲ್ಲ ಹೇಳ್ತೇನೆ ಇಂದ ಆಮೇಲೆ ಕರ್ಕೊಂಡ್ಬಂದು ಧರ್ಮರಾಜನ ಪಾದದಲ್ಲಿ ಕೆಡಹಿದರು ಧರ್ಮರಾಜ ಅವನ ಸ್ಥಿತಿಯನ್ನು ನೋಡ್ದ ಎಂದಿನಂತೆ ಅಯ್ಯೋ ಅಂತನಿಸ್ತವನಿಗೆ ಬಿಟ್ಬಿಡಯ್ಯ ಅವನನ್ನ ಬಿಡೋದೆ ಒಬ್ಬ ಸಿಕ್ಕಿದ್ದಾನೆ ಇದರ ಸಮೇತ ಮುಳ್ಳಿನ ಬೇರೆ ಪೂರ್ತಿ ದುರ್ಯೋಧನ ತನಕ ಎಳೆಯೋದು ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದೀಯಲ್ಲ ಅರ್ಜುನ ಹೇಳ್ದ ಬಿಟ್ಬಿಡವನನ್ನ ಅಂತ ಬಿಟ್ಟರು ಹೋದ ಕಡೆ ಭೀಮದಾಸ ಅಂತ ಹೇಳ್ಕೋಬೇಕಲ್ಲ ಸಂಕಟ ಅವಮಾನ ಅದಕ್ಕೋಸ್ಕರವಾಗಿ ಹಿಮಾಲಯಕ್ಕೆ ಹೋಗಿ ಶಂಕರನನ್ನು ಕುರಿತು ಭಯಂಕರ ತಪಸ್ಸನ್ನು ಮಾಡಿದ ಶಂಕರ ಪ್ರತ್ಯಕ್ಷನಾದ ಏನು ಬೇಕು ಅಂತ ಕೇಳಿದ್ರೆ ಅವನು ಹೇಳಿದ ನಾನು ಪಾಂಡವರನ್ನು ಕೊಲ್ಲಬೇಕು ಅದಕ್ಕೆ ಬೇಕಾದ ಶಸ್ತ್ರಗಳನ್ನು ಕೊಡುವಂತಹ ವರವನ್ನು ಕೊಡು ಶಂಕರ ಹೇಳಿದ ಅದು ನಿನ್ನ ಕೈಯಲ್ಲಿ ಆಗದೆ ಇರುವಂತಹ ಕೆಲಸ ಆಗದೆ ದ್ವರನ ಕೊಡೋಕ್ಕಾಗೋದಿಲ್ಲ ಆ ಪಾಂಡವರಲ್ಲಿ ಐವರಲ್ಲಿ ಒಬ್ಬನನ್ನ ಈ ಮಹಾಭಾರತ ಮುಂದೆ ಬರುವ ಯುದ್ಧದಲ್ಲಿ ಒಂದು ದಿವಸ ಸ್ವಲ್ಪ ಹೊತ್ತು ಗೆಲ್ಲುವಂತೆ ನಿನಗೆ ಒಂದು ವರವನ್ನು ಕೊಡ್ತೇನೆ ಅಷ್ಟೇ ನಾ ಮಾಡುವುದು ಹೆಚ್ಚು ಮಾಡೋಕ ಅಷ್ಟಾರು ಮಾಡುವುದ ಕೊನೆಗೆ ಚೌಕಾಶಿ ಮಾಡಿ ಆದ್ದರಿಂದ ಅಭಿಮನ್ಯುವಿನ ವಧೆಯ ಸಂದರ್ಭದಲ್ಲಿ ಆ ಕಥೆ ಜ್ಞಾಪಕ ಇಟ್ಕೊಳ್ಳಿ ಮತ್ತೆ ಹೇಳುವುದಿಲ್ಲ ಚಕ್ರವ್ಯೂಹ ಸಿದ್ಧವಾಗ್ತದೆ ಅವನೆಲ್ಲೋ ಸಂಸಪ್ತಗಳ ಜೊತೆಯಲ್ಲಿ ಹೋಗಿದ್ದಾನೆ ಪಾಪ ಘೋರ ಕಥೆ ಯುದ್ಧ ಪಂಚಕ ಅರ್ಜುನ ಅವತ್ತಲ್ಲಿಲ್ಲ ಧರ್ಮರಾಜನನ್ನ ಜೀವಂತ ಸರೆ ಹಿಡಿದು ಕೊಡ್ತೇನೆ ಬೇಡ ಅಂತ ದ್ರೋಣ ಪ್ರತಿಜ್ಞೆ ಮಾಡಿದ್ದಾನೆ ಅರ್ಜುನ ದೂರ ಇದ್ರೆ ಧರ್ಮರಾಜನ್ ಸರೆ ಹಿಡಿದು ಬಿಡ್ತೇನೆ ಏನ್ ಮಾಡ್ತೀಯ ಏನ್ ಮಾಡೋದ ಧರ್ಮರಾಜನ್ ಜೊತೆ ಮತ್ತೆ ಬಾತ್ ಕರಿತೇನೆ ಮತ್ತೆ ಕಾಡಿ ಕಳಿಸ್ತೇನೆ ಇದೇ ಪ್ಲಾನ್ ದುರ್ಯೋಧನದು ಕೊನೆಯ ತನಕ ದುಷ್ಟು ಬುದ್ಧಿ ಆದ್ರೆ ಚಕ್ರವ್ಯೂಹ ಮಾಡಿಬಿಟ್ಟ ದ್ರೋಣ ಚಕ್ರವ್ಯೂಹದೊಳಗೆ ಹೋಗುವುದು ಗೊತ್ತಿದ್ದು ಹೊರಗೆ ಬರುವುದು ಗೊತ್ತಿದ್ದದ್ದು ಇಬ್ಬರಿಗೆ ಒಂದು ಅರ್ಜುನನಿಗೆ ಒಂದು ಶ್ರೀಕೃಷ್ಣನಿಗೆ ವ್ಯೂಹ ಮಾಡಿದ್ದ ದ್ರೋಣನಿಗೂ ಅಭೇದ್ಯವಾಗಿತ್ತು ಇದನ್ನ ಅರ್ಧ ಕತೆ ಕೇಳಿದ್ದವನು ಅಭಿಮನ್ಯು ತಾಯಿ ಗರ್ಭದಲ್ಲಿ ಕೂತು ಆ ಸುಭದ್ರೆ ಕೃಷ್ಣನ ಕೇಳಿದ್ಲು ಬೇಜಾರಾಗ್ತಾ ಇದೆ ಗರ್ಭಿಣಿ ನಾನು ಕತೆ ಹೇಳು ಏನು ಕತೆ ಹೇಳಬೇಕು ರಾಮಾಯಣ ಹೇಳ ಅಯ್ಯೋ ರಾಮಾಯಣ ಬೇಡ ಇನ್ನೇನು ಹಳೆ ಕತೆ ಕಾಂಡವದಾನ ಹೇಳ ಅಯ್ಯೋ ಅದು ಬೇಡ ಇನ್ನೇನು ಬೇಕು ಯುದ್ಧದಲ್ಲಿ ವ್ಯೂಹಗಳನ್ನ ಹ್ಯಾಕ್ ಕಟ್ತಾರೆ ಅದನ್ನು ಹೇಳು ಅಯ್ಯೋ ಹುಡುಗಿ ವ್ಯೂಹದ ಕಥೆ ನಿನಗೆ ಕಮ್ಮ ಅಂತ ಹೇಳಿ ಇದು ಪದ್ಮವ್ಯೂಹ ಇದು ಸೂಚಿ ವ್ಯೂಹ ಇದು ಮಕರ ವ್ಯೂಹ ಒಂದೊಂದೇ ಒಂದೊಂದೇ ಹೇಳ್ತಾ ಅವಳಿಗೆ ನಿದ್ದೆ ಬರ್ತಾ ಇದೆ ಈ ಚಕ್ರವ್ಯೂಹವನ್ನು ಹೇಳುವಾಗ ಕುದುರೆ ಇಲ್ಲಿರ್ತದ್ಯಾ ಆನೆ ಇಲ್ಲಿರ್ತದ್ಯಾ ಇಲ್ಲಿರ್ತದ್ಯಾ ಒಳಗೆ ಹೀಗೆ ಹೋಗಬೇಕು ಹೀಗೆ ಕತ್ತಿ ಹೇಳ್ಕೋಬೇಕು ಒಳಗೆ ಪ್ರವೇಶ ಹೀಗೆ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾ ಅವಳು ಹ್ಞೂ ಹ್ಞೂ ನಿದ್ದೆ ಮಾಡಿಬಿಟ್ಲು ವಾಪಸ್ ಬರುವುದು ಹೇಗೆ ಅಂತ ಆರಂಭ ಮಾಡಿದ ಇವಳು ನಿದ್ದೆ ಮಾಡ್ತಾ ಇದ್ದಾಳೆ ಹ್ಞೂ ಅಂತ ಇನ್ನೊಂದು ಧ್ವನಿ ಅವಳಲ್ಲಿದ್ದ ಗರ್ಭ ಕೃಷ್ಣ ಕಥೆ ನಿಲ್ಲಿಸಿಬಿಟ್ಟ ವಾಪಸ್ಸು ಹೊರಗೆ ಬರುವ ಮರ್ಮವನ್ನು ಹೇಳಲಿಲ್ಲ ಆವತ್ತಿನ ದಿವಸ ಮಾರನೇ ದಿವಸ ಭೀಮಸೇನನಿಗೆ ಪಾಂಡವರೆಲ್ಲ ಹೇಳ್ತಾರೆ ಹೇಗಾದರೂ ವ್ಯೂಹವನ್ನು ನೀ ಭೇದಿಸ್ಬಿಡು ಒಳಗೆ ನುಗ್ಗುತ್ತೇವೆ ಭೀಮ ಹೇಳಿದ ನನಗೆ ಗದಾದಂಡ ಒಂದು ಗೊತ್ತು ಈ ವ್ಯೂಹಪಹ ನನಗೆ ಗೊತ್ತಿಲ್ಲ ಒಳಗೆ ಹೋಗೋದಿಕ್ಕೆ ಆಗ ಅಭಿಮನ್ಯುವನ್ನ ತಾನೇ ಬಂದು ಹೇಳ್ತಾನೆ ದೊಡ್ಡಪ್ಪ ನನ್ನನ್ನು ಕಳಿಸಿ ಇಲ್ಲ ಮಗು ನೀ ಒಳಗೆ ಹೋಗ್ತಿ ಕಾಣು ಹೊರಗೆ ಬರೋದು ಗೊತ್ತಿಲ್ವಲ್ಲ ಆಗ ಭೀಮ ಹೇಳಿದ ವ್ಯೂಹವನ್ನು ಭೇದಿಸಿ ಒಳಗೆ ನೀನು ನುಗ್ಗಿಬಿಡು ನಿನ್ನ ಹಿಂದೆ ನಾವೆಲ್ಲ ಬಂದ್ಬಿಡ್ತೇವೆ ಅಂತ ಹೇಳಿದಾಗಿ ಆ ಭಾಗದಲ್ಲಿ ಹಾಳು ಸೈಂಧವನ್ನು ನೆಲೆಸಿದ್ರವತ್ತು ಮಗು ಒಳಗೆ ಹೋಗಲಾಗಿ ವ್ಯೂಹದ ಬಾಗಲು ಮುಚ್ಚಿಕೊಂಡಿತು ಅವತ್ತು ಭೀಮನನ್ನು ಗೆದ್ದು ಬಿಟ್ಟ ಸೈಂಧವ ಒಳಗೆ ಬಿಡಲಿಲ್ಲ ಅದರ ಮೇಲೆ ಅರ್ಜುನ ಕೋಪಗೊಂಡು ಮಾರನೇ ಸೂರ್ಯಾಸ್ತಮಾನ ಆಗೋದ್ರಲ್ಲಿ ಆ ಸೈಂಧವನ ತಲೆ ತೆಗಿತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ನಲ್ಲ ಅವತ್ತು ಸೈಂಧವನಿಗೆ ಅವಕಾಶ ಸಿಕ್ಕಿತು ಇದು ಸೈಂಧವನ ಕಥೆ ಇದು ದ್ರೌಪದಿ ಹರಣ ಕಥೆ ಇನ್ನು ಕುಂಡಲ ಹರಣ ಎರಡೇ ನಿಮಿಷದಲ್ಲಿ ಮುಗಿಸ್ತೇನೆ ನೋಡಿ ಗಂಗೆಯ ದಡದಲ್ಲಿ ಪ್ರತಿನಿತ್ಯವೂ ಕರ್ಣ ಮಾಧ್ಯಾಹ್ನಿಕ ಸ್ನಾನ ಸಂಧ್ಯಾವಂದನ ಮಾಡುವಾಗ ಬ್ರಾಹ್ಮಣರು ಭಿಕ್ಷುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದು ಅವನ ಕೈಯಲ್ಲಿ ದಾನ ಸ್ವೀಕಾರ ಮಾಡುತ್ತಿದ್ದು ಮಧ್ಯಾಹ್ನದ ಹೊತ್ತು ದಾನ ಮಾಡುತ್ತಿದ್ದ ಕಾರಣ ಅವನ ಸೊತ್ತೇನಿಲ್ಲ ದುರ್ಯೋಧನ ಕೊಟ್ಟಿದ್ದು ಈ ಕಾಂಗ್ರೆಸ್ಸು ಜೆ ಡಿ ಎಸ್ ಪಾರ್ಟಿಯವರು ಜನಗಳು ಕೊಡ್ತಾರೆ ನೋಡಿ ಏನು ಕೊಡ್ತಾರೆ ಅವ್ರು ಲೂಟಿ ಮಾಡಿದ ಹಣವನ್ನೇ ವಾಪಸ್ ಕೊಡುವುದು ಅದೇ ಸೀರೆ ಅದೇ ಹೆಂಡ ಅದೇ ಬಾಟ್ಲಿ ಕೊಡುವುದು ಪಾರ್ಟಿ ಫಂಡ್ ಏನೂ ಇಲ್ಲ ಅದೇ ರೀತಿ ದಾನ ಮಾಡ್ತಿದ್ದ ಆ ದಾನ ಮಧ್ಯದಲ್ಲಿ ಇಂದ್ರನು ಬಂದು ಸೇರಿಕೊಂಡ ಕೈ ನೀಡಿದ ಅವತ್ತು ಮೊದಲನೇ ರಾತ್ರಿ ಕರ್ಣನಿಗೆ ಸ್ವಪ್ನದಲ್ಲಿ ಇದನ್ನು ಉಲ್ಟಾ ಮಾಡಿದ್ದಾನೆ ಕುಮಾರವ್ಯಾಸ ಪ್ರಸಂಗ ಬಂದಾಗ ಹೇಳ್ತೇನೆ ಸೂರ್ಯನೇ ಕನಸಿನಲ್ಲಿ ಬಂದು ಕರ್ಣನಿಗೆ ನೋಡು ಇವತ್ತು ಬೆಳಗ್ಗೆ ಆಗೋದ್ರಲ್ಲಿ ಇಂದ್ರ ಬಂದು ನಿನ್ನ ದಾನ ಕೇಳ್ತಾನೆ ಏ ಮಾರಿ ಹೋಗಬೇಡ ಮಗು ಇಂದ್ರ ಬರ್ತಾನೆ ಏನು ಕೇಳ್ತಾನೆ ನೀನು ಹುಟ್ಟುವಾಗಲೇ ಕಿವಿಯಲ್ಲಿ ಬಂದಿದ್ದ ಕುಂಡಲಗಳನ್ನು ಎದೆಯಲ್ಲಿರುವ ಕವಚವನ್ನು ಕೇಳ್ತಾನೆ ಅದು ಕೊಟ್ರೆ ನಿನಗೆ ಮರಣ ಪ್ರಾಪ್ತವಾಗ್ತದೆ ಒದ್ಯನಾಗಿ ಬಿಡ್ತೀಯ ನೀನು ವಿಕಮ ಮಾರ್ಟಲ್ ಅದನ್ನು ಮಾತ್ರ ಕೊಡಬೇಡ ಆಗ ಕರ್ಣ ಸೂರ್ಯನಿಗೆ ಹೇಳ್ದ ಯಾರು ಏನು ಕೇಳಿದ್ರು ಕೊಡ್ತೇನೆ ಮಾತನ್ನು ಕೊಡೋದು ಯಾರು ಬೇಕಾ ಇಂದನೇ ಬರಲಿ ಅವನ ಕೈ ತಗ್ಗಿ ನನ್ನ ಕೈ ಮೇಲಕ್ಕೆ ಬರುವುದಾದ್ರೆ ಯಾತಕ್ಕೆ ಬೇಡ ಅಂತ ಬಲಿಚಕ್ರವರ್ತಿ ಹೇಳುವಂತೆ ಹಾಗಿದ್ರೆ ಹಾಳಾಗುವಂತ ಸೂರ್ಯ ಹೇಳಿದ ದಿವಸ ಇವನು ದಾನ ಕೊಡೋ ಹೊತ್ತಲ್ಲಿ ಇಂದ್ರ ಬಂದು ಕೈ ನೀಡಿದ ಏನು ಬೇಕು ಅಂತ ಕೇಳಿದ್ರೆ ನಿನ್ನ ಕಿವಿಯಲ್ಲಿರುವ ಕುಂಡಲಗಳು ಈ ಕವಚವನ್ನು ಕೊಡು ಅಂತ ಕೇಳಲಾಗಿ ವಾಗ್ವಾದವಾಗತ್ತೆ ಏನಯ್ಯ ನಾನು ಪ್ರಾಣ ಕೇಳ್ತಾ ಇದ್ದೀಯಲ್ಲ ಅಂದ್ರೆ ಅದೆಲ್ಲ ಗೊತ್ತಿಲ್ಲ ನನಗದು ಬೇಕಾಗಿದೆ ಕೊಡ್ತೀನಿ ಅಂತ ಅಂದ್ಯೋ ಇಲ್ವೋ ಈ ಹೊತ್ತಲ್ಲಿ ಯಾರು ಬಂದರೂ ಕೊಡ್ತೀನಿ ಅಂತ ನನಗದನ್ನು ಕೊಡು ಅಂತ ಕೇಳಲಾಗಿ ಅದನ್ನು ಕೊಡುವುದಕ್ಕೆ ಗಂಗೆ ತೀರ್ಥವನ್ನು ತೆಗೆದು ಕುಂಡಲಗಳನ್ನು ಅದು ಕಿವಿಗೆ ಜಾಯಿಂಟ್ ಆಗಿ ಹುಟ್ಟುವಾಗ ಹುಟ್ಟಿದ್ದು ಅದನ್ನು ಬಾಣದಿಂದ ಕತ್ತರಿಸಿ ತೆಗಿತಾನೆ ಕಾರಣ ಎದೆ ಕವಚವನ್ನು ಮೀಟಿ ಬಾಣದಿಂದ ತೆಗಿತಾನೆ ಆದ್ದರಿಂದ ಅವನಿಗೆ ವೈಕರ್ತನ ಅಂತ ಒಂದು ಹೆಸರಾಯಿತು ತಾನೇ ಕತ್ತರಿಸಿ ದಾನ ಕೊಟ್ಟ ಗಂಗೆ ತೀರ್ಥ ಇಂದ್ರ ಹೇಳಿದ ಅದಲ್ಲ ಗಂಗೆ ತೀರ್ಥ ಬೇಡ ಮತ್ತೇನು ಬೇಕು ನಿನ್ನ ಹೃದಯದಲ್ಲಿ ಅಮೃತ ಕಲಶವಿದೆಯಲ್ಲ ಅದರಿಂದ ದಾನ ಮಾಡು ಅದನ್ನು ತೆಗೆದು ದಾನ ಮಾಡಿದ ಅದಕ್ಕೆ ದಾನ ಸೂರ್ಯಕರ್ಣ ಅಂತ ಹೇಳೋದು ಇದು ಒಂದು ಪ್ರಕರಣಕ್ಕೋಸ್ಕರ ಅವನನ್ನು ಹೇಳ್ತಾರೆ ಆಮ್ ಆದರೆ ಏನ್ ಮಾಡಿದ ಇದು ಕೊಟ್ಟ ಮೇಲೆ ನನಗೇನು ಕೊಡ್ತೀಯ ಅಂತ ಕೇಳಿದ ಅಲ್ಲಿ ಹೋಯ್ತು ದಾನ ಏನು ಬೇಕು ನಿನಗೆ ಅಂತ ಕೇಳಿದ ನಿನ್ನ ಹೆಸರು ಒಂದು ಶಕ್ತಿ ಆಯುಧ ಇದೆಯಲ್ಲ ಐಂದ್ರ ಶಕ್ತಿ ಅದನ್ನು ಕೊಡು ನನಗೆ ತಗೊಂಡೇನ್ ಮಾಡ್ತೀಯೇ ಅರ್ಜುನನನ್ನು ಕೊಲ್ತೇನೆ ಎಂದ ಇದು ದಾನ ಮಹಾಭಾರತ ಪಾತ್ರ ಪ್ರಪಂಚ ಪುಸ್ತಕದಲ್ಲಿ ಇದನ್ನು ಹೇಳಿದ್ದೇನೆ ಇದು ಎಕ್ಸ್ಚೇಂಜ್ ವ್ಯಾಪಾರವಾಗ್ತದೆ ಹೊರತು ದಾನ ಅಂತ ಅನ್ಸ್ಕೊಳ್ಳೋದಿಲ್ಲ ಇದು ನಾಳೆ ಬರುತ್ತೆ ಆ ಪುಸ್ತಕ ಅದು ನಾಲ್ಕನೇ ಪ್ರಿಂಟ್ ಇಲ್ಲಿಯೇ ಬಿಡುಗಡೆ ಆಗ್ತಾ ಇದೆ ನಾಳೆ ಹುಬ್ಬಳ್ಳಿಯಿಂದ ಬರುತ್ತೆ ಆ ಪುಸ್ತಕ ಇನ್ನೊಂದು ನಾಲ್ಕು ದಿವಸ ರಾಮಾಯಣ ಪಾತ್ರ ಪ್ರಪಂಚವೂ ಬರುತ್ತೆ ಇರಲಿ ಇದು ಇಂದ್ರ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಅರ್ಜುನನ್ ಕೊಲ್ತೇನೆ ಎಂದಾಗ ಇಂದ್ರ ಹೇಳಿದ ಶಕ್ತಿಯನ್ನು ಕೊಡ್ತೇನೆ ಇದು ಅದಕ್ಕೆ ಉಪಯೋಗ ಬರುವುದಿಲ್ಲ ಅರ್ಜುನನ್ ಕೊಲ್ಲೋಕ್ಕಾಗೋದಿಲ್ಲ ಆದರೆ ಪಾಂಡವರ ಕಡೆ ಅತ್ಯಂತ ಬಲಶಾಲಿಯಾದ ಒಬ್ಬ ಮಹಾವೀರನನ್ನು ಮಾತ್ರ ಕೊಲ್ಲುವುದಕ್ಕೆ ಇದು ಉಪಯೋಗ ಬರುತ್ತೆ ಅಂತ ಹೇಳಿ ಅಂತರ್ಧಾನವಾದ ತಗೊಂಡು ಹೋಗ್ಬಿಟ್ಟ ಈ ಐಂದ್ರ ಶಕ್ತಿಯನ್ನು ಇವನು ಕರ್ಣ ತನ್ನ ಯುದ್ಧದಲ್ಲಿ ಶಲ್ಯ ಎಷ್ಟು ಬೇಡ ಬೇಡ ಪ್ರಯೋಗ ಮಾಡಬೇಡ ಅಂತ ಹೇಳಿದರು ರಾತ್ರಿ ಯುದ್ಧದಲ್ಲಿ ಘಟೋತ್ಕಚನ ಮೇಲೆ ಬಿಟ್ಟು ಆಯುಧವನ್ನು ವ್ಯರ್ಥ ಮಾಡಿಕೊಂಡ ಸರ್ಪಾಸ್ತ್ರವೂ ವ್ಯರ್ಥವಾಯಿತು ಪರಶುರಾಮ ಹೇಳಿಕೊಟ್ಟಿದ್ದು ಒಂದೂ ಜ್ಞಾಪಕಕ್ಕೂ ಬರಲಿಲ್ಲ ಶಾಪಗ್ರಸ್ತನಾದ ಅತ್ಯಂತ ದುರಂತ ರೀತಿಯಲ್ಲಿ ಕರ್ಣ ಸಾಯ್ತಾನೆ ಇದು ಕುಂಡಲಾಹರಣ ಪರ್ವದ ಕಥೆ ಎಷ್ಟು ಬೇಗ ಹೇಳಿದ್ದೆ ನೋಡಿ ಎರಡು ನಿಮಿಷ ಅಂದರೆ ಎರಡೇ ನಿಮಿಷದಲ್ಲಿ ಇನ್ನು ಉಳಿದಿದ್ದು ಯಕ್ಷಪ್ರಶ್ನೆಯ ಭಾಗ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಕೊನೆಯ ಅಧ್ಯಾಯ ಆರನೆಯ ಪರ್ವ ಯಮನೇ ಯಕ್ಷರೂಪದಲ್ಲಿ ಬಂದು ಧರ್ಮರಾಜನನ್ನ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಯುತ್ತದೆ ಕ್ವಿಜ್ ಪ್ರೋಗ್ರಾಂ ಇದ್ದ ಹಾಗೆ ನೂರ ಇಪ್ಪತ್ತೊಂದು ಪ್ರಶ್ನೆಗಳು one hundred twenty one questions and one hundred twenty one answers ಅದರಲ್ಲಿ ಕೆಲವು ನಿಮಗೆ ಅಷ್ಟಾವಕರ ಗೀತೆಯಲ್ಲಿ ಪರಿಚಯವಾಗಿದೆ ಕುಮಾರವ್ಯಾಸ ಸಂಗ್ರಹ ಮಾಡಿ ಒಂದು ಆರೇಳು ಪದ್ಯಗಳಲ್ಲಿ ಯಾವುದೋ ಕೆಲವನ್ನು ಕೊಟ್ಟಿದ್ದಾನೆ ಧರ್ಮಶಾಸ್ತ್ರ ಸೂಕ್ಷ್ಮಗಳನ್ನು ಕೊಟ್ಟಿಲ್ಲ ಬೇಕಾದ್ರೆ ನಾಳೆ ಓದಿ ತೋರಿಸ್ತೇನೆ ಆದರೆ ಯಕ್ಷಪ್ರಶ್ನೆ ಭಾಗ ಅನೇಕರು ತುಂಬ ಬಯಸ್ತಾರೆ ತುಂಬ ಕಠಿಣವಾದ ಶ್ಲೋಕಗಳಿವೆ ವರ್ಣಾಶ್ರಮ ಶಿಷ್ಟಾಚಾರ ಇವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅದು ಧರ್ಮವ್ಯಾದನ ಕಥೆಯಲ್ಲಿ ನಹುಶನ ಗೀತೆಯಲ್ಲಿ ಅಗಸ್ತ್ಯ ಸಂವಾದದಲ್ಲಿ ಎಲ್ಲ ಕಡೆ ಬರುವಂತಹ most essential questions sociological spiritual questions ಅವುಗಳನ್ನು ಕುರಿತು ನಾಳೆ ತಮಗೆ ಪ್ರವಚನ ಮಾಡ್ತೇನೆ ಅಂತ ಹೇಳಿ ಈಗ ಮಂಗಳವನ್ನು ಆಚರಣೆ ಮಾಡ್ತಾ ಇದ್ದೇನೆ ನನ್ನ ಜೊತೆಯಲ್ಲಿ ಹೇಳಿ ഇമാം ഭാരത സാവിത്രീം പ്രാതരുത്ഥായ പഠേത് സ ഭാരതഫലം പ്രാപ്യ പരം ബ്രഹ്മാതി ഗച്ഛതി ഹർഷസ്ഥാനസഹസ്രാണി ഭയസ്ഥാനശതാനി ച ദിവസേ ദിവസേ മൂഢം ആവിശന്തിന പണ്ഡിതം ഊർധ്വബാഹുർവിരോമ്യൈഷ നചകച്ച് ശൃണോതി മേ ധർമാദർത്ഥശ്ച കാമശ്ച സഖിമർത്ഥം ന സേവ്യത്തെ ന ജാതു കാമാന്ന ഭയാന്ന ലോഭാത് ധർമ്മം ത്യജേ ജീവിതസ്യാപി ഹേതോ ನಿತ್ಯೋ ಧರ್ಮ ಸುಖ ದುಃಖೇ ನಿತ್ಯ ಹೇತುರಸ್ಯ ತ್ವನಿತ್ಯ ಕಾಷ್ಟಂ ವೇದಂ ಇಮಂ ವಿದ್ವಾನ್ ಶ್ರಾವಯಿತ್ವಾರ್ಥಮಶ್ನುತೆ ನಿಯಮಸ್ಥಃ ಶುಚಿಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् स्वस्य प्रजाभ्य परिपालयन्ताम् न्याय्येन मार्गेण महीम् महिषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् ನಿತ್ಯಶ್ರೀರ್ನಿತ್ಯಮಂಗಳಂ